ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीयमुपास्महे कूजन्तम् राम रामेति मधुरम् मधुराक्षरम् आरुह्य कविता शाखाम् वन्दे वाल्मीकिकोकिलम् वाल्मीकेर्मृसिंहस्य कवितावनचारिणः शृण्वन् रामकथानादम् कोनयादिपराङ्गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेरसमकल्मषम् गोष्पदीकृतवाराशम् मशिकीकृतराक्षसम् रामायणमहामालारत्नम् वन्दे निलात्मजम् अञ्जनानन्दनम् वीरम् शानकी शोकनाशनम् कपीशमक्षहन्तारम् वन्दे लङ्काभयङ्करम् आमिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् मातात्मजम् मानरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवह्निम् जनकात्मजायाः आदाय तेनैव ददालङ्काम् नमामि तम् पाञ्जलिराञ्जनेयम् आञ्जनेयमतिपाटलाननम् काञ्चनाद्रिकमनीयविग्रहम् पारिजाततरुमूलवासनम् भावयामि पवमाननन्दनम् यत्र यत्र रघुनाथकीर्तनम् तर्ततर्तकृतमस्तकाञ्जलिम् बाष्पवारि परिपूर्णलोचनम् मारुतिन्नमुतराक्षसान्तकम् वेद वेद्ये परे पुंसि जाते दशरथात्मजे वेद प्राचेरसादासीत् साक्षात् रामायणात्मनः चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वा स याति ब्रह्मणस्थानम् ब्रह्मणा पूज्यते सदा वाल्मीकिगिरिसम्भूता रामसागरगामिनी पुनातिभुवनम् पुण्या रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामीनम् वन्दे रामायणार्णवम् यः कर्णाञ्जलिसम्पुटैः अहरः सम्यक् पिबत्यादराद् वाल्मीकेर्वदनारविन्दगलितम् रामायणाख्यम् मधु जन्मव्यार्जरा विपत्तिनिधनैः अत्यन्तसोपद्रवम् संसारम् सविहाय गच्छति उमान् विष्णोः पदम् शाश्वतम् तदुपगतसमाससन्धियोगम् ಸಮ ಮಧುರೋಪನತವಾಕ್ಯಬ್ದಮ ರಘುವರ ಚರಿತು ಪ್ರಣೀತ ದಶಶರಜವಸ ನಿಶಾಧ್ವ ಶ್ರೀರಗವಶರಥ ಆತ್ಮಜಮ ಪ್ರಮೇಯ ಸೀತಾಪತಿ ಭಗಕುಲಾನ್ವೈರತ್ನ ದೀಪ ಆಜಾನುಬಾಹುಮರಿಂದದಳಾ ತಾಕ್ಷ ನಿಶಾಚರ ವಿನಾಶಕರ ಮಾಮೀ ಸೈತಂ ಸುರತ್ನಮತೇ ಹೈಮೇ ಮಹಾಮ मध्ये पुष्पकमासने मणिमये वीरासने सुस्थितम् अग्रे वाचैति प्रभञ्जनसुतेः तत्त्वम् मुनिभ्यः परम् व्याख्यान्तम् भरतादिभिः परिवृतम् रामम् भजे श्यामलम् श्रीरामाय नमावम् श्रीरामचन्द्रपरब्रह्मणे नमः ओम् तपस्वाध्यायनिरतम् तपस्वी ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ಮುನಿಪುಂಗವಂ ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ್ಚ ವಾಲ್ಮೀಕಿರ್ಮುನಿಪುಂಗವಂ ಶ್ರೀರಾಮಾಯಣ ಭಾವಂ ರಘುನಂದನ ಪರಬ್ರಹ್ಮಣೇ ಮಹಾಭವಂ ಸ್ಮ ಗುರುಭ್ಯೋ ನಮಃ ಸ್ಮ ಪರಮಗುರುಭ್ಯೋ ತಮಗೆಲ್ಲರಿಗೂ ಪ್ರಣಾಮಗಳು ಶ್ರೀರಾಮಚಂದ್ರ ಸ್ವಾಮಿಯ ಅಶ್ವಮೇಧ ಮಂಟಪದಲ್ಲಿ ತಾಟಕ ಸಂಹಾರ ಪರ್ಯಂತ ಕಥೆಯನ್ನ ಲವಕುಶರು ನಿನ್ನೆ ವಿಜ್ಞಾಪನೆ ಮಾಡಿದ್ದಾರೆ ಅಲ್ಲಿಂದ ಮುಂದಕ್ಕೆ ಅಹಲ್ಯ ವೃತ್ತಾಂತವೂ ಆಯಿತು ಅಹಲ್ಯ ವೃತ್ತಾಂತದಲ್ಲಿ ಎಷ್ಟು ಬೇಕೋ ಅಷ್ಟು ಹೇಳಿದ್ದಾರೆ ವಾಲ್ಮೀಕಿ ಮಹರ್ಷಿಗಳು ಕಾವ್ಯದ ಮತ್ತು ಧರ್ಮದ ಇತಿಹಾಸದ ದೃಷ್ಟಿಯಿಂದ ನೋಡಬೇಕಾದ ಕಥಾನಕದಲ್ಲಿ ಪ್ರಶ್ನೆಗಳ ದೃಷ್ಟಿ ಸರಿ ಇರಬೇಕು ಪ್ರಶ್ನೆ ಕೇಳೋರು ಕೇಳ್ತಾರೆ ಪ್ರಶ್ನೆಗಳ ದೃಷ್ಟಿ ವ್ಯತ್ಯಾಸವಾದರೆ ರಾಮಾಯಣದ ದಾರಿ ಬಿಟ್ಟು ಉತ್ತರ ಹೇಳಬೇಕಾಗ್ತದೆ ಒಬ್ಬರು ಪ್ರಶ್ನೆ ಕೇಳಿದ್ರು ನಾ ಬರೆದಿದ್ದೇನೆ ಇದಕ್ಕೆ ಉತ್ತರ ಶ್ರೀ ರಾಮಾಯಣದ ಮಹಾಪ್ರಸಂಗಗಳು ಅಂತ ಒಂದು ಪುಸ್ತಕ ಬರೆದಿದ್ದೇನೆ ಅದರಲ್ಲಿ ಇಲ್ಲೋ ಗೊತ್ತಿಲ್ಲ ಎರಡನೇ ಮುದ್ರಣ ಆಗಿದೆ ಬಹಳ ಬೇಗ ಒಂದೇ ವರ್ಷದಲ್ಲಿ ಅದು ಸಿಕ್ಕರೆ ಓದು ನೋಡಿ ಅದು ಮಾರೀಚನ ತನಕ ಬಂದಿದೆ ಇನ್ನರ್ಧ ಭಾಗ ಆಗಬೇಕು ಈ ಪ್ರಸಂಗಗಳನ್ನೆಲ್ಲ ಪಾತ್ರ ಪ್ರಪಂಚ ಒಂದು ಬರದೆ ಕ್ಯಾರೆಕ್ಟರ್ಸು ಪ್ರಸಂಗಗಳನ್ನು ಹಿಂಜಿ ತೋರಿಸುವ ಒಂದು ಗ್ರಂಥ ಪ್ರಶ್ನೆ ಏನು ಅಹಲ್ಯೆಯನ್ನ ಪವಿತ್ರ ಮಾಡಿ ಶಾಪದಿಂದ ಮೋಚನಗೊಳಿಸಿದ ಪರಮಾತ್ಮ ತಾಟಕೆಯನ್ಯಾತಕ್ಕೆ ಸರಿ ಮಾಡಲಿಲ್ಲ ಅಂತ ಒಂದು ಪ್ರಶ್ನೆ ಹಾಗಿದ್ರೆ ಎಲ್ಲರನ್ನ ಶುದ್ಧ ಮಾಡಿ ಹುಟ್ಟಿದಾಗಲೇ ದಶರಥ ವಶಿಷ್ಠ ವಿಶ್ವಾಮಿತ್ರ ಎಲ್ಲರನ್ನ ಶುದ್ಧ ಮಾಡಿಬಿಟ್ಟಿದ್ರೆ ರಾಮಾಯಣವೇ ಆಗ್ತಾ ಇರಲಿಲ್ವಲ್ಲ ಅದಕ್ಕೆ ಅದೇ ಉತ್ತರ ಆದರೆ ಇಷ್ಟು ಸುಲಭದ ಉತ್ತರ ಇದು ಸುಮ್ಮನೆ ನಗೆ ಆಡ್ಲಿಕ್ಕೋಸ್ಕರ ಹೇಳಿದ್ರೆ ತಿಳ್ಕೊಬೇಡಿ ಬಹಳ ದೊಡ್ಡ ವೇದಾಂತದ ಮರ್ಮ ಇದೆ ದೇವಸ್ಥಾನದಲ್ಲಿ ದೇವರ ಪಾದುಕೆಗಳನ್ನು ಶಠಾರಿ ಅಂತ ಕರೆಯುವ ದೇವರ ಪಾದುಕೆಗಳನ್ನು ಅರ್ಚಕರು ಪೂಜಾ ನಂತರ ಎಲ್ಲರ ಶಿರಸ್ಸಿನ ಮೇಲೆಯೇ ಅಹಲ್ಯ ಇಟ್ಟಂತೆ ತಂದಿಡ್ತಾರೆ ಎಲ್ಲರ ಶಾಪ ಹೋಗ್ತದೆಯೇ ಅರ್ಚಕರ ಶಾಪ ಹೋಗ್ತದೆಯೇ ನಿಮ್ಮೆಲ್ಲರ ತಲೆ ಮೇಲಿಟ್ಟು ಅವರೂ ತಲೆ ಮೇಲಿಟ್ಟುಕೊಳ್ತಾರೆ ಯಾತಕ್ಕಾಗೋದಿಲ್ಲ ಎಲ್ಲರಿಗೂ ಐದು ನಿಮಿಷದಲ್ಲಿ ಜಗತ್ತಿಗೆ ಮೋಕ್ಷ ಕೊಡ್ಬೋದಾಗಿತ್ತಲ್ಲ ದೇವರು ವೇದಾಂತೇಶಕರು ಬರೀತಾರೆ ಪಾದುಕಾಶಾಸ್ತ್ರದಲ್ಲಿ ನಾನು ತೋರಿಸಿದ ಪದ್ಧತಿಯ ಇನ್ನೊಂದು ಕಡೆ ಯಾವತ್ತ ಹಲ್ಲಿಗೆ ಮೋಕ್ಷವಾಯಿತೋ ಮೋಕ್ಷ ಅಂದರೆ ಶಾಪಮೋಚನವಾಯಿತೋ ಅಲ್ಲಿಂದ ಆಚೆಗೆ ಉದ್ದಕ್ಕೆ ಋಷ್ಯಾಶ್ರಮಗಳಲ್ಲಿ ಎಲ್ಲರೂ ಈ ದಂಡಕಾರಣ್ಯಕ್ಕೆ ಮುಂದೆ ಎಲ್ಲ ರಾಮಚಂದ್ರ ಪ್ರಯಾಣ ಮಾಡುವಾಗ ಮಿಥಿಲೆವರೆಗೆ ಇಲ್ಲಿ ಹೋಗುವಾಗ ಇನ್ನು ಯಾವ್ಯಾವ ಕಲ್ಲುಗಳೆಲ್ಲ ಹೆಂಗಸರಾಗ್ತಾರೆಯೋ ಅಂತ ಲೆಕ್ಕಾಚಾರ ಹಾಕ್ತಾ ಕೂತಿದ್ರು ಅಂತ ಒಂದು ತಮಾಷೆ ಶ್ಲೋಕವನ್ನು ಬರೆದಿದ್ದಾರೆ ಉಪಲತನುರ ಹಲ್ಯ ಇವ ಶಾಪಾತ್ ಹನುಮನ್ ನಾಟಕ ಯಮಪಿ ಮುನಿ ಪತ್ನಿ ಶಾಪಿತಾ ಕಾಪಿ ವಾ ಸ್ಯಾತ್ चरणनलिनसङ्गानुग्रहं ते भजन्ति भवतु च रमयम् न ಪೋತಪುತ್ರಿ ಇದೇ ಅರ್ಥ ಕೊಡುವಂಥ ಅಧ್ಯಾತ್ಮ ರಾಮಾಯಣದ ಒಂದು ಶ್ಲೋಕ ಇದು ಚಮತ್ಕಾರಕ್ಕೆ ಹೇಳುವ ಮಾತು ಗುಹ ರಾಮ ಸೀತಾ ಲಕ್ಷ್ಮಣರನ್ನ ಗಂಗೆ ಈ ಕಡೆಯ ದಡದಿಂದ ಆ ಕಡೆ ದಡಕ್ಕೆ ಕರ್ಕೊಂಡು ಹೋಗಿಬಿಡುವಾಗ ಪುಸಕ್ನ ರಾಮಚಂದ್ರ ಕಾಲಿಡೋದಕ್ಕೂ ಬಂದ ದೋಣಿಯಲ್ಲಿ ಸ್ವಲ್ಪ ತಾಳು ಅಂದ ಅವನು ಕ್ಷಳಯಾಮಿ ತವ ಪಾದ ಪಂಕಜಂ ನಾಥದಾರುದೃಶದೋಹ್ಯಮಂತರಂ ಆ ಕಲ್ಲನ್ನು ನೀನು ಕಾಲಿನಿಂದ ಮುಟ್ಟಿದೆ ಅದು ಹೆಣ್ಣಾಯಿತು ಅದು ದೃಶತ್ ಇದು ದಾರು ದಾರು ಅಂದ್ರೆ ಮರದಿಂದ ಕಟ್ಟಿಗೆಯಿಂದ ಮಾಡಿದ ದೋಣಿ ಇದಕ್ಕೆ ಅದಕ್ಕೇನು ವ್ಯತ್ಯಾಸ ಇದರಲ್ಲಿ ಒಂದು ಕಾಲದಲ್ಲಿ ಜೀವ ಇತ್ತು ಮರವಾಗಿತ್ತು ಈಗ ಸತ್ತಿದೆ ಅದರಲ್ಲಿ ಜೀವ ಇರಲಿಲ್ಲ ಕಲ್ಲು ಕಾಲಿಗೆ ತಗಲಿ ಹೆಣ್ಣಾದಂತೆ ಈ ದೋಣಿಯು ನಿನ್ನ ಕಾಲಿಗೆ ತಗಲಿ ಒಂದು ಹೆಣ್ಣಾಗಿ ಬಿಟ್ರೆ ನಾ ದೋಣಿ ತಾಗಿಸೋವನು ನನ್ನ ಜೀವ ಇದರಲ್ಲಿ ಮಾನುಷೀಕರಣ ನಮಸ್ತಿತೆ ನಿನ್ನ ಪಾದದಲ್ಲಿ ಮುಟ್ಟಿದ್ದೆಲ್ಲವನ್ನ ಮನುಷ್ಯರನ್ನಾಗಿ ಮಾಡತಕ್ಕ ಒಂದು ಚೂರ್ಣ ಇದೆ ಪಾದ ಧೂಳಿ ಪಾದಯೋರಿತಿ ಕಥಾ ಪ್ರತೀಯತ ಅದರಿಂದ ಪಾದ ಧೂಳಿ ತೆಗೆದು ಬಿಡುತ್ತೇನೆ ಅಂತ ರಾಮಪಾದ ತೊಳೆಯುವುದಕ್ಕೆ ಈ ನೆಪವನ್ನು ಮಾಡಿದ ಗುಹಾ ಎಂಬುದಾಗಿ ಶ್ಲೋಕ ಚೆನ್ನಾಗಿಲ್ವೇ ನೋಡಿ ಈ ರೀತಿ ಅಲಂಕಾರದಲ್ಲಿ ನೀವು ಬೇಕಾದ ಹೇಳಿ ಇನ್ನೆರಡು ಮೂರು ಶ್ಲೋಕ ಇದೆ ಓದ್ಲಿಕ್ಕೆ ವೇಳೆ ಇಲ್ಲ ತತ್ವ ಇಷ್ಟೇ ಅನೇಕ ಪ್ರವಚನಗಳಲ್ಲಿ ಹೇಳಿದ್ದೇನೆ ಮೊನ್ನೆ ಮೊನ್ನೆ ಇನ್ನೊಂದು ಕಡೆಯೂ ಇದನ್ನೇ ದೊಡ್ಡ ಪ್ರಮೇಯ ಮಾಡಿ ಹೇಳಿದೆ ನಿಮ್ಮ ಹೃದಯದಲ್ಲಿ ಅನಾದಿಕಾಲದಿಂದ ದೂಷಿತವಾಗಿರತಕ್ಕ ಈ ಮನಸ್ಸಿನ ಇಂದ್ರಿಯಗಳ ಚಲನ ವಲನಗಳ ಪಾಪವನ್ನು ಕಳೆಯುವುದಕ್ಕೆ ನೀವು ಕಿಂಚಿತ್ತಾದರೂ ಪಶ್ಚಾತ್ತಾಪವನ್ನೇ ಪಡೆದೇ ಹೋದರೆ ಒಂದು ಲಕ್ಷ ಕೋಟಿ ಪಾದುಕೆಗಳನ್ನು ತಲೆ ಮೇಲಿಟ್ಟರು ಏನು ಪ್ರಯೋಜನ ಆಗುವುದಿಲ್ಲ ಕೆಲವರು ಏನು ಅಪೇಕ್ಷೆ ಪಡ್ತಾರೆ ಆ ಪಾದುಕೆ ತಂದು ತಗಲಿಸಿದರೆ ಇಟ್ ಶುಡ್ ಹ್ಯಾಪನ್ ಮೆಕ್ಯಾನಿಕಲಿ ಅಲ್ಲ ಮೋಕ್ಷ ಮೆಕ್ಯಾನಿಕಲ್ ಅಲ್ಲ ಯು ಹ್ಯಾವ್ ಟು ಕೋಆಪರೇಟ್ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಂ ಅವಸಾದೇತ ನಾ ಇದ್ದ ಹಾಗೆ ಇರ್ತೇನೆ ಅವಳು ಕಲ್ಲಿದ್ದಾಗಿದ್ದಲ್ಲ ಕಲ್ಲಿದ್ಲು ನಿಜ ಅವಳು ಎಷ್ಟು ಪಶ್ಚಾತ್ತಾಪ ಪಟ್ಟಳು ನಿಮಗೆ ಗೊತ್ತೇ ಅಲ್ಲಿ ಹೃದಯದ ಒಳಗೆ ನೀವು ಹೊಕ್ಕ ನೋಡಬೇಕು ಪಶ್ಚಾತ್ತಾಪದ ಕಣವೂ ಬರದೇ ಇದ್ದವನಿಗೆ ಭಗವಂತರ ಪಾದಿಕೆ ಭಗವ ಭಾಗವತರ ಪಾದಿಕೆ ಏನು ಪ್ರಯೋಜನ ಮಾಡುವುದಿಲ್ಲ ರಾಗಾದ್ಯಪೇತಂ ಹೃದಯಂ ನಮ್ಮ ಮನೇಲಿ ಹೇಳಿದೆ ನೋಡಿ ಶ್ಲೋಕ ಭಗವಂತನ ಪೂಜೆಗೆ ಮೂರು ಲಕ್ಷಣ ವೇದಾಂದೇಶಕರು ರಹಸ್ಯ ರತ್ನಾವಳಿ ಹೃದಯಂ ಅಂತ ಅವರೇ ಬರೆದ ಕಂಠಕ್ಕೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ರಾಗಾದ್ಯಪೇತಂ ಹೃದಯಂ ವಾಕ್ ಅದುಷ್ಟ ಅನೃತಾದಿನ ಸುಳ್ಳು ಹೇಳದೇ ಇರುವಂತಹ ಬಾಯಿ ಕಾಮಕ್ರೋಧಗಳಿಗೆ ನೆಲೆಯಿಲ್ಲದೆ ಇರುವಂತಹ ಪರಿಶುದ್ಧವಾದ ಹೃದಯ ಮೂರನೇದು ಹಿಂಸಾ ವಿರಹಿತಂ ಕಾಯ ಹಿಂಸೆಯಿಂದ ದೂರವಾಗಿರ್ತಕ್ಕಂಥ ಶರೀರ ಇದು ಮೂರನ್ನು ನೀವು ಮಾಡಿದರೆ ಕೇಶವಾರಾಧನಂ ತ್ರಯಂ ಭಗವಂತನ ಪೂಜೆಯ ಮೂರು ರೂಪಗಳು ಅಂದರು ಇದು ನಿಮ್ಮ ಜೀವನಕ್ಕೆ ಇದು ದೀಕ್ಷೆ ಕೊಟ್ಟ ಹಾಗೆ ಅಂತ ತಿಳ್ಕೊಂಡ್ಬಿಡಿ ಪ್ರತಿನಿತ್ಯ ಇದನ್ನು ನಾವು ಪ್ರಯತ್ನ ಮಾಡಬೇಕು ಮನಸ್ಸಲ್ಲಿ ಆ ದೇವರು ಎಂಥವನು ಅಂದ್ರೆ ಕಾಮಕ್ರೋಧಗಳ ಒಂದು ಲವಲೇಶ ಇದ್ರೆ ನೋ ಎಂಟ್ರಿ ಅವನು ಬರೋದಿಲ್ಲ ಮತ್ತೆ ಹೃದಯದಲ್ಲಿರ್ತಾನೆ ಅಂತ ಹೇಳ್ತೀರಲ್ಲ ಇರ್ತಾನೆ ಕಷ್ಟಪಟ್ಟುಕೊಂಡಿರ್ತಾನೆ ಕಟುಕನ ಹೃದಯದಲ್ಲಿದ್ದ ಹಾಗೆ ನಿಮಗೆ ಜಾಗೃತವಾಗುವುದಿಲ್ಲ ಎಲ್ಲ ಕಡೆ ದೇವರಿದ್ದೇ ಇದ್ದಾನೆ ವಿಗ್ರಹ ಬೇಕು ಸಾಲಿಗ್ರಾಮ ಬೇಕು ಬೇಕು ಪ್ರತಿಷ್ಠೆ ಬೇಕು ನಿಮ್ಮ ಕಣ್ಣು ನೆಟ್ಟಿಗೆಲ್ಲದೆ ಇದ್ರೆ ಕಳ್ಳನೂ ಬರ್ತಾನೆ ದೇವಸ್ಥಾನಕ್ಕೆ ಅವನ ತಲೆ ಮೇಲೆಯೂ ನೀಡುತ್ತಾರೆ ಅರ್ಚಕರು ಅವನ ದೃಷ್ಟಿ ಇದು ಬಂಗಾರದ ಪಾದಕ್ಕೆ ಎಷ್ಟು ಬೆಲೆ ಬಾಳಬಹುದು ಇದನ್ನು ಯಾವಾಗ ಕದಿಯಬಹುದು ಈ ದೃಷ್ಟಿ ಇದ್ದರೆ ಅವನಿಗೆ ಅವನು ಯಾವ ಜನ್ಮಕ್ಕೆ ಮೋಕ್ಷವಾಗುತ್ತೆ ಮೋಕ್ಷ ಮೆಕ್ಯಾನಿಕಲ್ ಅಲ್ಲ please understand you have to cooperate ಅದಕ್ಕೆ ನಾವೇನು ಮಾಡಬೇಕು ಒಂದು ಕಿಂಚಿತ್ ಏನಾದರೂ ತಿಳಿದೋ ತಿಳಿಯದೆಯೋ ತಪ್ಪು ನಮ್ಮಿಂದ ಆದರೆ ಅಯ್ಯೋ ಹೀಗಾಯ್ತಲ್ಲ ಇನ್ಮೇಲೆ ಆಗದೇ ಇರೋ ಹಾಗೆ ಎಚ್ಚರಿಕೆಯಿಂದಿರೋಣ ಎಂಬುದಾಗಿ ಇದು ಈ ಶರಣಾಗತಿಗೆ ಐದು ಅಂಗಗಳನ್ನು ಹೇಳ್ತಾರೆ ಇನ್ನು ಮೇಲೆ ಅನುಕೂಲವಾಗಿ ನಡೀತೇನಪ್ಪ ತಪ್ಪು ಮಾಡಿಬಿಟ್ಟೆ ಎಷ್ಟು ದಿವಸ ನೀ ರಕ್ಷಿಸು ಎಂಬುದಾಗಿ ಬಾಯಿ ಬಿಟ್ಟು ಕೇಳಬೇಕು ನಿನ್ನೆ ಬಿಟ್ಟರೆ ಗತಿ ಇಲ್ಲ ಅನ್ನೋ ದೈನ್ಯ ಭಾವ ಇರಬೇಕು ಇದು ನ್ಯಾಸ ಪಂಚಾಂಗ ಸಂಯುತ ಇದೆಲ್ಲ ಶಾಸ್ತ್ರಕಾರರು ಹೇಳ್ತಾರೆ ತಗ್ಗಿ ಬಗ್ಗಿ ನಡೆಯುವವನಿಗೆ ಅಕಸ್ಮಾತ್ ತಪ್ಪಾದರೆ ಅದು ಎಂಥ ಸಣ್ಣ ತಪ್ಪದನು ಪತಿ ಪತ್ನಿಯರೇ ನಿನ್ನೆ ಹೇಳಿದ್ದೇನೆ ಮತ್ತೆ ಮತ್ತೆ ಹೇಳ್ತೇನೆ ತಿಳ್ಕೋಬೇಡಿ ಪರಪುರುಷನ ಜೊತೆಯಲ್ಲಿ ಸಂಗಮ ಮಾಡಲಿಲ್ಲ ಅಹಲ್ಯೆ ಪರಪತ್ನಿ ಸಂಗಮವನ್ನು ಅವರೂ ಮಾಡಲಿಲ್ಲ ಸ್ವಂತ ಸತಿಪತಿಯರೇ ಆದರೂ ಮಕ್ಕಳಾಗಿದ್ದಾರೆ ತಪಸ್ಸಲ್ಲಿರ್ತಕ್ಕಂಥ ಅವರು ಅದು ಕಾಲದಲ್ಲಿ ಧ್ಯಾನ ಮಾಡಬೇಕಾದ ಕಾಲದಲ್ಲಿ ಸ್ನಾನಕ್ಕೆ ಹೊರಟ ಕಾಲದಲ್ಲಿ ಇಂದ್ರಿಯ ಚಾಪಲ್ಯಕ್ಕೆ ಒಳಗಾದಾಗ ತಾನು ಸೋತು ಪತ್ನಿಯು ತನ್ನನ್ನು ಆ ಕಾರ್ಯಕ್ಕೆ ಅವಳು ಬೆಂಬಲಿಸಲು ತಮ್ಮ ಇಬ್ಬರಿಗೂ ಪ್ರಾಯಶ್ಚಿತ್ತ ಮಾಡಿಕೊಂಡ ಮಹರ್ಷಿಯ ಕಥೆ ಎಷ್ಟು ಪೂಜ್ಯವಾದ ಕಥೆ ಯೋಚನೆ ಮಾಡಿ ವಯಸ್ಸಾದ ಮೇಲೆ ಗಂಡ ಹೆಂಡತಿಯರು ಒಬ್ಬರೊಬ್ಬರನ್ನ ತಪಸ್ವಿಗಳು ಅಂತ ಕಾಣಬೇಕು ವೀರಶೈವರಲ್ಲಿ ನಾ ಕಂಡಿದ್ದೇನೆ ಗಂಡ ಹೆಂಡತಿಯನ್ನು ಏನೇ ಅಂತ ಕರೆಯೋದಿಲ್ಲ ಏನ್ರಿ ಯಾರೋ ಬಂದಿದ್ದಾರ ನೋಡ್ರಿ ಅವ್ರ ಸಂಸ್ಕಾರ ಆಗಿದೆ ಅಷ್ಟೇ ಅಲ್ಲ ಅರಮನೆಯಲ್ಲಿ ದೊಡ್ಡ ಪಂಡಿತರಿದ್ದು ರಾಮಶೇಷ ಶಾಸ್ತ್ರಿಗಳು ಮೋಟಗಾನಹಳ್ಳಿ ರಾಮಶೇಷ ಶಾಸ್ತ್ರಿಗಳು ಅಂತ ಮಹಾರಾಜರಿಗೆ ಭಾಗವತ ಹೇಳ್ತಾ ಇದ್ದವರು ನಮ್ಮ ಗಂಗಾಧರ ಶಾಸ್ತ್ರಿಗಳ ತಾತ ಅವರು ಪತ್ನಿಯನ್ನ ಕೂಡ ನೋಡಿ ಯಾರೋ ಬಂದಿದ್ದಾರೆ ಬಹುವಚನದಲ್ಲಿ ಮಾತನಾಡಿಸ್ತಾ ಇದ್ರು ಇದೆಲ್ಲ ಕೃತಕವಾಗಿ ಕಾಣಿಸೋದಿಲ್ಲವೇ ಅಂತ ನೀವು ಬಂದ್ರೆ ಆಗಲ್ಲ ಅನುಸಂಧಾನದ ಮೇಲೆ ಹೋಗುತ್ತೆ ಅನುಸಂಧಾನದಲ್ಲಿ ಕೃತಕ ಎಲ್ಲಿ ಬಂತು ಹೃದಯಪೂರ್ವಕ ಮಾಡಿದರೆ ನೇರಾಗಿರುತ್ತೆ ಹೃದಯ ಬಿಟ್ಟು ಹೇಳಿದರೆ ಅದು ಕೃತಕವಾಗಿ ಕಾಣಿಸುತ್ತೆ ಕೇವಲ ಮಾಂಸದ ಮುದ್ದೆಯಾಗಿ ಹೆಂಡತಿಯನ್ನು ನೋಡುವುದಕ್ಕೂ ಒಂದು ಹಂಸ ಒಂದು ಹದ್ದು ಸತ್ತು ಬಿದ್ದ ಪ್ರಾಣಿಯನ್ನು ನೋಡುವುದಕ್ಕೂ ಏನು ವ್ಯತ್ಯಾಸ ಕ್ರೂರವಾಯಿತು ನನ್ನ ಮಾತು ಹದ್ದಿನ ದೃಷ್ಟಿಯಲ್ಲಿ ಎಲ್ಲರೂ ತನಗೆ ಆಹಾರವೇ ಅವರು ಪಂಡಿತರೇ ಪಾಮರರೇ ಕಳ್ಳರೇ ಕಾಕರೆ ನೋಡು ಇವು ಎಷ್ಟು ಬೇಗ ಸಾಯ್ತಾನೆ ಎಷ್ಟು ಬೇಗ ನನಗೆ ಆಹಾರವಾಗುತ್ತೆ ಕಾಮಕ್ರೋಧಗಳ ದೃಷ್ಟಿ ಬಂದರೆ ಮನುಷ್ಯ ಹದ್ದಾಗ್ತಾನೆ ಪಶುವಾಗ್ತಾನೆ ಪಕ್ಷಿಯಾಗ್ತಾನೆ ತನ್ನನ್ನು ತಾನು ಗೆಲ್ಲುವ ಕೆಲಸವನ್ನು ಮಾಡಬೇಕು ಮಹರ್ಷಿಗಳೇ ಹೀಗೆ ನಡೆದುಕೊಂಡ್ರು ಅಂದ್ರೆ ನಮಗೆ ಇದರಲ್ಲಿ ಪಾಠ ಇರಲಿ ಅಂತ ಈ ಕಥೆಯನ್ನು ರಾಮಾಯಣದಲ್ಲಿ ನಮಗೆ ಕೊಟ್ಟಿದ್ದಾರೆ ವೇದದಲ್ಲಿ ಈ ಕಥೆಗೆ ಇಂದ್ರನನ್ನ ಗೌತಮ ಬ್ರಾಹ್ಮಣ ಬ್ರುವಾಣ ಗೌತಮ ಅಂತ ಹೇಳ್ಕೊಂಡು ಬಂದವನೇ ಎಂಬುದಾಗಿ ಅವನಿಗೆ ಬಿರುಗಿನ ರೂಪದಲ್ಲಿ ಹೇಳಿದ್ದಾರೆ ದಯವಿಟ್ಟು ಅಪಾರ್ಥವನ್ನು ಈ ಕಥೆಗೆ ಮಾಡಬೇಡಿ ಹಾಗೆಯೇ ಅಗಸ್ತ್ಯ ಲೋಪಾಮುದ್ರೆಯರ ಕಥೆ ಋಷಿಪತ್ನಿಯರ ಕಥೆ ಅದೆಲ್ಲ ಋಗ್ವೇದದಲ್ಲಿ ಎಂಥೆಂಥ ಕಥೆಗಳಿವೆ ಅವಳು ಬ್ರಹ್ಮಚರ್ಯದಲ್ಲಿ ಇವಳು ಗಂಡನನ್ನ ಯಾಚನೆ ಮಾಡ್ತಾಳೆ ನಿಮ್ಮ ತಂದೆಗೆ ಮಾತು ಕೊಟ್ಟಿದ್ರಿ ಈಗ ಸನ್ಯಾಸಿ ಆಗೋದಿಲ್ಲ ವಂಶೋತ್ಕರ ಪುತ್ರನನ್ನು ಪಡೆಯುತ್ತೇನೆ ಅಂತ ನನಗೆ ಯೌವನ ಆಗ್ತಾ ಬಂತು ನಿಮಗೂ ಯೌವನ ಆಯಿತು ನಿಮ್ಮ ಪಾಲಿಟಿಕ್ಸ್ ಬಹಳ ದೊಡ್ಡದಾಗಿದೆ ಬ್ರಾಹ್ಮಣ ಕ್ಷತ್ರಿಯ ಸಸಿ ನಡ್ತಾ ಇದ್ದೀರಿ ಸಂತಾನ ಇಲ್ಲದೆ ಇದ್ರೆ ನಿಮ್ಮ ಪಿತೃಗಳಿಗೆ ಸದ್ಗತಿ ಇಲ್ಲ ಏನು ಮಾಡ್ತೀರಿ ಅಗಸ್ತ್ಯರು ಇಲ್ಲ ಬ್ರಹ್ಮಚರ್ಯವೇ ಶ್ರೇಷ್ಠ ಅಂತ ಉಪನ್ಯಾಸ ಮಾಡಿ ಈಕೆ ಅವರ ಜೊತೆ ಸಂವಾದ ಮಾಡಿದ್ದು ಋಗ್ವೇದದಲ್ಲಿ ಲೋಪಾಮುದ್ರಾ ಸೂಕ್ತ ಲೋಪಾಮುದ್ರೆ ಮಹರ್ಷಿ ಸ್ತ್ರೀಯರನ್ನು ಮಹರ್ಷಿ ಅಂತ ಕರೆದು ವಿದೇಶದಲ್ಲಿ ಆ ಸಂಸ್ಕೃತಿ ಮತ್ತೆ ಬರಬೇಕಾದ್ರೆ ನಿಮ್ಮ ನಮ್ಮ ಕಣ್ಣು ಬದಲಾಗಬೇಕು ಇವತ್ತು ಕೂತಿರೋ ಗೋಳೆಲ್ಲ ಕಣ್ಣಲ್ಲಿ ಇಂಗ್ಲಿಷ್ ಬೇಕೇ ಕನ್ನಡ ಬೇಕೇ ಯಾವ್ದು ಸಾಯ್ಬೇಕು ಯಾವ್ದು ಉಳಿಬೇಕು ರಾಮಾಯಣ ಬೇಕೇ ಮಹಾಭಾರತ ಬೇಕೆ ರಾಮಾಯಣದ ಕಥೆ ಗೊತ್ತಿಲ್ಲ ಮಹಾಭಾರತ ಕಥೆ ಗೊತ್ತಿಲ್ಲ ಹುಡುಗರಿಗೆ ಹೇಳೋರಿಲ್ಲ ಎಲ್ಲ ಧೃತರಾಷ್ಟ್ರ ಕಣ್ಣಾಗ್ತಾ ಇದೆ ಈ ಕಣ್ಣು ಮತ್ತೆ ಕಾಣಿಸಬೇಕು those are pearls that were his eyes Shakespeare ಒಂದು ನಾಟಕದಲ್ಲಿ ಟೆಂಪೆಸ್ಟ್ ನಾಟಕದಲ್ಲಿ ಹೇಳ್ತಾನೆ ಕಣ್ಣು ಹೋಯಿತು ಕಾಣಿಸ್ತಾ ಇಲ್ಲ ಅದಕ್ಕಿಂತ ಹೆಚ್ಚು ಬೆಲೆ ಬಾಳುವುದು ಅಂತ ಅಲ್ಲಿ ಮುತ್ತನ್ನು ತಂದಿಟ್ರೆ ಪ್ರಯೋಜನವಾಗುತ್ತೆ ಒಬ್ಬನಿಗೆ ಹಲ್ಲು ಹೋಯಿತು ಹಳೆ ಕಾಲದಲ್ಲಿ ಈಗಲೂ ಕೆಲವರು ಮಾಡ್ತಾರೆ ಚಿಕ್ಕ ವಯಸ್ಸಿನವರಾಗಿದ್ರೆ ಹಲ್ಲು ಕಿತ್ತ ಜಾಗದಲ್ಲಿ ಬಂಗಾರದ ಹಲ್ಲನ್ನು ಕಟ್ಟಿಸಿಕೊಳ್ತಾರೆ ನೀವು ಬಂಗಾರದ ಕಣ್ಣನ್ನು ಹಾಕಿದ್ರೆ ಹಿರಣ್ಯಾಕ್ಷರಾಗ್ತೀರಾ ಹೊರತು ದೇವರು ಕೊಟ್ಟ ಕಣ್ಣಿನಿಂದ ಸರಿಯಾದ ದೃಷ್ಟಿಯಲ್ಲಿ ಪೂಜ್ಯತೆ ಅಂತ ಒಂದಿದೆಯಪ್ಪ ಈ ಪೈಟಿ ಪಯಸ್ನೆಸ್ ಪವಿತ್ರತೆ ಅದು ವಸ್ತುಗತವಾದದ್ದಲ್ಲ ಭಾವಗತವಾದದ್ದು ಇದು ಹರಿದು ಚೂರಾಗಿದ್ರು ಶ್ರೆಡ್ಸ್ ಆಗಿದ್ರು ರಾಮಾಯಣ ಅಂದ ಕೂಡಲೇ ಕಣ್ಣು ಮುಟ್ಕೊಳ್ತೇವೆ ಇದರಲ್ಲಿ ಪವಿತ್ರತೆ ಅನ್ನೋದೆಲ್ಲಿದೆ ಇದಕ್ಕಿಂತ ಸುಂದರವಾದ ಪುಸ್ತಕ ಇದೆಯಲ್ಲ ಅಕೌಂಟ್ಸ್ ಪುಸ್ತಕ ಇದೆಯಲ್ಲ ಕಂಪ್ಯೂಟರ್ ಇದೆಯಲ್ಲ ಕಂಪ್ಯೂಟರ್ ನೋಡಿದ್ರೆ ಪವಿತ್ರ ಅನ್ನೋ ಭಾವನೆ ನನಗಂತೂ ಬರೋದಿಲ್ಲ ನಿಮಗೆ ಬಂದ್ರೆ ಬಹಳ ಸಂತೋಷ ರಾಮಾಯಣವನ್ನು ನೋಡಿದ್ರೆ ಬರುತ್ತೆ ತಂಬೂರಿ ನೋಡಿದ್ರೆ ಬರುತ್ತೆ ವೀಣೆ ನೋಡಿದ್ರೆ ಬರುತ್ತೆ ದೇವಸ್ಥಾನದ ಒಂದೊಂದು ಮೆಟ್ಲಲ್ಲಿ ಬರ್ತದೆ ಈ ಭಾವನೆಯಿಂದ ಕಣ್ಣು ನಮಗೆ ಶುದ್ಧ ಆಗಬೇಕು ಅದು ಭಾರತೀಯ ಸಂಸ್ಕೃತಿ how to see God where ಅದನ್ನು ನೋಡಿದ ಪ್ರಹ್ಲಾದ ಅವರಪ್ಪನ ಕಾಣಿಸ್ತಾ ಇರಲಿಲ್ಲ ನನಗೆ ಕಾಣಿಸುತ್ತೆ ನೀನು ಕಾಣಿಸೋದಿಲ್ಲ ನನ್ನ ಸಂಸ್ಕಾರವೇ ಒಂದೇ ಮನೆಯಲ್ಲಿ ತಂದೆ ಸಂಸ್ಕಾರ ಬೇರೆ ಮಗನ ಸಂಸ್ಕಾರ ಬೇರೆ ಆದ್ರಿಂದ ಅಹಲ್ಯ ಚರಿತ್ರೆಯಲ್ಲಿ ನಾವು ಇದನ್ನು ಕಾಣಬೇಕು ಅವಳು ಪರಿತಾಪ ಪಟ್ಲು ತಾಟಕೆಗೆ ಕೊನೆಯ ತನಕ ಅವಳಿಗೆ ಮನಸ್ಸಲ್ಲಿ ಅಯ್ಯೋ ನಾನು ಬಾಡಿಗೆ ಕೆಲಸಕ್ಕೆ ಕೊಲೆಗಳಿಗೆ ಕೆಲಸಕ್ಕೆ ರಾವಣ ಸಂಬಳಲ್ಲಿದ್ದೆ ಎಲ್ಲ ಇದು ತಪ್ಪು ಅನ್ನೋ ತಿಳುವಳಿಕೆ ಬರಲಿಲ್ಲ ಶೂರ್ಪಣಿಕೆಗೆ ಬರಲಿಲ್ಲ ದುರ್ಯೋಧನೆಗೆ ಬರಲಿಲ್ಲ ಮಹಾಭಾರತ ಕೊನೆಯ ತನಕ ನಾನು ಮಾಡಿದ್ದು ತಪ್ಪು ಅನ್ನೋ ತಿಳುವಳಿಕೆ ನಿಮಗೆ ಬರದೇ ಇದ್ರೆ ಈಗ ಕ್ಷಮಾಯಾಚನೆಗೆ ಒಬ್ಬ ಅರ್ಜಿ ಹಾಕಿದ್ದಾನೆ ನೋಡಿ ಅವನ ಹೆಸರು ಗುರು ಅಫ್ಸಲ್ ಗುರು ಎರಡು ಜನ ಗುರು ಅರ್ಧ ಸಂಸ್ಕೃತ ಹೆಸರು ಅರ್ಧ ಅವನಿಗೆ ಉರ್ದು ಹಿಂದಿ ಹೆಸರು ಪಾರ್ಲಿಮೆಂಟ್ ಬ್ಲಾಕ್ ಮಾಡಿಬಿಟ್ಟಿದ್ರೆ ಎಷ್ಟು ಜನ ಸಾಯಿಸಿದ್ರು ಸಾರ್ವಭೌಮ ಸಂಕೇತ ಈ ದೇಶ ಹಾಳಾಗ್ತಿತ್ತು ಅವರೆಲ್ಲ ಮನೆಯವರೆಲ್ಲ ಅರ್ಜಿ ಹಾಕಿ ಕೊನೆಯಲ್ಲಿ ಅವರು ಬಲಾತ್ಕಾರಕ್ಕೆ ನನ್ನೂ ಕ್ಷಮಾದಾನ ಮಾಡಿ ಅಂತ ಕೇಳ್ತಾನೆ ಅವರು ಮಣಿಸ್ತಾರೆ ಪಾರ್ಲಿಮೆಂಟ್ ಅನ್ನು ಮಣಿಸ್ತಾರೆ ಬಿಡುವುದಿಲ್ಲ ಅವ್ರು ನಡಿಬೀದಿಗಿಳಿದು ಚಳವಳಿ ಮಾಡೋರು ಶಾಬೋನ ಕೇಸ್ ಮಾಡಿದ ಹಾಗೆ ಈ ದೇಶದಲ್ಲಿ ನ್ಯಾಯ ಎಲ್ಲಿದೆ ಧರ್ಮ ಅಪ್ಪ ಸರ್ಕಾರ ಇದೆಯೇ ಈ ದೇಶದಲ್ಲಿ ಬಹಳ ಕೋಪ ಬರುತ್ತೆ ನನಗೆ ಅದು ಧರ್ಮ ಇದ್ರೆ ಸರ್ಕಾರ ಧರ್ಮ ಇಲ್ಲದೆ ಇದ್ದಂತಹ ಸರ್ಕಾರ ತಪ್ಪು ಮಾಡಿ ಅವಲೇಶವೂ ತಪ್ಪಾಯಿತು ಅಂತ ಒಳಗೆ ಪಶ್ಚಾತ್ತಾಪ ಇಲ್ಲದೆ ಇದ್ದವ ನೀವು ತಪ್ಪು ಅವನ ಕ್ಷಮೆ ಕೋರಿಸ್ತಾ ಹೋದ್ರೆ ನಾವು ಇನ್ನಷ್ಟು ಅನರ್ಥವಾಗುತ್ತೆ ಅದು ಆದ್ರಿಂದ ತಾಟಕೆಗೆ ಪಾದಸ್ಪರ್ಶ ಆಗಿದ್ರೂ ಮೋಕ್ಷ ಆಗ್ತಾ ಇರಲಿಲ್ಲ ದೇವಸ್ಥಾನದಲ್ಲಿ ಭಗವಂತ ಮಲಗಿರ್ತಾನೆ ರಂಗನಾಥ ಅವನ ವಿಗ್ರಹದ ಮೇಲೆಯೇ ಕಾಲಿಟ್ಟು ಮುಡಿಯಿಂದ ಕಿರೀಟ ಕಳಿಸುವಂತಹ ಕಳ್ಳರೂ ಉಂಟು ಶ್ರೀರಂಗದಲ್ಲಿ ಆಯಿತು ಹಿಂದೆ ನಾ ಸಣ್ಣ ಹುಡುಗನಾಗಿದ್ದಾಗ ಭಗವಂತನ ಸ್ಪರ್ಶವಾಯಿತು ಅಂತ ಕಳ್ಳನಿಗೆ ಮೋಕ್ಷ ಅಗತ್ಯ ಯೋಚನೆ ಮಾಡಿ ಆದ್ರಿಂದ ಮೆಕ್ಯಾನಿಕಲ್ ಅಲ್ಲ ಮೋಕ್ಷ ಅನ್ನುವುದು ತಾಟಕ ವಿಷಯ ಎಷ್ಟು ಹೇಳಬೇಕು ಹೇಳಿದ್ದೇನೆ ಅದಾದ ಮೇಲೆ ಗೌತಮರು ಅದೇ ಕ್ಷಣಕ್ಕೆ ಅಲ್ಲಿ ಯಾವ ಪರ್ವತದಲ್ಲಿ ಅವರು ವಿಮಾಲಯದಲ್ಲಿದ್ದರೋ ಅಲ್ಲಿಂದ ಬಂದರು ಸ್ಮರಂತಿ ಗೌತಮವಚಃ ಪ್ರತಿಜಗ್ರಾಹಸಾಚತೌ ಪಾದ್ಯಂ ಅರ್ಘ್ಯಂ ತಥಾತಿಥ್ಯಂ ಚಕಾರಸು ಸುಸಮಾಹಿತ ರಾಮನಿಗೆ ಅರ್ಘ್ಯ ಪಾದ್ಯ ಆಚಮನ ಹಣ್ಣು ಹಂಪುಲ ಎಲ್ಲ ಕೊಟ್ಟು ಉಪಚರಿಸಿ ಇಲ್ಲಿ ಕೂತ್ಕೋಬೇಕು ನಾನಿಂಥ ತಪ್ಪು ಮಾಡಿದ್ದೆ ನಿನ್ನ ಪಾದ ಸ್ಪರ್ಶದಿಂದ ಇವತ್ತು ನನಗೆ ಮತ್ತೆ ಮನುಷ್ಯ ಜನ್ಮ ಉಂಟಾಯಿತು ಅಂತ ಹೇಳೋ ಹೊತ್ತಿಗೆ ಗೌತಮರು ಬಂದರು ಆಕೆಯನ್ನ ಮತ್ತೆ ಸ್ವೀಕಾರ ಮಾಡಿದರು ಅವರ ಆಶ್ರಮ ಜೀವನ ಮತ್ತೆ ಮುಂದುವರಿಯಿತು ಪತಿತರನ್ನು ಉದ್ಧಾರ ಮಾಡ್ತಾನೆ ಭಗವಂತ ಯಾವಾಗ ತಪ್ಪಾಯಿತು ಅನ್ನುವಂತಹ ತಿಳುವಳಿಕೆ ಬಂದಾಗ ಅದು ಬರದೇ ಇದ್ರೆ ಇಲ್ಲ ಅಲ್ಲಿಂದ ಮುಂದಕ್ಕೆ ಆತಿಥ್ಯ ಸ್ವೀಕಾರ ಮಾಡಿದ ರಾಮಲಕ್ಷ್ಮಣರು ವಿಶ್ವಾಮಿತ್ರರೊಡನೆ ಮಿಥಿಲೆಗೆ ಹೊರಟಿದ್ದಾರೆ ಬಹೂನೀಹ ಸಹಸ್ರಾಣಿ ದೇಶ ನಿವಾಸಿನಾಂ ಬ್ರಾಹ್ಮಣ महाभागा वेदाध्ययनशालिनाम् ऋषिवाटाश्च दृश्यन्ते शगटी शतसङ्कुलाः ವಿದೇಹ ಜನಕನ ನಗರಿಗೂ ಗೌತಮಾಶ್ರಮಕ್ಕೂ ನಡುವೆ ಸಾವಿರಾರು ಕುಲಪತಿಗಳ ಆಶ್ರಮಗಳು ಯೂನಿವರ್ಸಿಟಿಗಳು ಇದ್ದವು ಕುಲಪತಿ ಅತ್ಯಂತ ಕುಲಗೆಟ್ಟ ಶಬ್ದ ಜಾತಿ ನೋಡಿ ಕುಲ ನೋಡಿ ಅವನ್ಯಾವನು ಅಂತ ಹೇಳಿ ವಶೀಲಿ ಸರ್ಕಾರ ಇದ್ರ ಮೇಲೆ ಮಾಡೋದಲ್ಲ ಒಬ್ಬ ಚಾಣಕ್ಯ ತಕ್ಷಶಿಲೆಯಲ್ಲಿ ಕುಲಪತಿ ಆಗಿದ್ದರೆ ಕೇರಳದ ಬ್ರಾಹ್ಮಣ ಕೊಲ್ಲಂ ಡಿಸ್ಟ್ರಿಕ್ಟ್ನವನು ಈಗ ಬೆಲೂಚಿಸ್ತಾನದಲ್ಲಿದೆ ತಕ್ಷಶಿಲೆ ದೇಶ ವಿದೇಶಗಳಿಂದ ಅವನ ಕಡೆಯೇ ಅರ್ಥಶಾಸ್ತ್ರ ಅಧ್ಯಯನ ಮಾಡಬೇಕು ಅಂತ ನೂರಾರು ವಿದ್ಯಾರ್ಥಿಗಳು ಬರ್ತಿದ್ರು ಸಮರ್ಥರಾದ ಸಾವಿರಾರು ಅಧ್ಯಾಪಕರನ್ನು ಒಂದು ಕಡೆ ಸೇರಿಸಿ ಅವರಿಗೆ ಸರ್ಕಾರದ ಕಾಟ ಕೋಟಲೆ ಆಶ್ರಯ ಬೇಡದಂತೆ ದೊಡ್ಡ ಜಾಗದಲ್ಲಿ ವ್ಯವಸಾಯಾದಿಗಳನ್ನು ಮಾಡಿ ಶಿಷ್ಯರನ್ನು ಉಪಯೋಗ ಮಾಡಿಕೊಂಡು ಆ ಶಿಷ್ಯರಿಗೆ ಪಾಠ ಹೇಳಬೇಕು ಶಿಷ್ಯರು ಕೊಡೋ ದಕ್ಷಿಣ ಏನು ಅಂದ್ರೆ ಹೊಲದಲ್ಲಿ ದುಡಿಬೇಕು ಅವರು ಪಾಠ ಹೇಳಿದಾಗ ಹೇಳಿಸ್ಕೋಬೇಕು ಶ್ರಮಪೂರ್ವಕವಾಗಿ ಬದುಕುವಂತಹ ಜೀವನ ಕ್ರಮ ಆಶ್ರಮ ಶ್ರಮನಾಶನ ವಿಷ್ಣು ಪುರಾಣದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಆಶ್ರಮ ಅಂತ ಒಂದು ಹೆಸರು ಬದರಿಕಾಶ್ರಮ ವಿದ್ಯಾಭ್ಯಾಸ ಸರ್ಕಾರದ ಹಂಗಿಲ್ದೆ ನಡೆಯಬೇಕು ಗೌರ್ಮೆಂಟ್ ಕಂಟ್ರೋಲ್ ಇದ್ರೆ ಅವ್ರು ಬೇಡದಿದ್ದವ್ರನ್ನಲ್ಲೇ ಅವ್ರನ್ನೆಲ್ಲ ಮೇಲೆ ಕೇರ್ತಾರೆ ಪಾಸು ಫೈಲು ರಿಸಲ್ಟು ಪ್ರತಿಯೊಂದರಲ್ಲಿ ಮೆಡಲ್ ಮಾಡ್ತಾರೆ ಇದು ಮೆಡಲ್ ಮಾಡಿದರೆ ವಿದ್ಯಾಭ್ಯಾಸ ಕ್ರಮ ಆಗೋದಿಲ್ಲ ಸರ್ಕಾರ government should have no say in education ಅದನ್ನು ತೀರ್ಮಾನ ಮಾಡುವವರು ವಿದ್ಯಾಭ್ಯಾಸದ ಹೊಣೆ ಹೊತ್ತವರು ಸಂಸ್ಕೃತಿ ಉಳ್ಳವರು ದೇಶದ ಭವಿತವ್ಯವನ್ನು ನೋಡುವವರು ನಿಮ್ಮದು ಪಾಲಿಟಿಕ್ಸ್ ಏನಿದೆಯೋ ಅಷ್ಟು ಮಾಡಿ ನೀವು ಅದರ ತಂಟೆಗೆ ಬರಬೇಡಿ ಅಂತಹ ಸಾವಿರಾರು ಅಲ್ಲಿ ಋಷಿವಾಟಿಕೆಗಳು ಅದನ್ನೆಲ್ಲ ಪರಿಚಯ ಮಾಡ್ತಾ ಇಲ್ಲಿವರಿದ್ದಾರಪ್ಪ ಇಲ್ಲಿದ್ದಾರಪ್ಪ ಇಲ್ಲಿ ರಾಮ ಬಾ ಅಂತ ಹೇಳಿ ಕರ್ಕೊಂಡು ಕರ್ಕೊಂಡು ಮುಂದಕ್ಕೆ ಹೋದರು ಅಷ್ಟರಲ್ಲಿ ಜನಕ ಮಹಾರಾಜನಿಗೆ ಈ ಸಮಾಚಾರ ಗೊತ್ತಾಗಿತ್ತು ಈ ಸೀತಾ ಕಲ್ಯಾಣ ಘಟ್ಟದ ಹತ್ತ ಹತ್ರ ಬರ್ತಾ ಇದ್ದೇವೆ ನಡುವೆ ಇನ್ನೊಂದು ಕಥೆ ಇದೆ ಅದು ಹೇಳಬೇಕು ಅಡ್ಡ ಕಥೆ ಅದು ಆದಷ್ಟು ಬೇಗ ಹೇಳೋ ಪ್ರಯತ್ನ ಪಡ್ತೇನೆ ಜನಕ ಎಂಬುವುದು ಒಂದು ವಂಶದ ಹೆಸರು ಅವರೆಲ್ಲರಿಗೂ ಜನಕ ಎಂಬುದಾಗಿ ಹೆಸರು ನಿಮಿ ಚಕ್ರವರ್ತಿಯ ವಂಶ ಇವರು ಒಂದು ಕಾಲದಲ್ಲಿ ಇಕ್ಷ್ವಾ ಕುದುರೆಗಳ ವಂಶದಿಂದ ಬೇರೆಯಾಗಿ ಸಿಡಿದು ಹೋದವರು ಸೂರ್ಯವಂಶದ ದೊರೆಗಳು ಆದರೆ ಬೇರೆಯಾಗಿದ್ದರೂ ಎಷ್ಟೋ ತಲೆಮಾರಾಗಿಬಿಟ್ಟಿತ್ತು ಇವರ ಚರಿತ್ರೆ ಎಲ್ಲ ಕೊಡ್ತಾರೆ ಭಾಗವತದಲ್ಲಿ ವಿಷ್ಣು ಪುರಾಣದಲ್ಲಿ ರಾಮನಿಗೆ ಹೆಣ್ಣು ಕೊಟ್ಟ ಮಾವ ಸೀತಾದೇವಿಯನ್ನು ಧಾರೆ ಎರೆದು ಕೊಟ್ಟವನು ಅವನ ನಿಜವಾದ ಹೆಸರು ಸೀರಧ್ವಜ ಎಂಬುದಾಗಿದೆ ಸೀರ ಅಂದ್ರೆ ನೇಗಿಲು ಧ್ವಜದಲ್ಲಿ ನೇಗಿಲ ಗುರುತನ್ನು ಇಟ್ಟುಕೊಂಡಿದ್ದ ಅವನು ವ್ಯವಸಾಯಕ್ಕೆ ಆದ್ಯತೆ ಕೊಟ್ಟಿದ್ದ ಅಂತ ಕಾಣುತ್ತೆ ತನ್ನ ರಾಜ್ಯದಲ್ಲಿ ಬಿಹಾರದ ಉತ್ತರ ಭಾಗದಲ್ಲಿ ಸೀತಾಪುರ ಅಂತ ಒಂದು ಊರಿದೆ ಈಗ ಅಲ್ಲಿ ಅವನ ರಾಜಧಾನಿ ಅಲ್ಲಿ ಜನ ನಮ್ಮೂರ್ನೂರು ಸೀತಾದೇವಿ ಅಂತ ಹೆಮ್ಮೆಯಿಂದ ಹೇಳ್ತಾರೆ ಸೀರಧ್ವಜನ ಹೆಸರೇನು ಸ್ವರ್ಣರೋಮ ಅವರಪ್ಪನ ಹೆಸರೇನು ಹೃಷ್ಟರೋಮ ಅವರು ಎಷ್ಟು ತಲೆಮರೆಯಿಂದಿದ್ರು ಅಷ್ಟೂ ಜನರ ಹೆಸರುಗಳನ್ನು ಕೊಟ್ಟಿದ್ದಾರೆ ವಿಷ್ಣು ಪುರಾಣದಲ್ಲಿ ಭಾಗವತದಲ್ಲಿ ಕಂಪ್ಲೀಟ್ ಹಿಸ್ಟ್ರಿ ಇದೆ ರಾಮನ್ ತನಕ ಬಂದ ಇಕ್ಷ್ವಾಕುದರಗಳು ಧೃತರಾಷ್ಟ್ರನ ತನಕ ಬಂದಂತಹ ಚಂದ್ರವಂಶೀಯ ಅರಸರು ಅನೇಕ ವಂಶಗಳ ಹೆಸರುಗಳನ್ನೆಲ್ಲ ಕೊಟ್ಟಿದ್ದಾರೆ ನಮಗದು ಹಿಸ್ಟ್ರಿ ಅಂತ ನಿಮಗೆ ಅನಿಸೋದಿಲ್ಲ ಒಬ್ಬೊಬ್ಬರು ಚರಿತ್ರೆ ಪ್ರಸಿದ್ಧವಾದದ್ದನ್ನು ಕೊಟ್ಟಿದ್ದಾರೆ ಕೈಯಲ್ಲಿ ಹಿಸ್ಟ್ರಿ ಇದೆ ಪುರಾಣ we don't know it is history ತೆಗಳ್ತಾ ಇದ್ದೇವೆ ನಾವು ಅವನಿಗೆ ಪ್ರಕೃತ ಕ್ಷೀರಧ್ವಜನೆಂಬ ದೊರೆಗೆ ಪುರೋಹಿತ ಸ್ಥಾನದಲ್ಲಿದ್ದವನು ಶತಾನಂದ ಆ ಶತಾನಂದ ಯಾರು ಗೌತಮ ಹಲ್ಲೇರ ಏಕಮೇವ ಪುತ್ರ ಅಲ್ಲಿ ಪುರೋಹಿತ ಅವನು ಪುರೋಹಿತ ಅಂದ್ರೆ ಮನೆಗೆ ಬಂದು ತಿಥಿ ಮಾಡಿಸೋನು ಅಂತ ತಿಳ್ಕೋಬೇಡಿ ಪೌರೋಹಿತ್ಯ ಅಂದ್ರೆ ಬರೀ ಶ್ರಾದ್ದ ಮಾಡಿಸೋದು ಮದುವೆ ಮಾಡಿಸೋದಲ್ಲ ವಂಶದ ಭವಿಷ್ಯವನ್ನ ಮುಂದಿನದನ್ನ ನಿರ್ಣಯ ಮಾಡತಕ್ಕಂಥ adviser political social adviser of the king ರಾಜನಿಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಒಬ್ಬ ಮಹರ್ಷಿ ಅವನು ದೊರೆಗೆ ಸಮಾಚಾರ ಹೇಳಿ ರಾಜ ಸಮಾಚಾರ ಬಂದಿದೆ ರಾಮಲಕ್ಷ್ಮಣರಂತೆ ದಶರಥ ಪುತ್ರರು ನಮ್ಮ ಆಸ್ಥಾನಕ್ಕೆ ಬರ್ತಾ ಇದ್ದಾರೆ ವಿಶ್ವಾಮಿತ್ರ ಜೊತೆಯಲ್ಲಿ ಆದ್ದರಿಂದ ಪ್ರೋಟೋಕಾಲ್ ನಾವು ಊರು ಬಾಗಿಲಲ್ಲಿ ರಾಮಲಕ್ಷ್ಮಣನ ಎದುರುಗೊಳ್ಳಬೇಕು ಅಂತ ಕೋಟೆ ಬಾಗಲಲ್ಲಿಯೇ ಪೂರ್ಣ ಕುಂಭ ಕಲಶ ಪುಷ್ಪ ದಧಿ ಅಕ್ಷತೆ ಅಂದರೆ ಮೊಸರು ಮಂಗಳದ್ರವ್ಯಗಳಲ್ಲಿ ಒಂದು ಮಧುಪರ್ಕ ಜೇನುತುಪ್ಪ ಬೆಲ್ಲ ಅಕ್ಷತೆ ಭತ್ತ ಮೊದಲಾದವುಗಳನ್ನೆಲ್ಲ ತಟ್ಟ ತಟ್ಟಗಳಲ್ಲಿ ಇಟ್ಕೊಂಡು ನಾಗಸ್ವರ ಸಮೇತವಾಗಿ ಊರ್ ಬಾಗಿಲಲ್ಲಿ ಕಾಯ್ಕೊಂಡು ನಿಂತಿದ್ದಾರೆ ವಿಶ್ವಾಮಿತ್ರ ಆಶ್ಚರ್ಯ ಏನು ಹೇಳೇ ಕಳಿಸಿಲ್ಲ ಸಮಾಚಾರ ಇವರು ಸ್ವಾಗತಕ್ಕೆ ಬಂದಿದ್ದಾರಲ್ಲ ಅಂತ ಸರಿ ಆಶೀರ್ವಾದ ಮಾಡಿದರು ಕಲಶ ಸ್ವೀಕಾರ ಮಾಡಿದರು ಪರಸ್ಪರ ತಬ್ಬಿಕೊಂಡರು ಮಹರ್ಷಿ ಮತ್ತು ಆ ಜನಕರಾಜ ಶತಾನಂದ ಏನು ಗುರುಗಳೇ ಬಹಳ ದಿವಸ ಆಯಿತು ನಮ್ಮ ಆಸ್ಥಾನಕ್ಕೆ ಬಂದು ಒಂದು ಮಾತು ಹೇಳಿ ಕಳಿಸ್ಲಿಲ್ವಲ್ಲ ಅದ್ದೂರಿ ಸ್ವಾಗತ ಮಾಡಿಸ್ಬಿಡ್ತಿದ್ದೆ ಅದೆಲ್ಲ ಏನು ಬೇಡಪ್ಪ ಅಂದ್ರು ರಾಮಾಯಣದಲ್ಲಿ ಸೀತಾ ವಿವಾಹ ಘಟ್ಟ ತುಂಬ ಗಂಭೀರವಾಗಿ ಸರಳವಾಗಿ ಬಂದಿದೆ ಆ ಗಾಂಭೀರ್ಯವನ್ನು ಹೆಚ್ಚು ಕಮ್ಮಿ ಮಾಡಿ ಕನ್ನಡದ ಕವಿಗಳು ಬೇರೆ ಕವಿಗಳು ಇದನ್ನು ಬೇರೊಂದು ರೀತಿ ಆನಂದ ರಾಮಾಯಣದಲ್ಲಿ ಅಧ್ಯಾತ್ಮ ರಾಮಾಯಣದಲ್ಲಿ ತುಳಸಿ ರಾಮಾಯಣದಲ್ಲಿ ಕಂಬರಾಮಾಯಣದಲ್ಲಿ ಅದೇನೇನೋ ಬರೆದಿದ್ದಾರೆ ಅದು ಮನಸ್ಸಿಗೆ ಹಿಡಿಸೋದಿಲ್ಲ they think it is an improvement on Valmiki it is not an improvement Sita ಸ್ವಯಂವರ ಅಂದ್ರೆ ಪತ್ರಿಕೆ ಕೊಟ್ಟು ಎಲ್ಲರನ್ನೂ ಕರೆಸಿದ್ದು ಸಾಲ ಕೂತು ಬಿಟ್ಟಿದ್ರು ಇದು ನಿಮ್ಮ ಸಿನಿಮಾ ಶಾರ್ಟ್ ಮಾಡುವುದಕ್ಕೆ ಬಹಳ ಚೆನ್ನಾಗಿರುತ್ತೆ ಅದು ಅದು ಹಾಗಿರಲಿಲ್ಲ ಸಂದರ್ಭ ಇದ್ದದ್ದನ್ನು ಇದ್ದಾಗ ಬರೆದವರು ವಾಲ್ಮೀಕಿ ಒಬ್ಬರೇ ಇರಲಿ ಜನಕರಾಜನಿಗೆ ವಿಶ್ವಾಮಿತ್ರ ಜೊತೆಯಲ್ಲಿ ಮಾತನಾಡ್ತಾ ಇದ್ರು ಕಣ್ಣೆಲ್ಲ ರಾಮನ ಮೇಲೆ ಲಕ್ಷ್ಮಣನ ಮೇಲೆ ಇಮೌ ಕುಮಾರವು ಭದ್ರಂತೆ ದೇವತುಲ್ಯ ಪರಾಕ್ರಮವು ಈ ಹುಡುಗರನ್ನು ನೋಡಿದ್ರೆ ದೇವತೆಗಳಷ್ಟು ಪರಾಕ್ರಮವುಳ್ಳವರು ಅಂತ ನನಗನ್ನಿಸ್ತಾ ಇದೆ ಮಂಗಳವಾಗಲಿ ಇವರು ಯಾರು ಅಂತ ಕೇಳಬೇಕು ನಿಮಗೊಬ್ಬ ಮಗಳಿದ್ದಾಳೆ ಅಂತ ಇಟ್ಕೊಳ್ಳಿ ಯಾರದೋ ಮನೆಯಲ್ಲಿ ತೀರ ದೂರದ ಸಂಬಂಧಿಕರು ಒಂದು ಮದುವೆ ಅಂತ ಕರೆದಿರ್ತಾರೆ ನಿಮ್ಮನ್ನ ನೀವೇನು ಹೋಗಲೇಬೇಕು ಅಂತ ನಿಯಮ ಇಲ್ಲ ಆದರೂ ಹೋಗ್ತೀರಿ ಮಗಳನ್ನು ಕರ್ಕೊಂಡು ಯಾತಕ್ಕೆ ಅಂದ್ರೆ ಇದಕ್ಕೆ ಸರಿಯಾದ ಹೊರ ಅಲ್ಲೆಲ್ಲಾರು ಸಿಗ್ತಾನೆ ಅಂತ ಆ ಮನೆ ಒಡತಿ ಯಜಮಾನ ಅವರು ಇವರು ನಿಮ್ಮನ್ನು ಮಾತನಾಡಿಸ್ತಾ ಇರ್ತಾರೆ ಯಾವಾಗ ಬಂದ್ರಿ ಬಸ್ಸಲ್ಲಿ ಬಂದ್ರೆ ಎಲ್ಲಿ ನಿಮ್ಮ ಕಣ್ಣು ಯಾಕಿರುತ್ತೆ ಅಂದ್ರೆ ನಮ್ಮ ಹುಡುಗಿಗೆ ಸರಿಯಾದ ವರ ಇಲ್ಲಿ ಅವನಿದ್ದಾನೆ ಅವನೇ ಆ ಹುಡುಗ ಯಾರು ಅವನೇ ಇವನೇ ಅವನು ಆ ಗೋತ್ರ ಏನು ಕೇಳ್ತಾ ಇರ್ತೀರಲ್ಲ ನಿಮ್ಮ ಕುತೂಹಲ ಇರುವಂತೆ ಜನಕರಾಜನ ದೃಷ್ಟಿ ರಾಮಲಕ್ಷ್ಮಣರ ಮೇಲೆ ಕೂತಿದೆ ಗಜಸಿಂಹಗತಿ ವೀರೌ ಅಲ್ಲಿ ನಿಂತಿದ್ದಾನೆ ಕೋಟೆ ಬಾಗ್ಲಲ್ಲಿ ರಾಮ ಬರುವ ನಡಿಗೆಯನ್ನು ನೋಡಿದ ನಡಿಗೆಯಿಂದಲೇ ಎಲ್ಲರನ್ನು ವಶೀಕಾರ ಮಾಡತಕ್ಕ ಸಾಮರ್ಥ್ಯವುಳ್ಳವನು ನಮ್ಮ ಪ್ರಭು ಗಜಸಿಂಹಗತಿ ವೀರೌ ಶಾರ್ದೂಲ ವೃಷಭೋಪಮಹೋ ಪದ್ಮಪತ್ರ ವಿಶಾಲಾಕ್ಷೌ ಖಡ್ಗತೋಣೀಧನುರ್ಧರೌ ಗಜಸಿಂಹಗತಿ ಪರಸ್ಪರ ವಿರೋಧವಾದ ಪ್ರಾಣಿಗಳು ಆನೆ ಮತ್ತು ಸಿಂಹ ಆದರೆ ಎರಡಕ್ಕೂ ಗಾಂಭೀರ್ಯವಿದೆ ಆನೆ ನಡೆಯುವ ಮತ್ತ ಮಾತಂಗಗಾಮಿನಂ ಆನೆ ಗತಿಯಲ್ಲಿ ಅದರ ಮೈ ಮೇಲೆ ಸೊಳ್ಳೆ ಕೂತ್ರೆ ಚಿಟ್ಟೆ ಕೂತ್ರೆ ಈ ಕಡೆ ಆ ಕಡೆ ನಾಯಿಗಳ ಹಿಂಡು ಹಿಂಡು ಬೊಗಳ್ತಾ ಇದ್ರೆ ತನ್ನಷ್ಟಕ್ಕೆ ಹೋಗ್ತಾ ಇರುತ್ತೆ ನಾನು ಬೊಗಳ್ತೀಯ ಅಂತ ಆನೆ ನಾಯಿ ಜೊತೆಯಲ್ಲಿ ಜಗಳಕ್ಕೆ ಹೋಗೋದಿಲ್ಲ ಅದು ಗಾಂಭೀ ಗಾಂಭೀರ್ಯವುಳ್ಳ ಪ್ರಾಣಿ ಪರಮಶ್ರೇಷ್ಠ ಪ್ರಾಣಿ ಬರೀ ಸಸ್ಯಾಹಾರಿ ಪ್ರಾಣಿ ಅದಕ್ಕಿರುವಷ್ಟು ಬಲ ಯಾರಿಗೂ ಇಲ್ಲ ಮಾಂಸ ತಿಂದ್ರೆ ಗಟ್ಟಿ ಆಗ್ತಾರೆ ಅಂತ ಹೇಳ್ತಿದ್ರು ಕೆಲವರು ಗಾಂಧಿ ಹೇಳಿದ್ರು ನಮ್ಮ ದೇಶದಲ್ಲಿ ಆನೆ ಅಂತ ಒಂದು ಪದಾರ್ಥ ಇದೆ ನೋಡಿದ್ದೀರಾ ಅಂತ ಕೇಳಿದ್ರು ನೋಡಿಲ್ವಲ್ಲ ನೋಡ್ಕೊಂಡ್ ಬನ್ನಿ ಸಸ್ಯಾಹಾರಿ ನಿಮಗಿಂತ ಗಟ್ಟಿಯಾಗಿದೆ ಅಂದ್ರಂತೆ ಅವರು ಆನೆ ಎನ್ನುವುದೇ ಗಂಭೀರವಾದ ಪದಾರ್ಥ ಅದರ ಮೇಲೆ ಚಕ್ರವರ್ತಿ ಕೂತು ಬರ್ತಾನೆ ಮೈಸೂರು ದಸರಾ ಉತ್ಸವ ಕೇಳಿದ್ದೀರಿ ಆನೆ ಬಿಟ್ಟ ನಾಯಿ ಮೇಲೆ ಯಾರು ಕೂಡ್ತಾರಿಯೇ ಕತ್ತೆ ಮೇಲೆ ಕೂಡ್ತಾರಿಯೇ ಕುದುರೆ ಮೇಲೆ ಕೂತರು ಗಂಭೀರ ಬರೋದಿಲ್ಲ ಕುದುರೆ ಅತ್ಯಂತ ಸಫಲ ಪ್ರಾಣಿ ಸುಮ್ಮನೆ ನಿಂತಿರೋದಿಲ್ಲ ಒಂದು ಕಾಲ ಮೇಲೆ ಕೆತ್ಕೊಳ್ಳುತ್ತೆ ಬಾಲ ಹೀಗನ್ನುತ್ತೆ ಮೂ ಹೀಗನ್ನುತ್ತೆ ಇಂದ್ರಿಯಗಳಂತೆ ಅತ್ಯಂತ ಸಫಲವಾದ ಪ್ರಾಣಿ ಕುದುರೆ ಆದರೆ ಆನೆ ತುಂಬಾ ಗಂಭೀರ ಸೊಂಡಲನ್ನು ಹೀಗೆ ಹಾಗೆ ಮಾಡಿದ್ರೂ ಒಂದು ಗಾಂಭೀರ್ಯ ಹುಲ್ಲು ತಿನ್ನಬೇಕಾದ್ರೆ ಅದನ್ನು ಚೆನ್ನಾಗಿ ಒರೆಸಿ ಧೂಳು ಗೀಳೆಲ್ಲ ಆಚೆಗೆ ಹಾಕಿ ಅದು ತಿನ್ನುವುದೇ ಒಂದು ಸೊಬಗು ಬಾಯಿಗೆ ಇಟ್ಕೊಳ್ಳೋದು ಒಂದು ಸೊಬಗು ಒಳ್ಳೆ ಊಟ ಬಡಿಸ್ತಾರೆ ಸರಿಯಾಗಿ ತಿನ್ನೋಕೆ ಬರೋದಿಲ್ಲ ಕೆಲವರಿಗೆ ಮನುಷ್ಯರಿಗೆ ಆನೆ ತಿನ್ನುವುದು ಹುಲ್ಲಾದರೂ ತೆಂಗಿನಕಾಯಿ ಕೊಟ್ಟರು ಒಳಗಿದ್ದ ತಿರುಳೆಲ್ಲ ತಿಂದು ಆ ಸಿಪ್ಪನ್ನು ಹೊರಗೆಯೇ ಸೀತೆ ವಿಚಿತ್ರವಾದ ಪ್ರಾಣಿ ಸಿಂಹವೂ ಹಾಗೆ ಆನೆಗೂ ಸಿಂಹಗೂ ಆಕಾರದಲ್ಲಿ ಏನೂ ಸಂಬಂಧವಿಲ್ಲ ಆದರೆ ಅತ್ಯಂತ ಕೃಶವಾದ ಸೊಂಟ ಸಿಂಹಕ್ಕೆ ಸೊಂಟ ತೀರ ಸಣ್ಣಗಿರುತ್ತೆ ಅದು ಒಂದೊಂದೇ ಹೆಜ್ಜೆ ಇಡಬೇಕಾದ್ರೆ ಪ್ರಾಣಿಯನ್ನು ಕೊಲ್ಲುವಾಗಲೂ ಯುದ್ಧಕ್ಕೆ ಹೋಗುವಾಗಲೂ ಸಿಂಹವನ್ನು ಕೊಲ್ಲುವಾಗಲೂ ಸಿಂಹದ ಗತಿ ಆ ಸಿಂಹಕ್ಕೆ ಮೃಗ ರಾಜ ಅಂತಾರೆ ಯಾರು ಪಟ್ಟಾಭಿಷೇಕ ಮಾಡಿರೋದಿಲ್ಲ ಮಾಡಬೇಕಾಗಿಲ್ಲ ಎಲ್ಲ ಕಾಡು ಪ್ರಾಣಿಗಳು ಸೇರಿ ರಾಜ ಅಂದ್ರೆ ನೀನೇ ಕಾಣಿ ಅಂತ ಸಿಂಹಕ್ಕೆ ಒಪ್ಪಿಗೆ ಕೊಟ್ಟುಬಿಟ್ಟು ಈ ಎರಡರ ಗತಿಯು ರಾಮನ ಗತಿಯಲ್ಲಿತ್ತಂತೆ ಶಾರ್ದೂಲ ವೃಷಭೋಪಮವು ಶಾರ್ದೂಲ ಅಂದ್ರೆ ಹುಲಿ ಹುಲಿಯು ಗಂಭೀರವಾಗಿ ಹೆಜ್ಜೆ ಇಡುತ್ತೆ ವೃಷಭ ಮದಿಸಿದ ಎತ್ತು ಬೆನ್ನ ಮೇಲೆ ಇಷ್ಟು ದಪ್ಪ ಹೆರಳಿರುತ್ತೆ ಗೂಳಿ ಆ ಗೂಳಿ ನಡೆಯುವ ಗಾಂಭೀರ್ಯವನ್ನು ನೋಡಿ ಅದಕ್ಕದಕ್ಕಾಗೋದಿಲ್ಲ ಸಿಂಹ ಹೇಗೆ ಆನೆಯನ್ನು ಕಂಡ್ರೆ ಕೊಂದಾಕಿಬಿಡ್ತದೆಯೋ ಎತ್ತನ್ನ ಕಂಡ್ರೆ ಹುಲಿ ಹೇಗೆ ಕೊಂದಾಗ್ಬಿಡ್ತದೆಯೋ ಈ ಪರಸ್ಪರ ವಿರೋಧಿಗಳ ಗತಿಯನ್ನ ಸಮನ್ವಯ ಮಾಡುವ ಶಕ್ತಿ ಭಗವಂತನ ಗತಿಯಲ್ಲಿ ಉಂಟು ಈ ಶ್ಲೋಕದ ತಾತ್ಪರ್ಯ ಅದು ಒಂದೇ ದೇವಸ್ಥಾನಕ್ಕೆ ಹೋಗ್ತಾರೆ ಆಪೋಸಿಟ್ ಪಾರ್ಟಿ ಎಲೆಕ್ಷನ್ ನಿಂತವರು ಇವನು ಸಿಂಹ ಅದು ಆನೆ ಇವನು ತನ್ನ ಹೆಸರಲ್ಲಿ ನಕ್ಷತ್ರ ಹೇಳಿ ಪೂಜೆ ಮಾಡಿ ನನಗೆ ಎಲೆಕ್ಷನ್ ಗೆಲ್ಲಬೇಕು ಆ ಇನ್ನೊಬ್ಬ ಹೇಳ್ತಾನೆ ನನ್ನ ನಕ್ಷತ್ರಕ್ಕೆ ಸರಿಯಾಗಿ ಮಾಡಿ ಪೂಜೆ ನಾನೇ ಗೆಲ್ಲಬೇಕು ಆ ದೇವರ ಸನ್ನಿಧಿ ಹೇಗಿರುತ್ತೆ ಅಂದ್ರೆ ಯಾವನು ಗೆಲ್ತಾನೆ ಅಂತ ಮೊದಲೇ ಗುಟ್ಟು ಬಿಟ್ಟು ಕೊಡುವುದೇ ಇಲ್ಲ ವೆಂಕಟೇಶ್ವರ ಯಾವನು ಕೊಡಬೇಕೋ ಅವನು ಕೊಡ್ತಾನೆ ಆದರೆ ಜಯ ದೇವಸ್ಥಾನದಲ್ಲಿ ಜಗಳ ಮಾಡೋ ಹಾಗಿಲ್ಲ ಧ್ವಜಸ್ತಂಭದಿಂದ ಆಚೆಗೆ ಹೋದ್ರೆ ಜಗಳ ಯಾಕೆ ಸಮನ್ವಯ ಶಕ್ತಿ ಭಗವಂತನಿಗೆ ಉಂಟು ಆ ಸಮನ್ವಯ ಶಕ್ತಿಯನ್ನು ಹೇಳ್ತಾರೆ மத்தகஜத்தனுடைய மதிப்பும் புலியினுடைய செவிக்கும் ரிஷபத்தினுடைய சருக்கும் ಸಿಂಹತ್ತಿನುಡೆಯ பராபிபவனமும் ಒಂದು ಗಾಂಭೀರ್ಯ ಒಂದು ಗತ್ತು ಒಂದು ಸೊಕ್ಕು ಒಂದು ಪರಾಕ್ರಮ ಹುಟ್ಟಿದಾಗಲೇ ರಾಮ ಚಕ್ರವರ್ತಿ ರಾಮರಾಜ ಅವನು ದಶರಥ ತಲೆ ಮೇಲೆ ಮುಡಿಯಟ್ಟರೆಷ್ಟು ಬಿಟ್ಟರೆಷ್ಟು ಇಂದ ಸೇವೈ நம்பெருமானுடைய படியேற்றல் ಸೇವೆಯೈ ಪ್ರತಿಭಿಜ್ಞೆ ಪಣ್ಣಲಾಯಿರುಕು ಈ ನಾಲ್ಕು ಗತಿಯನ್ನು ನೋಡಬೇಕಾದ್ರೆ ಶ್ರೀರಂಗದಲ್ಲಿ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯನ್ನ ಆ ತಾಂಗಿ ಏಕಾಂತಿಗಳು ತಾಂಗಿಗಳು ಹೆಗಲ ಮೇಲೆ ಬಿಜು ಮಾಡಿಸ್ತಾರೆ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಪರಂಪರೆಯಿಂದ ಎಷ್ಟೋ ಸಾವಿರ ವರ್ಷಗಳಿಂದ ಅದೇ ಕುಟುಂಬದವರು ಆ ಕೆಲಸ ಮಾಡ್ತಾರೆ ಕೆಂಪು ಪೇಟಾಪ ಹಾಗೂ ತಲೆ ಕಟ್ಟಿಕೊಂಡು ಈ ಕಡೆ ಆ ಕಡೆ ಹೆಗಲಲ್ಲಿ ರಂಗನಾಥನನ್ನು ಉತ್ಸವ ಬಿಜುಮೂರ್ತಿ ಮಾಡ್ತಾ ಇರ್ತಾರೆ ಆ ಮೆಟ್ಲಿಂದ ಇಳಿಸುವಾಗ ಪಡಿಯೇ ಕೆಳಗೆ ಇಳಿಸುವಾಗ ಈ ಕಡೆ ತಿರುಗಿಸುವಾಗ ಹಂಸಗತಿ ಸಿಂಹಗತಿ ಶಾರ್ದೂಲಗತಿ ಈ ಗತಿಯನ್ನೆಲ್ಲ ನೀವು ಶ್ರೀರಂಗದಲ್ಲಿ ನೋಡಿ ಅಂತ ಹೇಳಿ ಕೊನೆಯಲ್ಲೊಂದು ಒಗ್ಗರಣೆ ಹಾಕ್ತಾರೆ ಚತುರ್ಗತಿಗಿರೇ ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನಿಗೆ ಚತುರ್ಗತಿ ಚತುರಾತ್ಮ ಚತುರ್ಗತಿ ಆ ಚರ್ಗತಿ ಯಾವುದು ಅಂದ್ರೆ ಇದೆ ಸಿಂಹ ಶಾರ್ದೂಲ ಹುಲಿ ಎತ್ತು ಈ ನಾಲ್ಕು ಗತಿಗಳ ಸಂಘವನ್ನು ನೋಡಬೇಕು ರಾಮನ ನಡಿಗೆ ಅಂದ್ರೆ ಎಷ್ಟು ಸುಂದರವಾದ ನಡಿಗೆ ಅಂದ್ರೆ ಸುಮಿತ್ರೆ ಕೂಡ ಏನವರು ಪೆರಿಯವಾಚನ ಬಿಳ್ಳೆ ಒಂದಕ್ಕೊಂದಕ್ಕೆ ಅದ್ಭುತವಾದ ಉದಾಹರಣೆ ರಾಮಾಯಣದಿಂದ ಎತ್ತಿಕೊಡ್ತಾರೆ ಪ್ರಸಂಗ ಮುಂದಕ್ಕೆ ಹೋಗೋದಕ್ಕಾಗೋದಿಲ್ಲ ಲಕ್ಷ್ಮಣ ಆಶೀರ್ವಾದ ಮಾಡು ಅಂತ ಕೇಳ್ತಾನೆ ತಾಯಿಯನ್ನ ಹೋಗಿ ಬಾ ಮಗು ನೀವು ವನವಾಸಕ್ಕೆ ಅಂತ ಹೇಳಿದ್ದಲ್ಲದೆ ರಾಮೇ ಪ್ರಮಾದ ಆಕರ್ಷೀ ಪುತ್ರ ಭ್ರಾತರಿ ಗಚ್ಚತಿ ರಾಮ ಮುಂದೆ ಮುಂದೆ ಹೋಗುವಾಗ ಲಕ್ಷ್ಮಣ ನೀನು ಎಚ್ಚರ ತಪ್ಪಬೇಡ ಅಂದ್ರೆ ಒಂದು ಮಾತು ರಾಮನಲ್ಲಿ ಪ್ರಮಾದ ಮಾಡಬೇಡ ಗಡಿಬಿಡಿ ರಾಮಾಯಣ ಪ್ರವಚನಕಾರರು ಈ ಶ್ಲೋಕಗಳನ್ನೇ ನೋಡುವುದಿಲ್ಲ ನಮಗೆ ಅದು ಬಿಟ್ಟು ಗತಿ ಇಲ್ಲ ರಾಮನಲ್ಲಿ ಪ್ರಮಾದ ಮಾಡಬೇಡ ಏನ್ ಪ್ರಮಾದ ಮಾಡೋದು ಸಂಭವ ಲಕ್ಷ್ಮಣ ನೋಡೋರಿಗೆ ಏನನ್ಸುತ್ತೆ ಅವನು ಮುಂದೆ ಹೋಗ್ತಾ ಇದ್ದಾನೆ ಅಕಸ್ಮಾತ್ ನೀನು ಬೆನ್ನಿಂದ ಚೂರಿ ಹಾಕಬೇಡ ಅಂತ ಹೇಳಿದಳು ಅವಳು ಸರ್ವಜ್ಞಳು ರಾಮನಲ್ಲಿ ಪ್ರಮಾದ ಪ್ರಮಾದ ಅನ್ನೋ ಶಬ್ದಕ್ಕೆ ಎಚ್ಚರ ತಪ್ಪುವುದು ಅಂತ ಅರ್ಥ ಆಶ್ಚರ್ಯಕರ ಅಂತ ಅರ್ಥ ಮಾಡಿದ್ದಾರೆ ತಮಿಳುನಾಡಲ್ಲಿ ಒಬ್ಬರು ಮನೆಯಲ್ಲಿ ಬೆಳ್ಳಿ ಲೋಟದಲ್ಲಿ ಕಾಫಿ ಕೊಟ್ಟರು ಎಬ್ಬರು ಪ್ರಮಾದವ ಇರುತ್ತೆ ಪ್ರಮಾದ ಅಂದ್ರೆ ಎಚ್ಚರ ತಪ್ಪಿ ಹೋಗುವುದು ಕಾಫಿ ಪುಡಿಯ ಬದಲು ನಶೆ ಪುಡಿ ಹಾಕಿದ್ದೀರಿ ಒಡೆದು ಹೋಗಿದೆ ಕುಡಿದು ನೋಡಿದ್ರೆ ವ್ಯತ್ಯಾಸವಾಗಿದೆ ಇದು ಪ್ರಮಾದಂ ಧಾರವಾಡದಲ್ಲಿ ಭಯಂಕರ ಚಲೋ ಅಂತ ಭಯಂಕರ ಅಂದ್ರೆ ಅದು ನಿಜ ಟೆರರಿಸ್ಟಿಕನ್ ಅನ್ನೋ ಅರ್ಥವಲ್ಲ ತುಂಬಾ ಚೆನ್ನಾಗಿದೆ ಅನ್ನೋ ಅರ್ಥ ಪ್ರಮಾದಮಯ ಇರುತ್ತದೆ ಲೆಕ್ಚರ್ ಹೇಗಿತ್ತು ಪ್ರಮಾದಮಯ ಇರುತ್ತದೆ ಅವರೇನೋ ಹೇಳಿದ್ರು ನಮಗೇನೋ ಅರ್ಥವಾಯಿತು ಹಾಗಲ್ಲ ಇಲ್ಲಿ ಸುಮಿತ್ರ ಹೇಳ್ತಾ ಇದ್ದಾಳೆ ರಾಮೇ ಪ್ರಮಾದಮ್ಮಾಕಾರ್ಷೀಹಿ ಇದರ ಅರ್ಥ ಏನು ಅಂದ್ರೆ ಏ ಲಕ್ಷ್ಮಣ ಅವನು ಹೋಗ್ತಾ ಇರುವಾಗ ನೀ ಮುಂದೆ ನಡೆದು ರಾಮನ ಕಾಲಿಗೆ ಹುಲ್ಲಿನಲ್ಲಿ ಮುಳ್ಳು ಕಲ್ಲು ದರ್ಭೆ ಅಗ್ರಗಳು ಕೂಳೆ ಸಿಕ್ಕಿಕೊಳ್ಳದೆ ಇರುವಂತೆ ಕಲ್ಲು ಸಿಕ್ಕದೆ ಇರುವಂತೆ ನಡಿಗೆಯನ್ನು ನೀನು ಸರಿ ಮಾಡಿ ಮುಂದಕ್ಕೆ ದಾರಿ ತೋರಿಸೋದು ಬಿಟ್ಟು ಅವನ ನಡಿಗೆ ಚೆನ್ನಾಗಿದೆ ನೋಡ್ತಾ ನೋಡ್ತಾ ಹಿಂದೆ ಹಿಂದೆ ಹೊರಟು ಅವನ ಪಾದಗಳಿಗೆ ಸೇವೆ ಮಾಡುವುದನ್ನು ಮರೆಯಬೇಡ ರಾಮೇ ಪ್ರಮಾದಂ ಆಕಾರ್ಷೀ ಪುತ್ರ ಭ್ರಾತರಿಗಚ್ಚತಿ ಸೀರಿಯ ಸಿಂಗಾಸನತ್ತಿರಿಂದ ಯಾಂ ವಂದ ಕಾರ್ಯ ಮಾರ ಎಂದು ಅರುಳೇರೋರೆಂಬಾವಾಯಿ ತಿರುಪಾವಿಯಲ್ಲಿ ಗೋದಾದೇವಿ ಕೂಡ ಕೃಷ್ಣನಿಗೆ ಹೇಳ್ತಾಳೆ ಕಣ್ಣುಜ್ಜುಕೊಂಡು ಎದ್ದ ಅವನು ಏನಮ್ಮ ಗೋದಾದೇವಿ ಗೋಪಿಕೆಯರ ಹಿಂಡು ಕಟ್ಕೊಂಡ್ ಬಂದಿದ್ದೀಯೇ ಎಬ್ಬಿಸ್ತಾ ಇದ್ದೀಯಲ್ಲ ಎದ್ದಿದ್ದೇನೆ ಕೂತಿದ್ದೇನೆ ಕೂತಿರೋದಲ್ಲ ಸ್ವಾಮಿ ನೀನು ಎದ್ದು ಸಿಂಹಾಸನಕ್ಕೆ ಬರಬೇಕು ಮಾರಿಮಲ മുഴഞ്ചിൽ മഞ്ഞക്കിടന്തുറങ്ങും ശീര്യ ശിംഗം അരിവത്ത് തീ വീഴ്ത്ത് വേരുമയിർ പൊങ്ക വെപ്പാടും പേർന്തുതരി ಪೋದರುಮಾ ಪೋಲೆ ನೀ ಪೂವೈ ಪೂವಣ್ಣ ಆ ಕೃಷ್ಣನು ಸಿಂಹಕ್ಕೆ ಹೋಲಿಸ್ತಾರೆ ನರಸಿಂಹಾವತಾರಕ್ಕೆ ನರಸಿಂಹಾವತಾರದ ಗತಿ ಹೇಗಿರಬೇಕು ಅದನ್ನು ನೋಡ್ತಾ ಬೆಪ್ಪಾಗಿ ನಿಂತು ಬಿಟ್ಟ ಹಿರಣ್ಯ ಕಸುಬು ಮೇಲ್ ನೋಡಿದ್ರೆ ಸಿಂಹ ಕೆಳಗೆ ನೋಡಿದ್ರೆ ಮನುಷ್ಯ ಇಷ್ಟು ಗಂಭೀರವಾಗಿ ನಡೀತಾ ಇದ್ದಾನಲ್ಲ ಅದಕ್ಕೆ ಕೈಯಲ್ಲಿ ಸಿಕ್ಕಾಕೊಂಡ ಅವನು ಕೃಷ್ಣ ನೀನು ಯಶೋದ ಇಳಂ ಶಂಗ್ಯಂ ನರಸಿಂಹಾವತಾರದ್ದು ಮುದಿ ಸಿಂಹ ನೀನು ಎಳೆ ಸಿಂಹ ನೀನು ಎದ್ದ ಹಾಸಿಗೆಯಿಂದ ಸಿಂಹಾಸನ ಇಟ್ಟಿದ್ದಾರಲ್ಲ ನಂದಗೋಪರು ಒಂದು ನಾಲ್ಕು ಹೆಜ್ಜೆ ಅಲ್ಲಿ ಬಂದು ಕೂತ್ಕೋ ನಿನ್ನ ನಡಿಗೆ ಹೇಗಿರುತ್ತೆ ಅಂತ ನೋಡಬೇಕು ನಾವು ಗೋಪಿಯರಪ್ಪ ನಾವು ಅಯೋಧ್ಯೆಗೆ ಬರಲಾರವು ಕ್ಷೀರ ಸಮುದ್ರಕ್ಕೆ ಬರಲಾರವು ನಾವು ಬೇರೆ ಎಲ್ಲಿ ಬರಲಾರವು ನಿನ್ನ ಅರಮನೆಯಲ್ಲಿ ನಿನ್ನ ಸಿಂಹಾಸನದಲ್ಲೇ ನೀನೇ ಕೂತ್ಕೋ ಶೀರಿಯ ಸಿಂಹಾಸನ ತಿರುಂದು ಅಲ್ಲಿ ಕೂತ್ಕೊಂಡು ಯಾವ ಒಂದ ಕಾರ್ಯ ಮಾರಾಯಿಂದ ಯಾತಕ್ಕೆ ಬಂದಿದ್ದೇವೆ ಅಂತ ನೀನೇ ತಿಳ್ಕೊಳ್ಳಬೇಕು ನಮ್ಮ ಕೈಲಿ ಬಾಯಿ ಬಿಟ್ಟು ಹೇಳಿಸ್ಬೇಡ ಯಾಕೆ ಬಂದಿದ್ದೀವಿ ನಿನ್ನ ಕೈಂಕರ್ಯ ಮಾಡೋಕೆ ಬಂದಿದ್ದೇವೆ ಇದನ್ನು ಹೇಳಬೇಕೆ ಗಂಡನಿಗೆ ರಾತ್ರಿ ಮೊದಲನೇ ರಾತ್ರಿ ಅಲಂಕಾರ ಮಾಡಿರ್ತಾರೆ ಹಾಸಿಗೆ ಗೀಸಿಗೆ ಎಲ್ಲ ಏನು ಹೂವು ಗೀವು ಎಲ್ಲ ಒಳ್ಳೆ ಅತ್ಯಂತ ಸುಂದರವಾದ ಹಾಸಿಗೆ ಶೈನಗ್ರಹಕ್ಕೆ ಹೆಂಡತಿ ಬೆಳ್ಳಿ ಲೋಟದಲ್ಲಿ ಹಾಲು ತಗೊಂಡು ಬರ್ತಾಳೆ ಬೇಕಾದ ತಿಂಡಿ ತೀರ್ತಾ ಇಟ್ಟಿದ್ದಾರೆ ಯಜಮಾನ ಎದ್ದು ಕೂತ್ಕೊಂಡು ಏನು ಬಂದ್ರಿ ತಾವು ಅಂತ ಹೆಂಡತಿಯನ್ನು ಕೇಳಿದ್ರೆ ಅರಸಿಕ ಶಿಖಾಮಣಿ ಅಂತ ಹೇಳುವಂತೆ ಯಾಕೆ ಬಂದ್ರಿ ಅಂತ ಕೇಳೋ ಸಂದರ್ಭ ಅಲ್ಲ ಗೋದಾದೇವಿ ಕೃಷ್ಣನ್ ಹೇಳ್ತಾಳೆ ಪ್ರಭು ನಿನ್ನ ಕೈಂಕರ್ಯಕ್ಕೆ ಬಂದಿದ್ದೇವೆಯೋ ನಿನ್ನ ಸಂಶ್ಲೇಷಕ್ಕೆ ಬಂದಿದ್ದೇವಪ್ಪ ಅದೇ ನೀರಾಟಂ ಸ್ನಾನ ಮಾಡೋದಂದ್ರೆ ಕೃಷ್ಣನೆಂಬ ನೀರಿನಲ್ಲಿ ಆಲಿಂಗನ ಮಾಡಿ ಸಾಯುಜ್ಯವನ್ನು ಪಡೆದು ನಮ್ಮ ಜನ್ಮದ ಕಷ್ಟಗಳನ್ನು ಕಳೆದುಕೊಳ್ಳಕ್ಕೆ ಬಂದಿದ್ದೇವೆ ಯಾಕೆ ಬಂದೆ ಅಂತ ಕೇಳ್ತಾ ಇದೆಯಲ್ಲ ಗೋಲ್ರ ಹುಡುಗ ಕೇಳಿದ ಹಾಗೆ ನೀನೇನು ಗೋಲ್ರ ಹುಡುಗನೇ ನೀನು ನೀನು ಪರವಾಸುದೇವನಲ್ಲವೇ ಅಂತ ಕೇಳುವಂತೆ ಇಲ್ಲಿ ಆ ಸಿಂಹಗತಿ ಶಾರ್ದೂಲಗತಿ ವೃಷಭಗತಿ ಇದುಗಳನ್ನು ನೋಡಿ ಜನಕರಾಜನ ಕಣ್ಣಲ್ಲಿ ಆನಂದ ಬಾಷ್ಪ ಉಂಟಾಯಿತು ಅಂತೂ ನಮ್ಮ ಶಿವಧನುಸ್ಸಿಗೆ ಒಂದು ದಾರಿ ಸಿಕ್ಕಿದಾಗಾಯಿತು ನನ್ನ ಮಗಳು ಸೀತಾದೇವಿಗೆ ಸರಿಯೊಪ್ಪುವ ಶ್ರೀಮನ್ನಾರಾಯಣ ವರುಣಾಗಿ ಮನೆಗೆ ಬಂದು ಬಿಟ್ಟ ಲಕ್ಷ್ಮಣನ ಜೊತೆಯಲ್ಲಿ ಬಂದಿದ್ದಾನೆ ಇಷ್ಟಾರ್ಥ ಸಿದ್ಧಿಯಾಯಿತು ಅಂತ ತಿಳ್ಕೊಂಡು ಆದರೂ ಮನುಷ್ಯ ನಾಟಕವನ್ನು ಮುಂದುವರೆಸ್ತಾ ಇದ್ದಾನೆ ಮಹರ್ಷಿಗಳೇ ವಿಶ್ವಾಮಿತ್ರರೇ ಈ ಹುಡುಗರನ್ನು ನೋಡಿದರೆ ರಾಜಕುಮಾರರು ಅಂತ ಅನ್ನಿಸ್ತಾ ಇದ್ದಾರೆ ಕಸ್ಯ ಪುತ್ರವು ಮಹಾಮುನೆ ಯಾರ ಮಕ್ಕಳು ಇವರು ಕಥಂ ಪದ್ಯಾಮಿಹ ಪ್ರಾಪ್ತವು ಈ ಶ್ಲೋಕಗಳು ಬಿಡೋದಕ್ಕೆ ನಮಗೆ ಕಾಲ್ನಡಿಗೆಯಿಂದ ಹೇಗೆ ಬಂದರು ಪದ್ಯಾಮಿಹ ಪ್ರಾಪ್ತ ಇವರು ನೋಡಿದ್ರೆ ದೇವತೆಗಳಂತ ಕಾಣುತ್ತಾರೆ ದೇವತೆಗಳಾಗಿದ್ದರೆ ಭೂ ಸ್ಪರ್ಶ ಆಗಬಾರದು ಅದರ ನಡಿಗೆಯಲ್ಲಿ ಬಂದಿದ್ದಾರೆ ಪೆಚ್ಚು ಬ್ರಾಹ್ಮಣ ನೀವು ಬಂದ್ಬಿಟ್ರಲ್ಲ ಇವರನ್ನ ರಥದಲ್ಲಿ ಕರ್ಕೊಂಬರಬಾರ್ದೆ ಹಗಲ ಮೇಲೆ ಬರಬಾರದಾಗೈತೆ ಇವರೇ ಅಶ್ವಿನಿ ದೇವತೆಗಳೇ ಕಿಮರ್ಥಂ ಕಸ್ಯ ವಾ ಮುನೆ ವರಾಯುಧರವು ಅವರ ಕೈಯಲ್ಲಿರುವ ಬಿಲ್ಲುಗಳನ್ನು ನೋಡು ಹೆಗಲಲ್ಲಿ ಬತ್ತಳಿಕೆ ಕಟ್ಟಿದ್ದಾನೆ ನೋಡು ರಾಮಚಂದ್ರ ಆ ಬತ್ತಳಿಕೆ ಸೊಬುಗೆ ಎಂಥದ್ದು ಹಿಡಿದಿರುವ ಬಿಲ್ಲು ಎಂಥದ್ದು ಶ್ರೇಷ್ಠವಾದ ಆಯುಧಗಳು ಅಶ್ವಿನಾ ವಿವರೂಪೇಣ ಸಮುಪಸ್ಥವು ಇವ ಸಮುಪಸ್ಥಿತ ಯೌವನವು ಯೌವನ ತುಳುಕ್ತಾ ಹದಿಮೂರು ವರ್ಷಕ್ಕೆ ಹದಿನೆಂಟು ವರ್ಷದ ಹುಡುಗನಂತೆ ಕಾಣ್ತಾ ಇದ್ದ ನಮ್ಮ ಹಿರೇಮಗಳು ರಾಮಚಂದ್ರನ ಕಾಣಿಸ್ತಾ ಇದ್ದಾನೆ ಹಿರೇಮಗಳೂರಲ್ಲೂ ರಾಮಚಂದ್ರನ ದರ್ಶನ ಮಾಡಬೇಕು ರಾಜಕುಮಾರ ಅವನು ಪರಶುರಾಮರು ವಿವಾಹ ಆದ ನಂತರ ಗಾಬರಿಯಲ್ಲಿ ಬಂದರು ಹೆದರಿಸಿದ್ರು ತಪೋಭಂಗವಾಯಿತು ಹೊರಟೋದ್ರು ಆಮೇಲೆ ಕೇಳ್ಕೊಂಡ್ರು ನಿನ್ನ ರಾಮ ರೂಪ ನೋಡ್ಲಿಲ್ವಲ್ಲ ಅಂತ ಅಲ್ಲಿ ಕೇಳಿದ್ರಂತೆ ಭಾರ್ಗವಪುರಿ ಅದಕ್ಕೆ ಸೀತಾ ಸಮೇತನಾಗಿ ರಾಮ ಅಲ್ಲಿ ಹನುಮಂತನನ್ನು ಆಮೇಲೆ ಜೋಡಿಸಿದ್ದಾರೆ ಪೀಠದಲ್ಲಿ ಹನುಮಂತ ಇಲ್ಲ ಆ ಸ್ವಾಮಿಯ ಪಾದದಲ್ಲಿ ಬಹಳ ಹೊತ್ತು ನಾನು ಕೂತು ಅನುಭವ ಪಟ್ಟಿದ್ದೇನೆ ರಾಜಕುಮಾರ ಅಂಥ ರಾಮ ಸುಂದರ ರಾಮನನ್ನು ಬೇರೆ ಎಲ್ಲಿ ನೀವು ಭಾರತ ಭೂಮಿಯಲ್ಲಿ ಕಾಣಲಾರ್ರಿ ಆನಂದ ಬಾಷ್ಪ ಬಂದು ಬಿಡುತ್ತೆ ಅದು ಅಶ್ವಿನಾವಿವರೂಪೇಣ ಸಮುಪಸ್ಥಿತ ಯೌವನವು ಎದೃಚ್ಛೈವ <coughs> ಗಾಂ ಪ್ರಾಪ್ತವು ಅಕಸ್ಮಾತ್ತಾಗಿ ಏನಾದ್ರು ಭೂಮಿಗೆ ಬಂದ್ಬಿಟ್ರು ದೇವತೆಗಳು ಅಶ್ವಿನಿ ಕುಮಾರರು ಶಾಪಗೇಪದಿಂದಲ್ಲ ನಿಜವಾಗಿ ಬಂದಿದ್ದಾರೆ ಇವರು ದಯವಿಟ್ಟು ಹೇಳಬೇಕು ನನಗೆ ನನ್ನ ಮನಸ್ಸು ತಡೀತಾ ಇಲ್ಲ ಇವರು ಯಾರು ಯಾರು ಬೇಗ ಹೇಳಬೇಕು ಇನ್ನೂ ಅನೇಕ ಶ್ಲೋಕಗಳು ವಿಧಿ ಇಲ್ಲದೆ ಬಿಡ್ತಾ ಇದ್ದೇನೆ ರಾಮಾಯಣವನ್ನು ಓದುವ ರುಚಿ ಇದ್ದವನಿಗೆ ಶ್ಲೋಕ ಬಿಡುವುದು ಮಹಾಪಾತಕ ನಮಗೂ ವೇಳೆ ಇಲ್ಲ ನಾನೇನು ಮಾಡಲಿ ಇದು ಬೆಂಗಳೂರು ಬೇರೆಯು ಒಂದೇ ಮಾತಲ್ಲಿ ಹೇಳಿದ್ರು ವಿಶ್ವಾಮಿತ್ರ ಪುತ್ರವು ದಶರಥಸ್ಯೇಮವು ಇವರು ದಶರಥನ ಮಕ್ಕಳಪ್ಪ ಆ ದಶರಥನ ಮಕ್ಕಳೇ ಇವರು ಪಾಯಸದಿಂದ ಹುಟ್ಟಿದ ಮಕ್ಕಳಲ್ಲವೇ ಹಾಗಿದ್ರೆ ನನ್ನ ಲೆಕ್ಕಾಚಾರ ಸರಿಯಾಯಿತು ಒಂದು ಕೆಲಸ ಇದೆ ಮಹಾಧನುಷ ಜಿಜ್ಞಾಸಾಂ ಕರ್ತುಮಾಗಮನಂ ತಥಾ ನಾ ಸಮಾಚಾರ ಕೇಳಿದ್ದೆ ಅಹಲ್ಯಾ ದರ್ಶನಂಚ ಇವ ಗೌತಮೇನ ಸಮಾಗಮಂ ನಮ್ಮ ಪುರೋಹಿತ ಹೇಳಿದ ಅವರಪ್ಪ ಅಮ್ಮ ಮತ್ತೆ ಸೇರಿಕೊಂಡರಂತೆ ಬಿಡಿಸಿದ ಸಂಸಾರವನ್ನು ಮತ್ತೆ ಕೂಡಿಸಿದನಂತೆ ರಾಮಚಂದ್ರ ಇದೇ ರಾಮಚಂದ್ರ ಹಾಗೆ ನನ್ನ ಮನೆ ಮನೆಗೆ ಬಂದಿದ್ದಾನೆ ಇಲ್ಲೊಂದು ಬಿಲ್ ಇದೆ ಇದನ್ನ ಒಂದು ಕೈ ನೋಡಲಿ ಮಹಾಧನುಷಿ ಜಿಜ್ಞಾಸಾಂ ಬಿಲ್ಲನ್ನು ಎತ್ತಬಲ್ಲ ಕಟ್ಟುಬಲ್ಲ ಮುರಿಯಬಲ್ಲ ಅಂತ ಅವನಿಗೆ ಗೊತ್ತಿದೆ ಆದರೆ ಒಂದೇ ಸಲಕ್ಕೆ ಹೇಳಿದರೆ ರಸಭಂಗವಾಗುತ್ತೆ ಆ ವಿಲ್ಲನ್ ಸುಮ್ಮನೆ ನೋಡಲಿ ಅಂತ ತಮಾಷೆಗೆ ಹೇಳಿದ ಹಾಗೆ ಮೇಲ್ನೋಟಕ್ಕೆ ಮಹಾಪುರುಷತ್ವವನ್ನು ಪ್ರಕಟ ಮಾಡದೇ ಹೇಳಲಾಗಿ ಅದಕ್ಕೇನಾಗಲಿ ಎಂದರು ಅಲ್ಲಿಂದ ಮುಂದಕ್ಕೆ ಉತ್ಸವದಲ್ಲಿ ಊರು ತುಂಬಾ ಕರ್ಕೊಂಡು ಹೋಗಿದ್ದಾರೆ ಮೆರವಣಿಗೆ ಆಯಿತು ಅವರಿಗೊಂದು ಬಿಡಾರವನ್ನು ಕಲ್ಪನೆ ಮಾಡಿದರು ಅದು ಋಷಿವಾಟಿಗೆ ವಿಶ್ವಾಮಿತ್ರ ಅತಿಥಿ ಗೃಹದಲ್ಲಿಯೇ ರಾಮಲಕ್ಷ್ಮಣರು ತಂಗಿದ್ದಾರೆ ಅಲ್ಲಿಂದ ಆಚೆಗೆ ಶತಾನಂದರು ಬಂದರು ರಾಮನನ್ನು ಬಾಚಿ ತಬ್ಬಿಕೊಂಡರು ಲಕ್ಷ್ಮಣನ್ ತಬ್ಬಿಕೊಂಡರು ಮಗು ಮಕ್ಕಳಿರ ಎಂಥ ಅದೃಷ್ಟವಂತರೋ ವಿಶ್ವಾಮಿತ್ರರು ನಿಮಗೆ ಗುರುಗಳಾಗಿ ಬಂದಿದ್ದಾರೆ ಅವರ ಚರಿತ್ರೆ ಗೊತ್ತೇ ನಿಮಗೆ ಅವರು ಹೇಳ್ಕೊಳ್ಳೋದಿಲ್ಲ ಹಳೆ ಚರಿತ್ರೆಯನ್ನ ನಾ ಹೇಳ್ತೇನೆ ಕೇಳು ಅಂತ ಶುರು ಮಾಡಿದರು ವಿಶ್ವಾಮಿತ್ರೋಪಾಖ್ಯಾನ ಬಾಲಕಾಂಡದಲ್ಲಿ ತುಂಬಾ ಶ್ರೇಷ್ಠವಾದದ್ದು ಇದನ್ನು ವಿಸ್ತಾರವಾಗಿ ಹೇಳಿದ್ರೆ ಇವತ್ತು ನಾಳೆ ಎರಡು ದಿವಸ ಇದೇ ಕಥೆಯಾಗುತ್ತೆ ಹೇಳಿದೆ ದ್ರಪಚಾರವಾಗುತ್ತೆ ನೀವೇ ರೂಲಿಂಗ್ ಕೊಟ್ಟುಬಿಡಿ ಬಿಡಿ ಅಂದ್ರೆ ಬಿಟ್ಟು ಬಿಡ್ತೀನಿ ಮುಂದೆ ಹೊರಟೋಗ್ತೀನಿ ಹಾಗೆ ಹೇಳಬೇಡಿ ಬಿಟ್ಟರೆ ತಪ್ಪಾಗುತ್ತೆ ಸೂಕ್ಷ್ಮದಲ್ಲಿ ಹೇಳ್ತೇನೆ ಇದು ಎಂಥ ಘೋರವಾದ ಕತೆ ವಿಶ್ವಾಮಿತ್ರರ ಕತೆ ಪೂರ್ವದಲ್ಲಿ ಇವರು ಭರತ ವಂಶದ ಚಕ್ರವರ್ತಿ ಭರತನ ವಂಶದಲ್ಲಿಯೇ ಸಾಕ್ಷಾತ್ತಾಗಿ ಬಂದವರು ವಿಶ್ವರಥ ಎಂಬುದಾಗಿ ಇವರ ಹೆಸರು ಕಥೆ ನೀವು ಕೇಳಿದ್ದೀರಿ ಈ ಕಥೆ ನಡೆಯುವ ಕೆಲವೇ ವರ್ಷಗಳ ಹಿಂದೆ ಸಹಸ್ರಾರ್ಜುನ ಸೋಮವಂಶದ ಕ್ಷತ್ರಿಯ ದೊರೆ ಅತ್ಯಂತ ಧಾರ್ಮಿಕ ಯಾವನ ರಾಜ್ಯದಲ್ಲಿ ಕಳ್ಳಕಾಕರ ಕಾಟ ಇರಲಿಲ್ಲವೋ ಯಾವನ ಹೆಸರನ್ನು ಇವತ್ತೂ ನೀವು ನೆನೆಸಿಕೊಂಡರೆ ಕೈ ಮರೆತು ಬೇರೆ ಕಡೆ ಇಟ್ಟ ಪದಾರ್ಥವು ಈಗ ಬೇಗನೆ ದೊರಕುತ್ತದೆಯೋ ಕೊಳುವಾಗಿದ್ದದ್ದು ದೊರಕುತ್ತದೆಯೋ ಪಂಚಾಂಗದಲ್ಲಿ ಹಾಕಿದ್ದಾರೆ ಕಾರ್ತವೀರ್ಯಾರ್ಜುನೋ ನಾಮ ಕೇಳಿದಿರಲ್ವೋ ರಾಜಾ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ನಷ್ಟದ್ರವ್ಯೋಪಲಭ್ಯತೆ ಪಂಚಾಂಗದಲ್ಲಿ ಹಾಕಿದ್ದಾರೆ ಒಂದು ಬೀಗದ ಕೈ ಕಾರನ್ ಬೀಗದ ಕೈ ಎಲ್ಲ ಅರ್ಜೆಂಟ್ ಹೊರಟಿದ್ದೀರಿ ಆ ಬೀಗದ ಕೈಯಲ್ಲಿ ಚಪ್ಪಲಿಯಲ್ಲಿ ಹೆಲ್ಮೆಟ್ ಎಲ್ಲಿ ಮತ್ತೊಂದೆಲ್ಲಿ ಮನೆಯಲ್ಲಿ ಗಡಿಬಿಡಿಯೋ ಗಡಿಬಿಡಿ ಆ ಹೆಣ್ಣು ಮಗಳು ಪಾಡ್ ಬೇಡ ಪಂಚಾಯಿತಿ ಇದು ಹೇಳೋಕೆ ಬದಲಾಗಿ ಆ ಬೇಗದ ಕೈಯಲ್ಲಿ ಅಲ್ಲಿಟ್ನೆ ಇಲ್ಲಿಟ್ನೆ ಇಪ್ಪತ್ತು ಕಡೆ ಹುಡುಕೋಬೇಕು ಕಾರ್ತವೀರ್ಯ ಒಂದು ಶ್ಲೋಕ ಹೇಳಿ ಐದು ನಿಮಿಷ ಅದೆಲ್ಲಿದೆ ನಿಮ್ಗೆ ಜ್ಞಾಪಕ ಬರುತ್ತೆ ಹನುಮಂತನ ಹೆಸರನ್ನು ಹೇಳಿದ್ರು ಕಳೆದು ಹೋದ ಪದಾರ್ಥ ಜ್ಞಾಪಕಕ್ಕೆ ಬರುತ್ತೆ ಅನೇಕರಿಗೆ ಗೊತ್ತಿಲ್ಲ ಇದು ಅಂಜನೇಯ ಮಚಪಾಟಲ ನಮ್ಮ ಶ್ಲೋಕ ಹೇಳಿದ್ರೆ ಅಷ್ಟೇ ಅಲ್ಲ ಯಾರೋ ದೂರದಿಂದ ಬಂಧುಗಳು ಬರಬೇಕು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು ಬರಲಿಲ್ಲ ಹನುಮಂತನ ಜಪ ಮಾಡಿದರೆ ಎಲ್ಲಿದ್ರೂ ಬರ್ತಾನೆ ಅಂತ ಒಂದು ನಂಬಿಕೆ ಇದೆಲ್ಲ ಹೇಳ್ತೇವೆ ಇಂಥ ಒಳ್ಳೆಯ ಧಾರ್ಮಿಕನಾದ ಕಾರ್ತಿವೀರನಿಗೆ ಒಂದು ದುರ್ಬುದ್ಧಿ ಉಂಟಾಗಿ ಜಮದಗ್ನಿ ಎಂಬ ಬ್ರಾಹ್ಮಣರನ್ನ ಕೆಣಕಿ ಸಾಂಕೇತಿಕ ಕಥೆ ಅವರ ಆಶ್ರಮದಲ್ಲಿದ್ದ ಗೋವು ತನಗೆ ದಕ್ಕಬೇಕು ಅಂತ ಬಲಾತ್ಕಾರವನ್ನು ಮಾಡಿ ಅದು ಸಿಕ್ಕದೆ ಜಮದಗ್ನಿಗಳ ಕೊಲೆಯನ್ನು ಮಾಡಿ ಬ್ರಹ್ಮಕ್ಷತ್ರ ತಾಕಲಾಟವಾದ ಭೀಕರ ಕಾಲ ಇವತ್ತಿನಂತೆ ಬ್ರಾಹ್ಮಣರದೇನು ವಿಶೇಷ ಅಲ್ಲ ಅವರು ತಪಸ್ಸು ಮಾಡ್ತಾರೆ ಒಂದು ರಾಮಾಯಣ ಹೇಳಬೇಕಾದ್ರೆ ಎಷ್ಟು ವರ್ಷ ಓದಬೇಕು whole lifetime you have to spend ಇದು ಜಂಬುಕೋಸ್ಕರ ಹೇಳಿದ ಮಾತಲ್ಲ ಸಿಕ್ಕ ಕಡೆ ಶ್ಲೋಕ ಕೈಗೆ ಬರಬೇಕು ಅರ್ಥ ಹತೋಟಿಗೆ ಬರಬೇಕು ಪುರಾಣಗಳನ್ನೆಲ್ಲ ವಶ ಮಾಡಿಕೊಳ್ಳಬೇಕು ಇದು ಒಂದೇ ಕೆಲಸ ನಾವು ಮಾಡಬೇಕಾದ್ರೆ ನನ್ನ ಜೀವನ ತಕ್ಕ ಮಟ್ಟಿಗೆ ಇದಕ್ಕೆ ಬೇಕಾದ ಸೌಕರ್ಯದಲ್ಲಿರುವಂತೆ ಮಾಡಬೇಕಾದ ನಿಮ್ಮ ಕರ್ತವ್ಯ ಸರ್ಕಾರದ ಕರ್ತವ್ಯ ಅದಕ್ಕಾಗಿ ಹಳೆ ಕಾಲದಲ್ಲಿ ಬ್ರಾಹ್ಮಣರನ್ನು ಕರೆದು ಅಗ್ರಹಾರ ನಿರ್ಮಾಣ ಮಾಡಿ ನಿಮ್ಮ ಹೋಮ ಹವನ ಸ್ವತಂತ್ರ ಚಿಂತನ ಚೆನ್ನಾಗಿ ನಡೆಯಲಿ ಅಂತ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಷ್ಠೆ ಮಾಡುತ್ತಿದ್ದರು ಭೂಮಿ ಕಾಣಿ ಎಲ್ಲ ಕಿತ್ಕೊಂಡು ಅವರನ್ನು ಓಡಿಸಿ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತೇನಾಗಿದೆ ಅಂದ್ರೆ ಆ ಜಾಗ ಎಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ಮುಸಲ್ಮಾನರು ಆಕ್ರಮಿಸಿಕೊಂಡು ಯಾರು ದೀನರು ದರಿದ್ರರು ದಲಿತರು ಅತ್ಯಂತ ಹಿಂದುಳಿದ ವರ್ಗಗಳು ಅವರನ್ನೆಲ್ಲ ಕನ್ವರ್ಟ್ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಬೈ ಟ್ರಾನ್ಸ್ಪ್ಲಾಂಟಿಂಗ್ ಬ್ರಾಹ್ಮಿನ್ಸ್ ಬೇರೆ ಕಡೆ ಹಾಕಿದ್ರಿಂದ ನಮ್ಮೂರಲ್ಲಿ ಒಂದು ಚರ್ಚ್ ಒಂದು ಮಸೀದಿ ಇರಲಿಲ್ಲ ಐವತ್ತು ವರ್ಷಗಳ ತನಕ ಈಗ ನಾಲ್ಕು ಮಸೀದಿ ಇದೆ ಆರು ಚರ್ಚ್ ಜಾತಿ ಹೇಳ್ತೇವೆ ಅಂದ್ರೆ ಬುದ್ಧಿ ಹೇಳೋರಿಂದ ಹೋಗ್ಬಿಟ್ರು ಅವರೆಲ್ಲ ಇಲ್ಲಿದ್ದಾರೆ ಬೆಂಗಳೂರು ಬಂದು ಸೇರ್ಕೊಂಡಿದ್ದಾರೆ ಬೆಂಗಳೂರಲ್ಲೇನು ಮಾಡ್ತಾರೆ ಟ್ರಾಫಿಕ್ ಸಿಗ್ನಲಲ್ಲಿ ತಪಸ್ಸು ಮಾಡ್ತಾ ಕೂತಿರ್ತಾರೆ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಈ ತಪಸ್ಸಿನಿಂದ ಯಾವ ಸಿದ್ಧಿಯೂ ಇಲ್ಲ ಓಡಾಡುವ ಕಾರ್ನಲ್ಲಿ ಅಕಸ್ಮಾತ್ ಏನಾದ್ರು ನಂದು ಈ ರಿಕಾರ್ಡು ಕ್ಯಾಸೆಟ್ಟು ಸಿಡಿ ಗಿಡಿ ಹಾಕಿದ್ರೆ ಅಷ್ಟೇ ನಿಮ್ಮ ತಪಸ್ಸು ಅಲ್ಲಿ ತಪಸ್ಸಾಗೋದಿಲ್ಲ ಸ್ವತಂತ್ರ ಚಿಂತನಕ್ಕೆ ಅವಕಾಶವಿಲ್ಲ ಬ್ರಾಹ್ಮಣರಿಗೆ ಕ್ಷತ್ರಿಯಕ್ಕೆ ತಾಕಲಾಟ ಬಂದ್ರೆ ರಾಷ್ಟ್ರ ಉಳಿಯುವುದಿಲ್ಲ ಋಗ್ವೇದದಲ್ಲಿ ಹೇಳಿದ್ದಾರೆ ಮಹಾಭಾರತದಲ್ಲಿ ವಸಿಷ್ಠ ಚರಿತ್ರೆಯಲ್ಲಿ ಹೇಳಿದ್ದಾರೆ ಮೇಖಲಾಹ ಲಾಟಾಹ ದ್ರವಿಡಾಹ ಈಜಿಪ್ಟ್ ದೇಶದಲ್ಲಿ ಇವತ್ತೇನು ಸಿರಿಯಾ ಅಂತ ಕರೀತೀರಿ ಪ್ಯಾಲೆಸ್ಟೈನ್ ಅಂತ ಹೇಳ್ತೀರಿ ಇರಾಕ್ ಇರಾನ್ ಅಂತ ಹೇಳ್ತೀರಿ ಅಲ್ಲೆಲ್ಲ ಬ್ರಾಹ್ಮಣರು ಸಮುದ್ರವಾಗಿದ್ದ ಕಾಲ ಪೂರ್ವದಲ್ಲಿ ಕ್ಯಾಂಬೋಡಿಯಾ ಸಯಾಮ್ ಚಂಪಾರಣ್ಯ ವಿಯೆಟ್ನಾಂ ತನಕ ಬ್ರಾಹ್ಮಣರಿದ್ದರು ಅವರನ್ನೆಲ್ಲ ಒದ್ದು ಕಳಿಸಿದ್ರು ಅಲ್ಲಿದ್ದವರು ಚೀಣಿಯರು ಬರ್ಬರರು ಪುಳಿಂದರು ಹೂಣರು ಹೀಗಾಗಿ ಅಲ್ಲಿ ಇವತ್ತು ಆ ಸಂಸ್ಕೃತಿ ನಿರ್ನಾಮವಾಯಿತು ಬ್ರಾಹ್ಮಣರಲ್ಲದೆ ಅದ ಕಡೆ ಧರ್ಮದ ಸಂಸ್ಕೃತಿ ಉಳಿಯೋದಿಲ್ಲ ಬ್ರಾಹ್ಮಣ ಅಂದ್ರೆ ಜಾತಿ ಬ್ರಾಹ್ಮಣ ಅಲ್ಲ ಇದನ್ನು ಹೇಳೋನು ಬೇಕು ರಾಮಾಯಣ ಬೇಕು ವೇದ ಬೇಕು ಮಹಾಭಾರತ ಬೇಕು ಭಾಗವತ ಬೇಕು ವರ್ಷಗಟ್ಟಲೆ ಹೇಳಿ ಹೇಳಿ ಹೇಳಿ ಸ್ಕೂಲು ಕಾಲೇಜಿಗೆ ಹೋಗೋದಲ್ಲ ಇದೇ ಸ್ಕೂಲು ಇದೇ ಕಾಲೇಜು ಡಿವಿಜೆ ಮಾಡಿದ ಸ್ಕೂಲ್ ಇದು ವರ್ಷಗಟ್ಟಲೆ ಕೇಳಿದ್ರೆ ನೀವು ಕಲ್ಚರ್ಡ್ ಆಗೋದಿಲ್ಲ ಯೋಚನೆ ಮಾಡಿ do you become cultured or uncultured ಈ ಕಲ್ಚರ್ ನಿಮಗೆ ನೂರು ವರ್ಷ ಕಲಿತರು ಸ್ಕೂಲಲ್ಲಿ ಕಾಲೇಜಲ್ಲಿ ಸಿಕ್ಕೋಗಿಲ್ಲ ನಲವತ್ತು ವರ್ಷ ಪಾಠ ಹೇಳಿ ಕಾಲೇಜಲ್ಲಿ ಸಿಕ್ಕದೇ ಇದ್ದ ತೃಪ್ತಿಯನ್ನು ನಿಮ್ಮಲ್ಲಿ ನಾನು ಪಡೀತಾ ಕೂತಿದ್ದೇನೆ ಇಲ್ಲಿ ಹೇಳಿದ್ರೆ ಸಂತೋಷವಾಗುತ್ತೆ ಅಂತ ಪ್ರಯೋಜನಕ್ಕೆ ಬರುತ್ತೆ ಅಂತ ಇಲ್ಲಿ ಯಾತಕ್ಕೆ ಹೇಳ್ತೇವೆ ಅಂದ್ರೆ ಒಂದು ಕೊರತೆ there is an inner urge and all culture is born out of some internal unrest ಮನುಷ್ಯನ ಮನಸ್ಸಲ್ಲಿ ಅತೃಪ್ತಿಯಿಂದ ಬರುತ್ತೆ ಅಂತ ಹೇಳ್ತಾರೆ ಅದು ಅರ್ಜುನನಿಗೆ ಸಹನೆ ಬರಲಿಲ್ಲ ಆ ಜಮದಗ್ನಿಗಳನ್ನು ಕೊಂದ ಕೊಂದದ್ದರಿಂದ ಋಷಿಕುಲ ಸಿಡಿದೆದ್ದಿತು ಋಷಿಗಳೆಲ್ಲ ಸೈನಿಕರಾದರು ಪರಶುರಾಮರು ಸೇನೆಯನ್ನು ಕಟ್ಟಿದರು ವ್ಯಾಘ್ರಾಜನ ಹಾಕಿಕೊಂಡು ಕುದುರೆಗಳ ಮೇಲೆ ಇಡೀ ಸಮಸ್ತ ಭೂಮಿಯಲ್ಲಿರ್ತಕ್ಕ ಕ್ಷತ್ರಿಯರನ್ನೆಲ್ಲ ಕೊಂದರು ದುಷ್ಟ ಕ್ಷತ್ರಿಯರೇ ಬೇಡ ಬ್ರಾಹ್ಮಣರೇ ಬೇಡ ಅಂತ ಅವನು ಹೌದಾ ಕ್ಷತ್ರಿಯರೇ ಬೇಡ ಅಂದ್ರೆ ಇವರು ಭೂಮಿಯನ್ನೆಲ್ಲ ಬ್ರಾಹ್ಮಣರೇ ಆಳ್ಲಿ ಅಂತ ಕಶ್ಯಪ ಗೋತ್ರದವರು ದಾನ ಕೊಟ್ಟುಬಿಟ್ರು ಪರಶುರಾಮರು ಅದು ಎಂಥ ಸೋಷಿಯಲ್ ಕ್ರಾಂತಿ ಯೋಚನೆ ಮಾಡಿಕೊಳ್ಳಿ ಪರಶುರಾಮ ಅವತಾರದ ಕ್ರಾಂತಿ ಭಗವಾನ್ ಪರಶುರಾಮ ಅಂತ ಒಂದು ಕಾದಂಬರಿ ಅಲ್ಲಿ ಬರೆದಿದ್ದಾರೆ ಕೆ ಎಂ ಅವರು ಭಾರತೀಯ ವಿದ್ಯಾಭವನ್ ಪಬ್ಲಿಕೇಶನ್ ಭಗವಾನ್ ಪರಶುರಾಮ ಜೈ ಪೃಥ್ವಿ ವಲ್ಲಭ ಪೃಥ್ವಿರಾಜನ ಕಥೆ ಒಳ್ಳೆ ಕಾದಂಬರಿಕಾರರು ಈ ಸಂಸ್ಕೃತಿ ದೃಷ್ಟಿಯಿಂದ ಬರೆದಿದ್ದಾರೆ ಈಗ ಪುಸ್ತಕ ಸಿಕ್ಕುತ್ತೋ ಸಿಕ್ಕೋದಿಲ್ಲೋ ಇವತ್ತಿನ ಭಾರತೀಯ ವಿದ್ಯಾಭವನ ಎಲ್ಲ ಸರ್ಕಾರಕ್ಕೆ ಅಡ್ಜಸ್ಟ್ಮೆಂಟ್ ಆಗಿ ಹೋಯಿತು ಇರೋ ತನಕ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ತಪ್ಪು ಮಾಡಿದ ತಪ್ಪು ಅಂತ ಹೇಳ್ತಿದ್ರು ಅಂಥ ಪರಶುರಾಮರು ಕೋಲಾಹಲ ಮಾಡಿ ಕೆಲವೇ ವರ್ಷಗಳಲ್ಲಿ ಮತ್ತೆ ವಿಶ್ವಾಮಿತ್ರಗ ಅದೇ ದುರ್ಬುದ್ಧಿ ಇವತ್ತಿನ ದುರ್ಬುದ್ಧಿ ಎಷ್ಟು ಸಲ ರಿಪೀಟ್ ಆಗುತ್ತೆ ನೋಡಿ ಕಥೆ ಹೇಳ್ತಾರೆ ಬೇಟೆಗೆ ಹೋದ ವಿಶ್ವರಥ ಬಾಯಾರಿಕೆ ಆಯಿತು ಅಲ್ಲೊಂದು ಆಶ್ರಮ ಪಕ್ಕದಲ್ಲಿತ್ತು ಯಾರದ್ದಂತ ಕೇಳಿದ ವಸಿಷ್ಠರದು ಅಂತ ಹೇಳಿದರು ಯಾರಿದ್ದೀರಪ್ಪ ಸ್ವಲ್ಪ ನೀರು ಗೀರು ಕೊಡಿ ಅಂತ ಕೇಳಿದ್ರು ಆ ಲಕ್ಷಣವನ್ನು ನೋಡಿದ ಕಾಯೋ ಹುಡುಗರು ಬಂದು ಗುರುಗಳಿಗೆ ಹೇಳಿದ್ರು ದೊರೆ ಬಂದಾಗಿದೆಯಲ್ಲ ಅಂತ ವಸಿಷ್ಠರೇ ಬಂದರು ಪೂರ್ಣ ಕುಂಭ ಕೊಟ್ಟರು ದೊರೆ ನೀ ಬಂದಿದ್ದೀಯಪ್ಪ ಹೇಳಿದೆ ಕೇಳದೆ ಬರೀ ನೀರಲ್ಲ ಆತಿಥ್ಯ ಮಾಡ್ತೇನೆ ಅಯ್ಯೋ ಆತಿಥ್ಯ ಎಲ್ಲಿ ಮಾಡ್ತೀರಿ ಹತ್ತು ಸಾವಿರ ಸೈನ್ಯ ಇದೆ ನನಗೆ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸ್ತೇನೆ ಎಂದರು ಕ್ಷಣ ಮಾತ್ರದಲ್ಲಿ ಎಲ್ಲ ಷಡ್ರಸೋ ಅರಮನೆಯಲ್ಲಿ ಸಿಕ್ಕದೆ ಅಡುಗೆ ಊಟ ಆಯಿತು ಊಟ ಮೇಲೆ ಎಲೆ ಅಡಿಕೆ ನಾನಾ ವಿಧವಾದ ಪಾನೀಯಗಳು ಮಲ್ಕೊಳ್ಳೋದು ಹಾಸಿಗೆಗಳು ನರ್ತನ ತೃಪ್ತಿ ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ಅಂಬೆ ಊರ್ವಶಿ ಮೇನಿಕೆಯರು ಇದನ್ನೆಲ್ಲ ನೋಡಿದ ವಿಶ್ವರಥ ನಿದ್ದೆ ಬರಲಿಲ್ಲ ಸಾಯಂಕಾಲ ಬ್ರಾಹ್ಮಣನ ವಸಿಷ್ಠರನ್ನು ಕರೆದು ಕೇಳಿದ ಎಷ್ಟು ವರ್ಷದಿಂದ ಕೂಡ ಹಾಕಿದ್ರಿ ಅನ್ನ ಇದೆಲ್ಲ ಪದಾರ್ಥ ಅವ್ರು ಹೇಳಿದ್ರು ಹುಚ್ಚ ಕೂಡ ಹಾಕಿದ ಪದಾರ್ಥವೇ ಇದು ನನ್ನ ತಪಸ್ಸಿಗೆ ಭಂಗ ಬರದೇ ಇರಲಿ ಅಂತ ದೇವತೆಗಳು ಒಂದು ಗೋವನ್ನು ಕೊಟ್ಟಿದ್ದಾರೆ ಇದು ಸಿಂಬಾಲಿಕ್ ಕೌ ಅದು ಕಾಮಧೇನು ಶಬಲೆ ನಾನು ಏನು ಕೇಳಿದ್ರೆ ಅದು ನನಗೆ ಕೊಡುತ್ತೆ ಅದು ನನ್ನ ವರ್ಚಸ್ಸು ಆಗಿದೆ ಅಂದ್ರು ಅವರ ವರ್ಚಸ್ಸೇ ಏನು ಬೇಕಾದ್ರೂ ಸೃಷ್ಟಿ ಮಾಡತಕ್ಕಂತಹ ಬ್ರಾಹ್ಮಣನ ವರ್ಚಸ್ಸಿಗೆ ಗೋವು ಎಂಬುದಾಗಿ ಹೆಸರು ಆಶ್ರಮ ಕರ್ಕೊಂಡು ಹೋಗಿ ತೋರಿಸಿದ್ರು ಆ ಗೋವನ ಅಲಂಕಾರ ಆಗಿತ್ತು ಆಮೇಲೆ ಅದನ್ನು ನೋಡಿದ ಕೂಡಲೇ ಕಳ್ಳನ ಬುದ್ಧಿ ಉಂಟಾಯಿತು ದೊರೆಗೆ ಚ ಪಾರ್ಥಿವ ನ್ಯಾಷನಲೈಸ್ ಮಾಡ್ತೇನೆ ಎಂದರು ಒಳ್ಳೆ ಪದಾರ್ಥ ಇದ್ದೆ ಸರ್ಕಾರಕ್ಕಿರಲಿ ನಷ್ಟವಾಗಿದ್ದರೆ ನಿಮ್ಮ ತಲೆಗಿರಲಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬಂತಲ್ಲ ನ್ಯಾಷನಲೈಸೇಷನ್ ನಾ ತಗೊಂಡು ಹೋಗ್ತೀನಿ ಶ್ರೇಷ್ಠವಾದ ಪದಾರ್ಥಗಳು ರಾಜನ ಕಡೆ ಇರಬೇಕು ಎಲ್ಲ ಇದು ದೇವತೆಗಳು ನನಗೆ ಅಂತ ಕೊಟ್ಟಿದ್ದಾರೆ ನಿನಗೆ ಟ್ರಾನ್ಸ್ಫರ್ ಮಾಡೋಕೆ ಬರೋದಿಲ್ಲ ಅಂದ್ರು ಕೀರ್ತಿ ಆತ್ಮವತೋ ಯಥಾ ನನ್ನ ಕೀರ್ತಿಯನ್ನು ನಿಮ್ಮ ಹೆಸರಿಗೆ ಬರಿ ಅಂತ ಕೇಳಿದ ಹಾಗಿದೆ ನನ್ನ ಕೀರ್ತಿ ನಿನ್ನ ಹೆಸರು ಕೊಡೋದಾಗೆ ಹಾಗೆ ಸ್ವಾಮಿ ನೀವು ಎಂ ಮಾಡಿದ್ದೀರಿ ಯಾರೋ ಡಿಲಿಟ್ ಬೇರೆ ಕೊಟ್ಟಿದ್ದಾರೆ ಡಿಲಿಟ್ ನೀವೇ ಇಟ್ಕೊಳ್ಳಿ ಎಂ ನಾನು ಕೊಡಿ ಅಂತ ಕೇಳಿದ್ರೆ ನಾ ಕೊಡೋಕ್ಕಾಗುತ್ತೆ ನೋಡಿ ರಾಮಾಯಣ ಹೇಳ್ತಿರಲ್ಲ ಬರೀ ಹರಿಶ್ಚಂದ್ರೋಪಾಖ್ಯಾನ ಇದೊಂದನ್ನ ಹೇಳುವಂತ ಶಕ್ತಿ ನನಗೆ ಕೊಡಿ ನಾ ಕೊಡೋಕೆ ಸಿದ್ಧ ಆದ್ರೆ ಆಗೋದಿಲ್ವಲ್ಲ ಏನ್ ಮಾಡೋಣ ಒಬ್ರು ಕೀರ್ತಿ ಒಬ್ರು ಕೊಡೋಕೆ ಬರೋದಿಲ್ಲ ಉದಾಹರಣೆ ಕೊಟ್ಟಿದ್ದಾರೆ ನಾ ತಗೊಂಡು ಹೋಗ್ತೀನಿ ಅಂತ ಹೇಳಿ ಬಲಾತ್ಕಾರ ಮಾಡುವಾಗ ಆ ಗೋವು ಬಂದು ಬಿಡಿಸಿಕೊಂಡು ಮಹರ್ಷಿಯೇ ವಸಿಷ್ಠರೇ ನಿಮಗೇನು ಅಪಚಾರ ಮಾಡಿದ್ದೆ ನಾನು ಈ ಕಟಕನಿ ಕೈ ಕೊಡ್ತಾ ಇದ್ದೀರಲ್ಲ ಅಂದಾಗ ಅವರು ಹೇಳಿದರು ಅಮ್ಮ this is a case of an individual versus government ಈ ಮಾತು ಹೇಳ್ತಾರೆ ವಸಿಷ್ಠರು ನಾನೊಬ್ಬ ಬಡಪಾಯಿ ವ್ಯಕ್ತಿ ಹೆಂಗಲ್ ಇಂಡಿವಿಜುವಲ್ ಇದು ಒಂದು ಸರ್ಕಾರ ಅದು ವಿರುದ್ಧವಾಗಿ ನಿಂತಿದೆ ನಾನೇನು ಮಾಡಲಿ ಆಗ ಗೋವು ಹೇಳ್ತು ನನ್ನ ರಕ್ಷಣೆಯನ್ನು ನಾನೇ ಮಾಡಿಕೊಳ್ತೇನೆ ಅದಕ್ಕೆ ನೀವು ಅಪ್ಪಣೆ ಕೊಟ್ಟರು ಸಾಕು ಅಂತ ಅಪಣೆ ಕೊಟ್ಟರು ಅಲ್ಲಿಂದ ಮುಂದಕ್ಕೆ ಈ ವಿಶ್ವಾಮಿತ್ರರ ಕಥೆ ಋಗ್ವೇದದಲ್ಲಿ ತುಂಬಾ ದೊಡ್ಡದಾಗಿದೆ ಅದನ್ನು ನಮ್ಮ ಕನ್ನಡದ ಕವಿ ವಿನಾಯಕ ಕೃಷ್ಣ ಗೋಕಾಕರು ಭಾರತ ಸಿಂಧು ರಶ್ಮಿಯಲ್ಲಿ ಸ್ವಲ್ಪ ದಿಕ್ಕು ಬದಲಾಯಿಸಿ ಬರೆದಿದ್ದಾರೆ ಕಥೆಯನ್ನು ವಸಿಷ್ಠರನ್ನ ಪ್ರತಿಗಾಮಿಗಳು ಅಂತಲೂ ವಿಶ್ವಾಮಿತ್ರನ ಪುರೋಗಾಮಿಗಳು ಅಂತ ಕಥೆಗೆ ಉಲ್ಟಾ ತಿರುವನ್ನು ಕೊಟ್ಟು ಬರೆದಿದ್ದಾರೆ ಬರೆದು ಅದರ ಫುಟ್ನೋಟ್ ಅಲ್ಲಿ ನನ್ನ ಪುಸ್ತಕ ರೆಫರ್ ಮಾಡಿ ವಸಿಷ್ಠ ವಿಶ್ವಾಮಿತ್ರ ವೇದ ಸಂಸ್ಥೆ ಐದನೇ ಸಂಪುಟದ ರೆಫರೆನ್ಸ್ ಕೊಟ್ಟು ನಾರಾಯಣಾಚಾರ್ಯರು ಪ್ರತಿಗಾಮಿಗಳು ಅಂತ ಬರೆದಿದ್ದಾರೆ ಅದನ್ನೊಬ್ರು ತಂದು ತೋರಿಸಿದ್ರು ನನಗೆ ನೆಲ್ದ ನಾವು ಓದೋಕೆ ಹೋಗ್ತಿರಲಿಲ್ಲ ಈ ಕಥೆ ಮುಂದೆ ನೀವೇ ಅರ್ಥ ಮಾಡಿಕೊಳ್ಳಿ ನಡೆದದ್ದೇನು ಭಾರತ ದೇಶದಲ್ಲಿ ಇವನಿನ್ನೂ ದೊರೆಯಾಗಿದ್ದ ವಿಶ್ವರಥ ತನ್ನ ಕಡೆ ಹತ್ತು ಘಟಾನುಘಟಿ ಭಾರತೀಯ ರಾಜರುಗಳನ್ನೆಲ್ಲ ಕೂಡಿಸಿದ he unified all the militant Kshatriya forces of this country on his side ತುತ್ಸು ಮೊದಲಾದವರೆಲ್ಲ ಸೇರಿಕೊಂಡರು ಸಿಂಧೂ ನದಿ ತೀರ ಗಂಗಾ ತೀರ ಗೋದಾವರಿ ತೀರ ಕಾವೇರಿ ತೀರ the whole country was made to fight against one Vasishtha ವಸಿಷ್ಠರ ಏನು ಮಾಡಿತು outside this continent subcontinent Greater India ಅಂತ ಹೇಳೋ ಕಡೆಯಲ್ಲಿ ಹೂಣರು ಬರ್ಬರರು ಶಕರು ಪುಳಿಂದರು ಕಿರಾತರು ಯಾರ್ಯಾರಿದ್ರು ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ people from outside India but Hindus who believed in Vasishtha fought and destroyed Vishwamitra ಸಾರ್ಮಿ ಇವತ್ತು ಅದೇ ಆಗುತ್ತೆ ನೋಡಿ ನಿಮ್ಮ ಭಾರತೀಯ ಸರ್ಕಾರ ಅವರಿಗೆ ಇವರಿಗೆ ವೋಟ್ ಬೇಕು ಅಂತ ಹೇಳಿ ಅಪೀಸ್ ಮಾಡೋ ಸಲುವಾಗಿ ಹಿಂದೂಗಳ ವಿರುದ್ಧವಾಗಿ ನಿಂತರೆ I am sure Hindus gathered in America, in China in Russia will gather together and see to it that this government is destroyed. ಹೌದು ಬಿಡೋದಿಲ್ಲ ಭಾರತದಲ್ಲಿರುವುದಕ್ಕಿಂತ ಹೆಚ್ಚಿನ ಭಾರತೀಯರು ಭಾರತೀಯ ಸಂಸ್ಕೃತಿ ಪ್ರೇಮಿಗಳು ಹೊರಗಡೆ ದೇಶದಲ್ಲಿದ್ದಾರೆ ಯಾಕೆ ಇಲ್ಲಿ ಅವರಿಗೆ ರಿಸರ್ವೇಷನ್ ಅಂತ ಮಾಡಿ ಜಾಗ ಇಲ್ಲದೆ ಹೊರ ಕಳಿಸಿದ್ದೀರಿ fortunately they are thriving well dollars ಇದೆ ಹಣ ಇದೆ ಅಲ್ಲೇ ದೇವಸ್ಥಾನ ಕಟ್ತಾ ಇದ್ದಾರೆ ಬುದ್ಧಿವಂತರಾಗಿದ್ದಾರೆ they are able to negotiate votes in the States ಬೇರೆ ಕಡೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಒಗ್ಗೂಡಿ ಪಬ್ಲಿಕ್ ಇಂಟರ್ನ್ಯಾಷನಲ್ ಪ್ರೆಷರ್ ತಂದ್ರೆ ಇಲ್ಲಿ ನಾಯಿಗಳು ಮುದುಡ್ಕೊಂಡು ಹಾಗೆ ಮುದುಡ್ಕೊಳ್ತಾರೆ ದೂರದೃಷ್ಟಿ ಇಲ್ಲದೆ ಇರತಕ್ಕಂಥ ದರಿದ್ರ ಜನರು ಈ ದೇಶಕ್ಕೆ ನಾವೇ ನಮ್ಮ ಸಂಸ್ಕೃತಿಗೆ ಹಾಳು ಮಾಡ್ತಾ ಇದ್ದೇವೆ ನಮ್ಮ ಸಂಸ್ಕೃತ ಬೇಡ ಅಂತ ಹೇಳ್ತೇವೆ ಕನ್ನಡ ಬೇಡ ಅಂತ ಹೇಳ್ತೇವೆ ಹೆಂಡತಿ ಮಕ್ಕಳನ್ನು ಓಟ್ ಸಲುವಾಗಿ ಮಾರುವಂತಹ ದುಷ್ಟ ಜನ ಬರ್ತಾರೆ ಈ ದೇಶದಲ್ಲಿ ಮುಂದಕ್ಕೆ ಆ ಕಥೆ ವಸಿಟ್ರ ಕಥೆ ಹೇಳಿಕೊಡುವ ಪಾಠ ಇದು ಒಂದು ಕಾಲದಲ್ಲಿ ಇವತ್ತು ಗ್ರೀಕರಂತೆ ಏನು ಹೇಳ್ತೀರಿ ಗ್ರೀಕರು ಯವನರು ಈ ಗೋವಿನ ಒಂದೊಂದು ರೋಮದಿಂದ ಕೂಪದಿಂದ ಕಣ್ಣಿಂದ ಕಾಲಿಂದ ಯೋನಿ ಪ್ರದೇಶದಿಂದ ಅವರೆಲ್ಲ ಹುಟ್ಟಿ ಬಂದರು ಕ್ಷಣ ಮಾತ್ರದಲ್ಲಿ ವಿಶ್ವರಥನ ಹತ್ತು ಪುಂಡದೊರೆಗಳ ಸೈನ್ಯ ಪುಡಿಯಾಗಿ ಬಿದ್ದು ಹೋಯಿತು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾರೆ ವಿಶ್ವರಥರು ಗೊಂದಾವಲೇಕರ್ ಮಹಾರಾಜರು ಜಪ ಮಾಡುವಾಗ ಒಂದು ಕೈ ಕವಡಿಟ್ಕೊಳ್ತಿದ್ರು ನೋಡಿದ್ದೀರಲ್ಲ ಜಪ ಮಾಡುವುದಕ್ಕೆ ಆ ಕವಡನ್ನ ತೆಗೆದರು ವಸಿಷ್ಠರು ಬ್ರಹ್ಮಾಸ್ತ್ರ ಬಿಡ್ತೀಯನೋ ಬಿಡು ಅಂತ ಹೇಳಿ ಅದನ್ನು ಎಸೆದರು ಅದು ಬೆಂಕಿ ಅಂತ ಉರಿಯುವುದಕ್ಕೆ ಆರಂಭವಾಯಿತು ಆ ಬ್ರಹ್ಮದಂಡ ಇದು ಬ್ರಹ್ಮದಂಡ ಬ್ರಹ್ಮಾಸ್ತ್ರ ಹತ್ರ ಹತ್ರ ಬಂದಾಗ ಹೇ ವಸಿಷ್ಠ ಪುಡಿಚಾರ ಬ್ರಾಹ್ಮಣ ಮುಗೀತಿನೇನು ಕಥೆ ಅಂತ ಹೇಳುವಾಗ ಬ್ರಹ್ಮಾಸ್ತ್ರವನ್ನು ನುಂಗಿ ಬಿಡಿತು ಬ್ರಹ್ಮದಂಡ ಕುಸಿದು ಕುಪ್ಪಳಿಸಿ ಕೆಳಗೆ ಬಿದ್ದು ಅಯ್ಯೋ ನಾನೇನ್ ಮಾಡಬೇಕು ಹೀಗಾಯ್ತಲ್ಲ ಅಂತ ಆಗ ಸರಿಗೆ ಒಂದು ಜ್ಞಾನೋದಯವಾಯಿತು ನಮ್ಮ ನಮ್ಮನ್ನ ಆಳುವವರಿಗೆ ಬರದೇ ಇರುವಂತಹ ಜ್ಞಾನ ಯಾವ ಜ್ಞಾನ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ದೊರೆ ಶಕ್ತಿ ಬರೀ brute force mute force army force ಪಾಕಿಸ್ತಾನದ force American force Iraqi force ಇರಾ ಜಗತ್ತಲ್ಲಿ ಬೇರೆ ಎಲ್ಲ ಕಡೆಯಲ್ಲಿ ಬರೀ ಆರ್ಮಿ ಫೋರ್ಸು ಭಾರತ ದೇಶದಲ್ಲಿ ಇದು ಬ್ರಹ್ಮ ತೇಜೋಬಲಂ ಬಲಂ ಭಾರತೀಯರು ಜಗತ್ತನ್ನು ಗೆದ್ದಿದ್ರು ಸೈನ್ಯದಿಂದ ಗೆಲ್ಲಿಲ್ಲ ಇದು ಕಲ್ಚರಲ್ ಕಾನ್ಕ್ವೆಸ್ಟ್ ನನ್ನಂತಹ ಅವನೊಬ್ಬ ಇಂಡೋನೇಷ್ಯಾಕ್ಕೆ ಹೋಗಿ ನಿಂತರೆ ಒಂದು ಗುರುಕುಲ ಸ್ಥಾಪನೆ ಮಾಡಬಲ್ಲೆ ನನ್ನ ಸ್ವಭಾವದಲ್ಲಿ ಬ್ಯಾಕ್ ಎಲ್ಲ ಕೂತ್ಕೊಳ್ಳೋದು ಹಣೆಯಲ್ಲಿ ಬರೋದಿಲ್ಲ ದೇವರು ಎಲ್ಲಿ ಹೋದ್ರು ಒಂದು ರಾಮಾಯಣ ಭಾರತ ಭಾಗವತ ಹಿಡ್ಕೊಂಡ್ರೆ it becomes a small centre of culture people gather round it becomes a university ಹೀಗಾಗಿ ಅಗಸ್ತ್ಯರು ಸಮುದ್ರ ಲಂಘನವನ್ನು ಮಾಡಿ ಸಿಂಗಪುರವನ್ನ ಅಲ್ಲಿ ನರಸಿಂಹ ದೇವಸ್ಥಾನ ಕಟ್ಟಿ ಸಿಂಗಪುರ ಹೆಸರಿಟ್ಟವರು ಅಗಸ್ತ್ಯರು ಇವತ್ತು ಅಗಸ್ತ್ಯರ ಗುರುತಲ್ಲಿದೆ ತಲ್ಲಿದೆ ನಾವು ತಿಳ್ಕೊಳ್ಳೋದಿಲ್ಲ ಹಿಂದೂ ಏಷ್ಯಾ ಆ ಕಡೆ ಚಂಪಾರಣ್ಯ ವಿಯೆಟ್ನಾಂ ಅಂತೇವೆ ಇನ್ನು ಹಾಂಗ್ಕಾಂಗ್ ಅಲ್ಲಿ ಇಲ್ಲಿ ಎಲ್ಲ ಕಡೆ ಭಾರತೀಯ ಸಂಸ್ಕೃತಿ ಹಾಗೆ ಹರಡಿದರು ಸೇನಾ ಬಲದಿಂದ ಹರಡಲಿಲ್ಲ ಸಂಸ್ಕೃತಿ ಬಲದಿಂದ ಹರಡಿದರು ನನ್ನ ಸಂಸ್ಕೃತಿ ಚೆನ್ನಾಗಿದ್ರೆ ನೀವೇ ಅನುಕರಣೆ ಮಾಡ್ತೀರಿ ಮಂತ್ರ ಕೊಡಿ ಅಂತ ಕೇಳ್ತೀರಿ ಪ್ರಭುಪಾದ ಮಹಾರಾಜರು ಇಸ್ಕಾನ್ ಸಂಸ್ಥೆಯ ಮಾಲೀಕರು ಸಂಸ್ಥೆ ಸ್ಥಾಪನೆ ಮಾಡಿದವರು ವಿಶ್ವದಲ್ಲೆಲ್ಲ ಕೃಷ್ಣನ ಗುಡಿಯನ್ನು ಕಟ್ಟಿದರು ಪಶ್ಚಿಮದವರನ್ನೆಲ್ಲ ಒಳಕೆ ಸ್ವಾಗತ ಮಾಡಿದರು ಸೇನೆ ತಗೊಂಡು ಹೋಗಿದ್ರ ಅವರು ಪಶ್ಚಿಮಕ್ಕೆ ಹೋಗುವಾಗ ಎಂಬತ್ತು ವರ್ಷ ವಯಸ್ಸು ನೂರಕ್ಕಿಂತ ಹೆಚ್ಚು ಕೃಷ್ಣನ ಗುಡಿಯನ್ನು ಕಟ್ಟಿದರು ಒಂದು ಕಡೆಯಲ್ಲಿ ಅಮೆರಿಕಾದಲ್ಲಿ ಮೊನ್ನೆ ಮೊನ್ನೆ ಕೆಲವರು ಮೆಥಾಡಿಸ್ಟ್ ಕ್ರಿಶ್ಚಿಯನ್ಸ್ ಇದು ಅಶ್ಲೀಲ ಕೃಷ್ಣ ಅಂದ್ರೆ ವ್ಯಭಿಚಾರಿ ಸಾವಿರಾರು ಸ್ತ್ರೀಯರು ಸಂಸರ್ಗ ಮಾಡಿದವನು ಇವರು ಜಾಗಟೆ ಶಂಖ ಬಡಿತಾರೆ ಊದ್ತಾರೆ ಈ ದೇವಸ್ಥಾನ ಮುಚ್ಚಬೇಕು ಅಂತ ಅಮೆರಿಕನ್ ಆ ಸ್ಟೇಟ್ನ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಕೇಳಿದ್ರು ಇಲ್ವಾ ಕಥೆ ಕೇಳಿದ್ರ ನಾನು ಹೇಳಿದ್ನೆ ಕಾಣುತ್ತೆ ಒಂದು ಕಡೆ ಆ ಜಡ್ಜ್ ಕೇಳಿದ ವಾದ ಪ್ರತಿವಾದ ಎಲ್ಲ ಕೇಳಿ ಅರ್ಜಿ ಹಾಕಿದ್ದವರು ಯಾರು ಕ್ರೈಸ್ತ ಸನ್ಯಾಸಿನಿಯರು ನನ್ಸ್ ಪಾದ್ರಿಯರಲ್ಲಿ ಹೆಂಗಸರು ಅವ್ರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಆ ಜಡ್ಜಿ ಕೇಳ್ತಾನೆ ಅಮ್ಮ ನೀನು ಸನ್ಯಾಸಿನಿಯಾಗುವಾಗ ನೀನು ಕ್ರೈಸ್ತ ಮತದಲ್ಲಿ ಏನು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿದ್ದೀಯೇ I am the bride of Christ ಹೇಳಿದ್ಲು ಅವಳು ಬಹಳ ಸಂತೋಷ ನಿನಗಿಂತ ಮುಂಚೆ ಎಷ್ಟೊಂದು ಜನ ಸನ್ಯಾಸಿನರಾಗಿದ್ದಾರೆ ನೀನು ಸಮಕಾಲದಲ್ಲಿ ಎಷ್ಟು ಸಾವಿರ ಇದ್ದಾರೆ ಕ್ರಿಸ್ತನ ಯಾತಕ ವ್ಯಾಪಚಾರಿ ಅಂತ ಹೇಳೋದಿಲ್ಲ ನೀವೆಲ್ಲ ಕ್ರಿಸ್ತನಿಗೆ ನನ್ಸ್ ಬ್ರೈಡ್ಸ್ ಬ್ರೈಡ್ಸ್ ಆಗಬಹುದು ಕೃಷ್ಣನಿಗೆ ಹದಿನಾರು ಸಾವಿರ ಪತ್ನಿ ಇದ್ರೆ ನಿನ್ನ ಹೊಟ್ಟೆ ಆಟ ಕುರಿಬೇಕು ಅಂತ ಹೇಳಿ ಕೇಸ್ ಇಸ್ ಡಿಸ್ಮಿಸ್ಡ್ ಅವನು ಒಬ್ಬ ಕ್ರಿಶ್ಚಿಯನ್ ಜಡ್ಜಿ ಜಡ್ಜ್ಮೆಂಟ್ ಕೊಡ್ತಾನೆ ದಿಸ್ ಇಸ್ ಹೌ ಕೇಸಸ್ ನಮ್ಮ ದೇಶದಲ್ಲಾಗಿದ್ರೆ ಏನ್ ಮಾಡ್ತಿದ್ರು ಯೋಚನೆ ಮಾಡಿ ನೀವು ಕ್ಷಮಾದಾನ ಮಾಡಿ ಕಳಿಸ್ತಿದ್ರು ದೇವಸ್ಥಾನ ಬಡಿಸ್ತಾ ಇದ್ರು ಇಲ್ಲಿ ಪಾಪಿಗಳು ಅಲ್ಲಿ ಯಾರ ಕೈಯಲ್ಲೋ ಹೃದಯದೇ ದೇವರ ಕೆಲಸ ಮಾಡಿಸ್ತಾನೆ ಹಾಗೆ ವಸಿಷ್ಠರು ಗೆದ್ದರು ಸೋತ ವಿಶ್ವಾಮಿತ್ರ ಆಗ ಇನ್ನು ವಿಶ್ವಾಮಿತ್ರ ಆಗಿರಲಿಲ್ಲ ಶಂಕರ್ನನ್ನು ಕೂರು ತಪಸ್ ಮಾಡಿದ್ರು ಹಿಮವತ್ ಪರ್ವತಕ್ಕೆ ಹೋಗಿ ಏನು ಬೇಕು ಅಂತ ಕೇಳಿದ ಮಹಾದೇವರುದ್ರ ನಾ ವಸಿಷ್ಠನನ್ನು ಹಾಳು ಮಾಡಬೇಕು ಅದಕ್ಕೆ ಬೇಕಾದಂತಹ ಭಯಂಕರ ಅಸ್ತ್ರಶಸ್ತ್ರಗಳನ್ನು ಕೊಡು ಅಮೆರಿಕಕ್ಕೆ ಹೋಗಿ ಮುಷರಫ್ ಸಾಹೇಬರು ಇನ್ನಷ್ಟು ಅಸ್ತ್ರಶಸ್ತ್ರಗಳನ್ನು ತಗೊಂಡು ಬಂದಂತೆ ಎಲ್ಲ ತಂದ್ರು ಏ ವಸಿಷ್ಠ ಅವತ್ತು ಮಾಡಿದ್ದಲ್ಲ ಇವತ್ತು ಮಾಡ್ತೇನೆ ನೋಡು ಅಂತ ಮತ್ತೆ ಎಲ್ಲ ಶುರು ಮಾಡಿದ್ರು ಆಶ್ರಮವನ್ನು ಧ್ವಂಸ ಮಾಡಿದ್ರು ವಸಿಷ್ಠರ ಒಬ್ಬನೇ ಮಗ ಶಕ್ತಿಯನ್ನ ಕೊಂದರು ರಾಜನಿಂದ ಕೊಲ್ಲಿಸಿದರು ಒಂದು ವರ್ಷದ ಕಥೆ ಅಲ್ಲ ಇಕ್ಷ್ವಾಕು ವಂಶದಲ್ಲಿ ತ್ರಯಾರುಣ ಅಂತ ಒಬ್ಬ ದೊರೆ ಇದ್ದ ತುಂಬಾ ಧರ್ಮಾತ್ಮ ಅವನಿಗೊಬ್ಬ ಮಗ ಇದ್ದ ಮಹಾಪಾಪಿ ಅವನೇ ತ್ರಿಶಂಕು ಕೋಲಿ ಹುಡುಗ ರಾಜನ ಮಗನಾದ್ದರಿಂದ ಅವನಿಗೆ ಅವನು ಮಾಡಿದ್ದನ್ನು ಯಾರೂ ಪ್ರಶ್ನೆ ಕೇಳದಿರುವಂತಹ ಪರಿಸ್ಥಿತಿ ಕ್ಷಾಮ ಬೇರೆ ಬಂದು ದೊರೆ ಆಶ್ರಯ ಇಟ್ಟುಕೊಂಡು ಇವರು ಎಲ್ಲೆಲ್ಲಿ ದಲಿತರಂತಿದ್ದಾರೆ ಅವ್ರನ್ನೆಲ್ಲ ಸಂಘಟಿಸಿ ಸಂಘಟನಾ ಶಕ್ತಿ ಇತ್ತು ಟ್ರೇಡ್ ಯೂನಿಯನ್ ಮಾಡೋ ಹಾಗೆ ಅವ್ರನ್ನೆಲ್ಲ ಎತ್ತಿ ಕಟ್ಟಿ ದೊರೆಯ ಮೇಲೆ ವಸಿಷ್ಠರ ಮೇಲೆ ಆ ಬರಗಾಲದಲ್ಲಿ ವಸಿಷ್ಠಾಶ್ರಮದಲ್ಲಿದ್ದ ಗೋವನ್ನೇ ಕದ್ದು ತಿಂದು ಮಾಂಸವನ್ನ ರಾಜ್ಯದಲ್ಲಿ ಎಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಮದುವೆಯಾದರೂ ಮದುವೆ ಸಂದರ್ಭದ ತನಕ ಸುಮ್ಮನೆ ಇದ್ದವನು ಮಾಂಗಲ್ಯಂ ತಂತು ನಾನೇನ ಹೊತ್ತಿಗೆ ಸರಿಯಾಗಿ ಬಂದು ಆ ಕನ್ಯೆಯನ್ನ ಅಪಹಾರ ಮಾಡಿಕೊಂಡು ಹೋಗಿ ಸಮೀಪದ ತೋಟದಲ್ಲಿ ಕೆಡಿಸಿ ಕೊಂದು ಹೋಗಿಬಿಡುತ್ತಿದ್ದ ಇದು ಮೂರು ಪಾಪ ಮಾಡಿದನಾದ್ರಿಂದ ವಸಿಷ್ಠರು ಅವನಿಗೆ ತ್ರಿಶಂಕು ಎಂಬುದಾಗಿ ಹೆಸರಿಟ್ಟರು ಅವನನ್ನು ಕಟ್ಟಿಕೊಂಡು ಮಾಡಬಾರದು ಕೆಲಸ ಅದೇನು ಎಷ್ಟು B P Singh Mandal commission ಹಾಕಿದ್ರು ಒಬ್ಬರು ವಿಶ್ವಾಮಿತ್ರ ಚರಿತ್ರೆಗೆ ಸಮ ಆಗೋದಿಲ್ಲ ಕಣ್ಣಲ್ಲಿ ರಕ್ತ ಬರುತ್ತೆ ಅದನ್ನು ಓದಿದ್ರೆ ಅದಾದ ನಂತರ ಅದೇನು ನಡೆಯಲಿಲ್ಲ ವಸಿಷ್ಠರ ಮೇಲೆ ಕಲ್ಮಾಶಪಾದ ರಾಜನನ್ನ ಪಿಶಾಚನನ್ನಾಗಿ ಮಾಡಿ ಈ ವಸಿಷ್ಠರ ಪುತ್ರ ಶಕ್ತಿಯನ್ನ ಸಜೀವವಾಗಿ ತಿನ್ನು ಹಾಗೆ ಏರ್ಪಡಿಸಿದ್ರು ಕಲ್ಮಾಶರಾಜನ ಕೈಯಲ್ಲಿ ಒಬ್ಬನೇ ಮಗ ಹೋದ ನೂರು ಜನ ಪುತ್ರ ಪ್ರಾಯರಿದ್ದರು ವಸಿಷ್ಠರಿಗೆ ಮಗ ಹೋದ ಮೇಲೆ ನ್ಯಾತಕ್ಕೆ ಬದುಕಬೇಕು Vasishtha lost the motive of his life ಎಲ್ಲರೂ ಹೋಗಿ ಸಾಯಬೇಕು ಅಂತ ಒಂದು ನದಿಯಲ್ಲಿ ಸಿಂಧುವನ್ನು ಸೇರುವಂತಹ ಅನೇಕ ನದಿಗಳಲ್ಲಿ ಒಂದರಲ್ಲಿ ಬಿದ್ದರು ಮುಳುಗಿ ಸಾಯಬೇಕು ಕಾಲಿಗೆ ಹಗ್ಗ ಕಟ್ಟಿಕೊಂಡು ಬಿದ್ದರು ಆ ನದಿ ಏನು ಮಾಡಿತು ಹಗ್ಗವನ್ನು ಬಿಡಿಸಿ ಪಾಶಗಳನ್ನು ಬಿಡಿಸಿ ವಿಪಾಶಾ ಬಿಯಾಸ್ ಅವರನ್ನು ತಂದು ದಡಕ್ಕೆ ಹಾಕಿಬಿಡಿತು ಇನ್ನೊಂದು ನದಿಗೆ ಹೋಗಿ ಬಿದ್ದರು ಅದು ಚೂರು ಚೂರಾಗಿ ಶುತದ್ರು ಒಡೆದು ಹೋಯಿತು ಬೆಟ್ಟದಿಂದ ಬಿದ್ದರು ಸಾಯಲಿಲ್ಲ ಅಮ್ಮ ಪ್ರಕೃತಿ ದೇವಿ ವಸಿಷ್ಠನಿಗೆ ಸಾಯುವುದಕ್ಕೂ ಅವಕಾಶವಿಲ್ಲವೆ ಬದುಕೋದಕ್ಕಂತೂ ಅವಕಾಶವಿಲ್ಲ ಈ ಕೆಟ್ಟದೊರೆ ಸಾಯೋಕೆ ಅವಕಾಶವಿಲ್ಲವೆ ಅಂತ ಬೇರೆ ದಾರಿ ಇಲ್ಲದೆ ಆಶ್ರಮಕ್ಕೆ ಬಂದು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾರೆ ಎಲ್ಲ ಗಿಡ ಮರ ಮುರಿದಿದೆ ಪ್ರಾಣಿಗಳೆಲ್ಲ ಕೊಂದಾಗಿದೆ ಭಸ್ಮ ಆಗಿದೆ ಲೂಟಿ ಸ್ಮಶಾನ ಸುಟ್ಟ ಊರಿನಂತೆ ಎಲ್ಲೋ ಒಂದು ಕಡೆಯಿಂದ ವೇದ ಕೇಳಿಸ್ತಾ ಇತ್ತು ಇನ್ನೂ ಈ ಆಶ್ರಮದಲ್ಲಿ ಯಾರಪ್ಪ ವೇದ ಹೇಳೋರು ಅಂತ ಅಲ್ಲಿ ಇಲ್ಲಿ ಹುಡುಕುವಾಗ ಒಂದು ಮರದಡಿಯಲ್ಲಿ ದೂರದಲ್ಲಿ ಕೂತ್ಕೊಂಡು ಅವರ ಸೊತೆ ಅಳ್ತಾ ಇದ್ದಳು ಆ ಸೊಸೆಯ ಹೆಸರು ಅದೃಶ್ಯಂತಿ ಯಾರ ಕಣ್ಣಿಗೂ ಬೀಳದೆ ಇದ್ದವಳು ಪತಿವ್ರತ ಶಕ್ತಿ ಮಹರ್ಷಿಯ ಪತ್ನಿ ಅವಳನ್ನು ಕೇಳಿದರು ಇಲ್ಲೆಲ್ಲೋ ವೇದ ಬರ್ತಾ ಇದೆಯಲ್ಲಮ್ಮ ಎಲ್ಲಿ ಅವಳು ಹೇಳಿದ್ಲು ನಿಮ್ಮ ಮಗ ಹೋಗೋಕ್ ಮುಂಚೆ ನನ್ನಲ್ಲಿ ಗರ್ಭವನ್ನಿಟ್ಟರು ಆ ಮಗು ವೇದವನ್ನು ಹೇಳ್ತಾ ಇದೆ ಗರ್ಭದಲ್ಲಿ ಕೂತ್ಕೊಂಡು ಕಣ್ಣು ಒರೆಸಿಕೊಟ್ರು ಮಗ ಮೊಮ್ಮಗ ಇದ್ದಾನೇನಮ್ಮ ಮೊಮ್ಮಗ ಇದ್ದಾನೆಯೇ ಅವನಿಗೋಸ್ಕರ ಬದುಕುತ್ತೇನೆ ತಾಯಿ ಅಂತ ಹೊಸಲು ಹಿಡ್ಕೊಂಡು ಆ ಮೊಮ್ಮಗನೇ ಪರಾಶರ ಮಹರ್ಷಿ ಅವನನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸಿ ಸಕಲ ವಿದ್ಯೆಗಳನ್ನು ಧಾರೆ ಎರೆದು ಅವರ ಪುತ್ರರಾಗಿ ಮುಂದೆ ವೇದವ್ಯಾಸರ ಅವತಾರವಾಗುತ್ತೆ ವಸಿಷ್ಠ ಗೋತ್ರದವರ ಕೊಡುಗೆ ಎಷ್ಟು ಈ ದೇಶಕ್ಕೆ ಯೋಚನೆ ಮಾಡಿ ವ್ಯಾಸರು ಯಾರು ವಸಿಷ್ಠರ ಮರಿಮಗ ಶಕ್ತಿಯ ಪೌತ್ರ ಪರಾಶರಾತ್ಮಜ ಇದು ಮೂರು ಸಾಲದೆ ಅವರ ದೊಡ್ಡತನಕ್ಕೆ ದಾಸಂ ವಸಿಷ್ಠನಪ್ತಾರಂ ಶಕ್ತಿಯ ಪೌತ್ರ ಇದು ಬರೀ ಅಡ್ರೆಸ್ ಇದ್ದಾಗಿದೆ ಅಂತ ತಿಳ್ಕೋಬೇಡಿ ಅವರು ಒಬ್ಬೊಬ್ಬರ ಚರಿತ್ರೆ ಎಂಥದ್ನವ್ರು ಪ್ರಾತಸ್ಮರಣೀಯರು ಅದಾದ್ಮೇಲೆ ಸನಿಗೆ ಪಶ್ಚಾತ್ತಾಪವಾಯಿತು ಥೂ ನಾನೂ ಬ್ರಾಹ್ಮಣ ಆಗಬೇಕು ಇಷ್ಟೆಲ್ಲ ಅಸ್ತ್ರಶಸ್ತ್ರಗಳನ್ನು ಒಬ್ಬ ಬ್ರಾಹ್ಮಣ ಹಾಳು ಮಾಡಿದ ಅಂದ್ರೆ ಆ ಬ್ರಾಹ್ಮಣ್ಯ ನನ್ನ ಕಡೆಗಿದ್ರೆ ಚೆನ್ನಾಗಾಗತ್ತೆ ಇನ್ನಷ್ಟು ಚೆನ್ನಾಗಿ ಲೋಕ ಹಾಳು ಮಾಡಬಹುದು ನಾನು ಅಂತ ತಿಳ್ಕೊಂಡು ತಪಸ್ಸು ಮಾಡುವುದಕ್ಕೆ ಕೂಡ್ತಾರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾಲ್ಕು ಕಡೆಯಲ್ಲಿ ಯಾತಕ್ಕೆ ಎಲ್ಲಿ ಕೂತರೂ ದಿಕ್ಕು ಸರಿ ಇಲ್ಲ ಅಂತ ಅವರಿಗೆ ಓದೋಗಿ ಬರದೇ ಇದ್ದ ಹುಡುಗ ದಿವಸಕ್ಕೊಂದು ಕಡೆ ಟೇಬಲ್ ಚೇಂಜ್ ಮಾಡುವ ಹಾಗೆ ಉತ್ತರಕ್ಕೆ ಹೋದರು ದೇವೇಂದ್ರ ಮೇನಕೆಯನ್ನು ಕಳಿಸಿದ ಮೇನಕೆ ಬಂದು ಕೂಡಲೇ ವಿಶ್ವಾಮಿತ್ರ ತಪಸ್ಸು ಸ್ಥಗಿತವಾಯಿತು ಫುಲ್ ಸ್ಟಾಪ್ ಅವಳು ಹೇಳಿದ್ದು ಇಬ್ರು ಕೂಡಿದ ಬಸ್ ಮಾಡೋಣ ಕಂಬೈನ್ಡ್ ಸ್ಟಡಿ ಆ ಕಂಬೈನ್ಡ್ ಸ್ಟಡಿ ಒಂದು ಹುಡುಗ ಹುಡುಗಿ ಕೂತು ಕಂಬೈನ್ಡ್ ಸ್ಟಡಿ ಮಾಡಿದ್ರೆ ಏನಾಗುತ್ತೆ ಮೆಟರ್ನಿಟಿ ಹೋಮ್ಗೆ ಹೋಗ್ತಾಳೆ ಅವಳು ಶಕುಂತಲೆ ಹುಟ್ಟಿದಳು ಯೋಚನೆ ಮಾಡಿ ಅಯ್ಯೋ ಹೋಯ್ತಲ್ಲ ಅಂತ ಪಶ್ಚಾತ್ತಾಪವಾಗಿ ಪುಷ್ಕರ ಕ್ಷೇತ್ರಕ್ಕೆ ಬಂದರು ಪಶ್ಚಿಮಕ್ಕೆ ಅಲ್ಲಿವರ ಸೋದರಳಿಯ ಸುನಶೇಪ ಅವನನ್ನ ಅಂಬರೀಷ್ ಮಹಾಯಜ್ಞ ರಾಜನ ಯಜ್ಞಕ್ಕೆ ಪಶುವನ್ನ ಕರ್ಕೊಂಡು ಹೋಗ್ತಿದ್ರು ಮಾಮ ನನಗೆ ಗತಿ ಆಯಿತು ಪಶು ಮಾಡಿಬಿಡ್ತಾರೆ ಇನ್ಮೇಲೆ ಯಾರೋ ನಿನ್ನ ಕಡೆಯವರು ಅಂತ ಹೇಳಿ ಅವನಿಗೆ ಎರಡು ಮಂತ್ರ ಹೇಳಿಕೊಟ್ಟು ತಪೋಭಂಗವಾಯಿತು ಅವನು ಬದುಕೊಂಡ ಶುನಶೇಪ ಋಗ್ವೇದದಲ್ಲಿ ಒಂದು ನೂರು ಮಂತ್ರವನ್ನು ಪ್ರತ್ಯಕ್ಷ ಮಾಡಿಕೊಳ್ತಾನೆ ವಿಶ್ವಾಮಿತ್ರ ಸಾಕುಪುತ್ರ ಮೊತ್ತ ಮೊದಲನೇ ಮಂತ್ರಗಳೆಲ್ಲ ಶತರ್ಚನರು ವಿಶ್ವಾಮಿತ್ರರು ಸಾಕು ದತ್ತು ಬೆಳೆಸ್ಕೊಂಡು ಮಕ್ಕಳು ಮಂತ್ರಗಳು ಋಗ್ವೇದದಲ್ಲಿ ಅಯ್ಯೋ ತಪಸ್ಸು ಹೋಯ್ತಲ್ಲ ಅಂತ ಹೇಳಿ ಆಮೇಲೆ ಪೂರ್ವಕ್ಕೆ ಬಂದರು ದಕ್ಷಿಣಕ್ಕೆ ಬಂದರು ಒಂದು ಕಡೆ ತ್ರಿಶಂಕು ಮಹಾರಾಜ ಬಂದ ಅವ್ರ ತಂದೆ ಸತ್ಮೇಲೆ ಮುನ್ನೇ ಪಟ್ಟಕ್ಕೆ ಕಟ್ಟಿದ್ರು ಬೇರೆ ದಾರಿ ಇಲ್ವಲ್ಲ ಏನ್ ಮಾಡೋದು ವಂಶ ಪಾರಂಪರ್ಯ ಆಗ್ಬೇಕೋ ಇಲ್ವೋ ದುಷ್ಟರ ಮಕ್ಕಳೇ ರಾಜ್ಯವನ್ನು ಆಳ್ಬೇಕು ಆ ಪಟ್ಟಕ್ಕೆ ಕಟ್ಟಿದ್ರು ಅವನು ಬಂದು ಕುಲಗುರುವನ್ನ ವಸಿಷ್ಠರನ್ನು ಕೇಳಿದ ನನಗೊಂದು ಆಸೆ ಏನಪ್ಪ ಆಸೆ ಹೇಳಯ್ಯ ನಾ ಈ ಶರೀರ ಸಮೇತವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂದ ಬೂಟ್ ಕಾಲ್ ಸಮೇತವಾಗಿ ಕೂತ್ ಪ್ರವಚನ ಮಾಡಬೇಕು ಅಂತ ಕೇಳಿದ ಹಾಗೆ ಬೂಟ್ ಇರುತ್ತೆ ಸ್ಟೇಜ್ ಮೇಲೆ ನಾ ಬಂದು ಕೂತ್ರೆ ನೀವು ಆಶ್ಚರ್ಯ ಪಡಬಹುದು ನಾಳೆಯಿಂದ ಬರದೇ ಇರಬಹುದು ಇದು ಅಶುದ್ಧ ಅಂತ ನಾವು ಹೇಳ್ತೇವೆ ಇದು ಒಂದಲ್ಲ ಒಂದು ದಿವಸ ಸಾಯುವ ಶರೀರ ಇದರ ಸಮೇತ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಿದ ಕೂಡಲೇ ವಸಿಷ್ಠರು ನಕ್ಕರು ನನಗೆ ಆಗೋದಿಲ್ಲ ತಕ್ಕದ್ದಲ್ಲ ಹೋಗೋಕೆ ಶಕ್ತಿ ಇದ್ರೂ ಕೂಡುದು ನಿನಗಿಂತ ಯಾಗ ಮಾಡಬೇಕು ಅಂತ ಯಾವ ದುರ್ಬುದ್ಧಿ ಮಾಡಿದ ಆಗೋದಿಲ್ಲ ಹೋಗೋ ನಿಮ್ಮ ಕೈಲಿ ಆಗುತ್ತೆ ಅಲ್ವಾ ಹೇಳ್ರಿ ಇಂದ ಮಾಡಿಸ್ತಕ್ಕದ್ದಲ್ಲ ಅಂದ್ರು ನೀವು ಮಾಡಿದೆ ಅಂದ್ರೆ ನಿಮ್ಮ ಅಪ್ಪ ಮಾಡಿಸ್ತಾನೆ ಅಂತ ದಕ್ಷಿಣಕ್ಕೆ ಹೋದ್ರೆ ಅಲ್ಲಿ ವಿಶ್ವಾಮಿತ್ರರು ತಪಸ್ಸು ಮಾಡ್ತಾ ಕೂತಿದ್ರು ಜಪ ಮಾಡ್ತಾ ಅಲ್ಲಿ ಬಂದ ಗುರುಗಳೇ ಹಿಂದೆ ಸಲ ನಾವು ನೀವು ಸೇರಿ ಈರಣ್ಣ ಮಾರಣ್ಣ ಸೇರಿ ಮಾರಿಗುಡಿಗೆ ಬೆಂಕಿ ಹಚ್ಚಿದಾಗೆ ಇಡೀ ರಾಷ್ಟ್ರಕ್ಕೆ ಸಮಾಜ ಸೇವೆ ಸೋಗಿನಲ್ಲಿ ಬೆಂಕಿ ಹಚ್ಚಿದ್ವಲ್ಲ ಜ್ಞಾಪಕ ಇದೆಯಲ್ಲ ಏನಾಯ್ತು ನಾ ಸ್ವರ್ಗಕ್ಕೆ ಹೋಗಬೇಕು ಹೋಗುವುದು ಆ ಹೋಗೋದಲ್ಲ ನೀವು ಕಳಿಸಬೇಕು ಹಾ ಆಗೋದಿಲ್ವಲ್ಲಪ್ಪ ವಸಿಷ್ಠರಾಗೋದಿಲ್ಲ ಅಂದ್ರು ವಸಿಷ್ಠರಾಗೋದಿಲ್ಲ ಅಂದ್ರೆ ಹಾಗಿದ್ರೆ ಮಾಡ್ತೇನೆ ಅಂದ್ರು ಏನ್ ಹಠ ನೋಡಿ ಜಿದ್ದು ಅದಕ್ಕೆ ಇವರೆಲ್ಲ ಅರ್ಧಂಬರ್ಧ ಋಷಿಯಾಗಿದ್ದಾಗ ಋಷಿವಾಟಿಕೆಗಳಿಗೆಲ್ಲ ಸ್ವಾಗತ ಆಹ್ವಾನ ಪತ್ರಿಕೆ ಕಳಿಸಿ ಅಷ್ಟೊತ್ತಿಗೆ ಗುರುಶಾಪದಿಂದ ಇವನು ಚಂಡಾಳ ಬೇರೆ ಆಗಿದ್ದ ನಿಮ್ ಬಿಟ್ಟರೆ ಇನ್ನೊಂದು ಗುರು ಹತ್ರ ಹೋಗ್ತೇನೆ ಅಂದಾಗ ಅನ್ಯಂ ಗುರುಂ ಗಮಿಷ್ಯಾಮಿ ಚಂಡಾಲತ್ವಂ ಭವಿಷ್ಯತಿ ನಿಮಗಿದ್ದ ಗುರುವನ್ನ ಸ್ವಾರ್ಥಕ್ಕೋಸ್ಕರ ಬಿಟ್ಟು ಇನ್ನೊಂದು ಗುರು ಹತ್ರ ಹೋದ್ರೆ ಆ ಗುರು ಸರಿಯಾಗಿಲ್ಲದಿದ್ರೆ ಬೇರೆ ವಿಷಯ ಅವರು ಸರಿಯಾಗಿದ್ದಾರೆ ನಿಮಗೂ ಸರಿಯಾಗಲಿಲ್ಲ ಬೇರೆ ಕಡೆ ಹೋಗೋದಾದ್ರೆ ಚಂಡಾಳ ಆಗಿಬಿಟ್ಟ ಅರಮನೆಯಲ್ಲಿ ಬಾಗಿಲು ಹಾಕಿದ್ರು ಹೊರಗೆ ಸೇರಿಸಲಿಲ್ಲ ಅಲ್ಲಿ ಬಂದು ಕೇಳಿ ವಿಶ್ವಾಮಿತ್ರ ಅವ್ರು ಹೇಳ್ಕೊಟ್ಟ ಮಾತಿನಂತೆ ಹೋಮ ಹವನ ಎಲ್ಲ ಮಾಡಿದ್ರು ಬ್ರಾಹ್ಮಣರು ಒಬ್ಬರೂ ಬರಲಿಲ್ಲ ಚಂಡಾಳ ಯಜ್ಞದೀಕ್ಷಿತ ಕ್ಷತ್ರಿಯ ಪುರೋಹಿತ ಬಹಳ ಚೆನ್ನಾಗಿದೆ ಯಾವ ದೇವತೆಗಳು ಬರ್ತಾರೆಯೋ ಭೋಜನ ಭೋಜನ ನಡೀಲಿ ಅಂತ ಅವಹೇಳನ ಮಾಡಿದ್ರು ಅವರಿಗೆಲ್ಲ ಶಾಪಗಳನ್ನು ಕೊಟ್ಟರು ಆಮೇಲೆ ತಮ್ಮ ಅಲ್ಪ ಸ್ವಲ್ಪ ತಪಶಕ್ತಿಯನ್ನು ಉಪಯೋಗ ಮಾಡಿ ಅವನ ತಲೆ ಮೇಲೆ ಸುರಿದು ಏ ಶ್ರೀಶಂಕು ಯಾವ ನಿನ್ ಬೇಡ ಅಂತ ಹೇಳ್ತಾನೆ ಹೋಗೋ ಮೇಲೆ ಕೇಸರ್ಗಕ್ಕೆ ಕಳಿಸ್ತೇನೆ ಅಂತ ಹೇಳಿದ ಕೂಡಲೇ ಇವನು ಇಂಚು ಬೈ ಇಂಚ್ ಶುರು ಮಾಡಿದ ಇದು ಸಿಂಬಾಲಿಕ್ ಕಥೆ ಇದು ದೇವೇಂದ್ರ ಹೆದರಿದ ನಾನೊಬ್ಬ ಇಂದ್ರ ಇದ್ದೇನೆ ಇವನು ಎಲ್ಲಿಂದ ಬರ್ತಾ ಇದ್ದಾನಪ್ಪ ಎರಡನೇವನು ಅಂತ ಹೇಳಿ ವಜ್ರಾಯುಧದಿಂದ ಒಂದು ತಲೆ ಹೊಡೆತ ಹೊಡೆದಾಗ ತಲೆ ಕೆಳಕಾಗಿ ಕೆಳಗೆ ಬೀಳ್ತಾ ಗುರುಗಳೇ ನಿಮ್ಮನ್ನು ನಂಬಿಕೊಂಡೆ ನನಗೆ ಈ ಸ್ಥಿತಿ ಆಯಿತಲ್ಲ ಆಗ ವಿಶ್ವಾಮಿತ್ರ ಹೇಳಿದ್ರು ಹಾಗಾಯ್ತಾ ಹಾಗಿದ್ರೆ ನೀನಿದ್ದ ಕಡೆಯೇ ನಿಂತುಕೋ ಅದೇ ಸ್ವರ್ಗವಾಗಲಿ ಮುಂದೆ ಬರೋರಿಗೆಲ್ಲ ನನ್ನಂತಹ ಕೆಟ್ಟ ಗುರುಗಳನ್ನು ನಂಬಿದ್ರೆ ತ್ರಿಶಂಕು ಸ್ವರ್ಗವಾಗುತ್ತೆ ಅನ್ನೋಕೆ ನೀನು ಪಾಠವಾಗಲಿ ನಿಲ್ಲಿಸಿ ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋವಾಸ್ಯಾದನಿಂದ ಇದು ಸೋಷಿಯಲ್ ರೆವಲ್ಯೂಷನ್ ಮಾಡೋರ ಕಥೆಯೆಲ್ಲ ಇಲ್ಲಿಗೆ ಬರುತ್ತೆ ಭೂಮಿಯಲ್ಲಿ ಜೇನು ಹಾಲು ಬಂಗಾರ ಹೊಳೆ ಹರಿಸಿಬಿಡ್ತೇವೆ ಎಂದು ಸೋವಿಯತ್ ರಷ್ಯಾದವರು ಎಲ್ಲ ಮ್ಯಾಗಝೈನ್ನಲ್ಲಿ ಸೋವಿಯತ್ ಲ್ಯಾಂಡಲ್ಲಾಯಿತು ಅಲ್ಲಿ ತೊಟ್ಟಿಯದ್ದು ಹೋಯಿತು ಸ್ಮಶಾನವಾಯಿತು ಲೆನಿನ್ ಸ್ಟಾಲಿನ್ ಈ ಸ್ವರ್ಗವನ್ನು ನಿರ್ಮಾಣ ಮಾಡಿದರೆ ಈಗ ಕಲ್ಕತ್ತಾದಲ್ಲಿ ಮತ್ತೆ ಲೆನಿನ್ ಪ್ರತಿಮೆ ಇಟ್ಟಿದ್ದಾರೆ ರಷ್ಯಾದಲ್ಲಿ ಒಂದು ಪ್ರತಿಮೆ ಇಲ್ಲ ರಷ್ಯಾದವರೇ ಒಡೆದು ಹಾಕಿದರು ಆ ಚೂರೆಲ್ಲ ತಂದಿಲ್ಲಿ ಪ್ರತಿಮೆ ಇಡ್ತಾ ಇದ್ದಾರೆ ಭಾರತೀಯರು ಬುದ್ಧಿ ಇಲ್ಲದೆ ಇದ್ದವರು ಇದು ತ್ರಿಶಂಕು ಸ್ವರ್ಗ ಸಜೀವ ಭೂಮಿ ಮೇಲೆಯೇ ಸ್ವರ್ಗ ತರ್ತೇನೆ ಅಂತ ಅವ್ರ ಗತಿ ಇದು ಆಮೇಲೆ ನೋಡಿದ್ರು ಈ ತ್ರಿಶಂಕು ನಂಬಿಕೊಂಡು ನನ್ನ ಗುರಿ ಹೋಯ್ತಲ್ಲ ಬ್ರಾಹ್ಮಣ ಆಗಬೇಕು ಅಂತ ಅವನೆಲ್ಲಾರು ಹೋಗಲಿ ಹಾಳಾಗಿ ನಾ ಬ್ರಾಹ್ಮಣ ಆಗಬೇಕು ಅಂತ ಪೂರ್ವ ದಿಕ್ಕಿಗೆ ಹೋಗಿ ಕೂತರು ಮದ್ರಾಸ್ ಸತ್ರ ರಂಭೆ ಬಂದಳು ಅವಳು ದೂರದಿಂದ ಬರ್ತಿದ್ದನ್ನು ನೋಡಿಯೇ ಅವಳಿಗೆ ಮೇನಿಕೆ ಜ್ಞಾಪಕ ಬಂತು ಲೈನಿ ನೀ ಕಲ್ಲಾಗು ಅಂತ ಶಾಪ ಕೊಟ್ಟರು ಅಯ್ಯೋ ತಪಸ್ ಹೋಯ್ತಲ್ಲ ಅಂದ್ರು ತಿರುಗಿ ಕೋಪತಾಪ ಬಂದರೆ ಮನುಷ್ಯನ ತಪಸ್ಸು ಹೋಗಿಬಿಡ್ತದೆ ಶಾಂತತ್ವದಲ್ಲಿಯೇ ತಪಸ್ಸು ಅದಾದ ಮೇಲೆ ಉಗ್ರ ತಪಸ್ಸನ್ನು ಮಾಡಿ ಅನೇಕ ವರ್ಷ ಆದಮೇಲೆ ಅವರಿಗೆ ಬ್ರಹ್ಮದೇವ ಬಂದು ಸಾಕಯ್ಯ ಲೋಕಾಯಕ ಸುಡ್ತಾ ಇದ್ದೀಯೇ ರಾಜಶ್ರೀಯಾಗಿದ್ದೀಯೇ ಹೇಳು ಒಂದು ಕಣ್ಣು ಬಿಟ್ಟರು ಇಷ್ಟೆಲ್ಲ ತಪಸ್ಸು ಮಾಡಿದ್ದೀನಿ ಬರೀ ರಾಜಶ್ರೀಯ ಬರೀ ಪದ್ಮಶ್ರೀ ಕೊಟ್ಟಿದ್ದೀರಿ ನನಗೆ ಭ್ರಷ್ಟರತ್ನ ಅಂತ ಕೊಡಬೇಡವೋ ನೀವು ಹೇಳೋದಿಲ್ಲ ಮತ್ತೆ ಕೂತರು ಆಮೇಲೆ ಉಳಿದವರೆಲ್ಲ ಬಂದು ಋಷಿಗಳು ಹೇಳಿದ್ರು ಬ್ರಹ್ಮನಿಗೆ ಅವನು ತಪ್ಪ ಮೇಲೆ ಎಬ್ಸುಬ್ರ ಸಾಕು ತಪಸ್ಸು ಮಾಡಿ ಸುಡ್ತಾ ಇದ್ದಾನೆ ಅವನು ಏನು ಕೇಳ್ತಾನೆ ಕೊಟ್ಬಿಡಿ ಮೇಲೆ ಹಾಗಾಗ್ರೆ ಕೊಡೋಕ್ಕಾಗುತ್ತೆ ಅಂತ ಮತ್ತೆ ಚೌಕಾಶಿಯನ್ನು ಮಾಡಿದರು ಆಮೇಲೆ ಕೊನೆಯಲ್ಲಿ ಬ್ರಹ್ಮ ನೀನು ಬ್ರಹ್ಮರ್ಷಿ ಆಗಿದ್ದೀ ಹೇಳಪ್ಪ ಅಂತ ಬ್ರಹ್ಮನೇ ಬಂದು ಹೇಳಿದ ನೀವು ಹೇಳಿದ್ರೆ ಏನು ವಸಿಷ್ಠರೇ ಬಂದು ಹೇಳಬೇಕು ಹೇಗಿದೆ ನೋಡಿ ಯಾರ ಆಶ್ರಮ ಲೂಟಿ ಮಾಡಿದೆ ಮಕ್ಕಳನ್ನ ಕೊಂದೆ ಹಿಂಸೆ ಮಾಡಿದೆ ಆ ಬ್ರಾಹ್ಮಣ ಒಂದು ಮಾತು ನನ್ನ ಮೇಲೆ ಶಾಪವನ್ನು ಹಾಕಲಿಲ್ಲ ಅದು ಬ್ರಾಹ್ಮಣನ ತೇಜಸ್ಸು ಅವರೇ ಬಂದು ನನ್ನ ಬ್ರಹ್ಮರ್ಷಿ ಅಂತ ಒಪ್ಪಿದ್ರೆ ಹೇಳ್ತೇನೆ ಇಲ್ಲದೆ ಹೇಳೋದಿಲ್ಲ ಅಂದಾಗ ಇಡೀ ಲೋಕ ಬ್ರಹ್ಮನನ್ನ ಮೊದಲುಗೊಂಡು ವಸಿಷ್ಠಾಶ್ರಮಕ್ಕೆ ಬಂದು ಮಹರ್ಷಿ ನೀವು ಕಾಪಾಡಬೇಕು ಅವನಿಗೆ ಬಿರುದು ಕೊಟ್ಬಿಡಿಪ್ಪ ಕೆಲವರು ಡೆಲ್ಲಿಯಲ್ಲಿ ಝಾಂಡ ಹೂಡಿರ್ತಾರೆ ರಿಪಬ್ಲಿಕ್ ಡೇ ಮುಂಚೆ ಆ ಬಿರುದು ಬಾವಲಿಗಳ ಅಪ್ಲಿಕೇಶನ್ ಅದ್ದು ಇದ್ದು ನಾಚಿಕೆ ಇಲ್ಲದೆ ಇರೋ ಜನ ಎಲ್ಲ ನೀವಿಷ್ಟು ಬಿರುದು ಕೊಟ್ಟರೆ ನನಗೇನು ಬಂತು ನಾ ರಾಮಾಯಣ ಹೇಳುವುದನ್ನು ಕೇಳಿ ನೀವು ಕಣ್ಣೀರು ಹಾಕಿಬಿಟ್ಟು ಸಂತೋಷವಾದರೆ ಬಹಳ ದೊಡ್ಡ ಪ್ರಶಸ್ತಿ ಅದು ಅದು ನಾವು ಕೇಳ್ತೇವೆ ಬಿರುದು ಬಾವಿ ಬೋರ್ಡಲ್ಲಿ ಹಾಕಿರ್ತಾರೆ ಆಮೇಲೆ ಯಾರು ಕೆಲವರು ಲೆಟರ್ ಹೆಡ್ ಮಾಡಿರ್ತಾರೆ ಅರ್ಧ ಲೆಟರ್ ಹೆಡ್ ಪೂರ್ತಿ ಬರೀ ಬಿರುದು ಬಾವಲಿಗಳು ಈ ಕಡೆ ಎರಡು ಮಾತು ಬರೀಲಿಕ್ಕೆ ಅಷ್ಟೇ ಅವಕಾಶವಿರುತ್ತೆ ಅಂತ ಯಾರು ಕಳಿಸಿದ್ರೆ ಅದನ್ನು ಹರಿದು ಹಿಂದ್ಗಡೆ ನೋಟ್ಸ್ ಮಾಡೋಕೆ ಉಪಯೋಗ ಬರುತ್ತೆ ಅಂತ ನಾವು ಮನೆಯಲ್ಲಿ ಇಟ್ಟಿರ್ತೇವೆ ಪ್ರಯೋಜನಕ್ಕೆ ಬರೋದಿಲ್ಲ ಕ್ಷುಲ್ಲಕ ಭಾವನೆ ಚೈಲ್ಡಿಶ್ ಇವರು ಯಾವ ಮನುಷ್ಯ ಆಗೋದು ಇಂಥ ವಿಶ್ವಾಮಿತ್ರ ಇವತ್ತು ಎಲ್ಲ ಪ್ರಾಣಿಗಳಿಗೆ ಮನುಷ್ಯರಿಗೆ ಮಿತ್ರರಾಗಿದ್ದಾರೆ ಅಮಿತ್ರರಾಗಿದ್ದವರು ಮಿತ್ರರಾಗಿದ್ದಾರೆ ಒಂದು ಜನ್ಮದಲ್ಲಿ ಎರಡು ವರ್ಣವನ್ನು ಪಡೆದರು ರಾಮ ಇದು ವಿಶ್ವಾಮಿತ್ರರ ಸೋಲೋ ಇದು ವಿಜಯವೋ ನೀ ನೋಡಿಕೊಂಡರು ಗೋಕಾಗ್ರೂ ತಿಳಿಯಲಿಲ್ಲ ಗಾಯತ್ರಿ ಮಂತ್ರ ದ್ರಷ್ಟಾರರಾದವರು ವಸಿಷ್ಠರನ್ನು ಗೆದ್ದರು ಅಂತ ಬರೆದಿದ್ದಾರೆ ಎಲೆಯಲ್ಲ ಸೋತವರು ವಿಶ್ವಾಮಿತ್ರರು ಗೆದ್ದವರು ವಸಿಷ್ಠರು ಅವನನ್ನು ಬಗ್ಗು ಬಡಿದ್ರು ಹುಳಿ ಹೇಳಿ ಕಾರ ಎಲ್ಲ ತೆಗೆದರು ಕ್ಷತ್ರಿಯನಾಗಿದ್ದವನನ್ನು ಬ್ರಾಹ್ಮಣ ಅಂತ ಮಾಡಿದರು ಅವನ ಬಾಯಲ್ಲಿ ಗಾಯತ್ರಿ ಬರುವಂತೆ ಮಾಡಿದರು ವಸಿಷ್ಠರು ಆಮೇಲೆ ಹೇಳಿದ್ರು ಇದೇ ಪನಿಷ್ಮೆಂಟ್ ನಿನಗೆ ಮುಂದೆ ಬರುವ ಬ್ರಾಹ್ಮಣರೆಲ್ಲ ನಿನ್ನ ಹೆಸರನ್ನು ಹೇಳಿ ಈ ಗಾಯತ್ರಿ ಮಂತ್ರ ಹೇಳಿದ ಹೊರತು ಬ್ರಾಹ್ಮಣರಾಗದೇ ಇರಲಿ ಅಂತ ಇದು ಪನಿಷ್ಮೆಂಟ್ ಅಂತ ಕೊಟ್ಟದ್ದನ್ನು ಬೇರು ಅಂತ ಹೇಳ್ತೇವೆ ನಮಗೇನು ಗಾಯತ್ರಿ ಮೇಲೆ ಕೋಪ ಇಲ್ಲ ಈ ಗಾಯತ್ರಿಗೂ ಮುಂಚೆ ಇನ್ನೊಂದು ಬೇರೆ ಗಾಯತ್ರಿ ಇತ್ತು ಅದೆಲ್ಲ ವೇದದಲ್ಲಿ ಕೊಟ್ಟಿದ್ದಾರೆ ಕತ್ತಲೆಯಲ್ಲಿದ್ದ ಮಹರ್ಷಿ ಬೆಳಕನ್ನು ಕಂಡ ದೊರೆಯಾಗಿದ್ದವನು ಮಹರ್ಷಿಯಾದ ನಮ್ಮ ಹೃದಯದಲ್ಲಿರುವ ಕಲ್ಮಶಗಳು ದ್ವೇಷ ವಿ ಮಸ್ಟ್ ಹೇಟ್ ರೆಡ್ಡಿನಸ್ ಕ್ಷತ್ರಿಯರಿಗೆ ದ್ವೇಷ ಎಂಬುದು ಹೋಗಬೇಕು ಬುದ್ಧಿ ಹೇಳಿದ್ರೆ ಅದಕ್ಕೆ ಕೇಳಿದ್ರು ಅಂತ ಕೇಳೋ ಸ್ಥಿತಿ ಬರಬೇಕು ಅದು ಬಂದಾಗಿ ದೇಶ ಉದ್ಧಾರವಾಗುತ್ತೆ ಒಂದು ಕ್ಷುಲ್ಲಕ ಒಂದು ಚಾಮುಂಡೇಶ್ವರಿ ಎಲೆಕ್ಷನ್ಗೆ ಎಷ್ಟು ಕುರಿ ಕೋಣಗಳನ್ನು ಬಲಿ ಕೊಡ್ತಾ ಕೂತಿದ್ದಾರೆ ಮೈಸೂರಲ್ಲಿ ಜನ ಬೆಳಗ್ಗೆ ಎದ್ರೆ ಅದೇ ಹೆಡ್ಲೈನ್ಸ್ ಅಲ್ಲಿ ಇದೇ ಕೆಟ್ಟ ಸಮಾಚಾರ ನಮಗೆ ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓದುವ ಕೆಟ್ಟ ಚಟ ಅದು ಓದಿರ for the whole day mood out of mood ಆಗಿಬಿಡುತ್ತೆ ಅದು ಪೇಪರ್ ಓದೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಆದ್ರೆ ಪ್ರಾರ್ಥನೆ ಮಾಡ್ತೇವೆ ಲೋಕ ಸಮಸ್ತ ಸುಖಿನೋ ಭವಂತು ಲೋಕಕ್ಕೆಲ್ಲರಿಗೆ ಒಳ್ಳೆ ಬುದ್ಧಿಯನ್ನು ಭಗವಂತ ಕೊಡಲಿ ಇಂಥ ವಿಶ್ವಮಿತ್ರರು ನಿನ್ನ ಗುರುಗಳಾಗಿದ್ದಾರಪ್ಪ ಅವರ ಕೈಯಲ್ಲಿ ಯಾವ ಯಾವ ಅಸ್ತ್ರಗಳಿಂದ ವಸಿಷ್ಠಾಶ್ರಮ ಲೂಟಿ ಮಾಡಿದ್ರೋ ಅದೆಲ್ಲಕ್ಕೆ ಸದ್ಗುಣ ಉಂಟಾಗಲಿ ಎಂಬುದಾಗಿ ರಾಮ ನಿನಗೆ ಧಾರೆಯರೆದಿದ್ದಾರೆ ಎರೆದಿದ್ದಾರೆ ಅವರಾಗಿ ಬಂದರು ಅವರಾಗಿ ಕರ್ಕೊಂಡ್ಬಂದರು ಈಗ ಅವರೇನೋ ಒಂದು ಮಹೋದ್ದೇಶ ಇಟ್ಟುಕೊಂಡಿದ್ದಾರೆ ನೀನು ಧನ್ಯ ಎಂಬುದಾಗಿ ರಾಮನಿಗೆ ಆಶೀರ್ವಾದ ಮಾಡಿದರು ರಾತ್ರಿ ರಾತ್ರಿಯೆಲ್ಲ ಬೆಳ್ಳಂಬೆಳಗು ಕಥೆ ಹೇಳಿಬಿಟ್ರು ಶತಾನಂದರು ರಾಮ ಇದನ್ನು ಕೇಳಿದ ನಗ್ತಾ ಮಲಗಿದ್ದಾರೆ ವಿಶ್ವಾಮಿತ್ರರು ನನ್ನ ಹಳೆ ಕಥೆ ಎಲ್ಲ ಯಾತಕ್ಕೆ ಹೇಳಿದೆ ಯಾರು ಕೋಪ ಗೀಪ ಬರಲಿಲ್ಲ ಅವರಿಗೆ ಕೆಲವರಿಗೆ ಹಳೆ ಕಥೆ ಹೇಳಿದ್ರೆ ಎಲ್ಲೋ ಹೋಗಿರ್ತೀವಿ ಯಾರನ್ನೋ ಕಾಣ್ತೇವೆ ನಿಮ್ಮನ್ನೆಲ್ಲೋ ನೋಡೋದಾಗಿದೆಯಲ್ಲ ಹಾಗಿದೆಯಲ್ಲ ರೇ ಕ್ಲಾಸ್ಮೇಟ್ ಆಗಿರ್ಲಿಲ್ವೇನೋ ನಾನು ನೀನು ಹೌದು ಕಾಣೋ ಐದು ಸಲ ಫೇಲ್ ಆದವನು ನೀನೇ ಅಲ್ವೆಂದು ಶುರುವಾಯ್ತು ಮರಾಮದಿಂದ ಆ ಕತೆ ಹೇಳಬಾರ ಹಳೇದು ನೆನಪಿಗೆ ಯೋಗ್ಯವಾಗಿದ್ರೆ ಹೇಳಬೇಕು ನೆನಪಿಗೆ ಯೋಗ್ಯ ಅಲ್ಲದೆ ಇದ್ರೆ ಮರೆತು ಬಿಡಬೇಕು ಭವಿಷ್ಯ ಈಗಿನ ವರ್ತಮಾನ ಭವಿಷ್ಯ ಮುಂಚೆ ಹಳೇದನ್ನೆಲ್ಲ ಯಾತಕ್ಕೆ ನೋಡ್ತೀರಿ ಸತ್ತು ಹೋದವರ ಹಳೆ ಚರಿತ್ರೆ ಎಲ್ಲ ಹೇಳ್ಕೊಂಡು ಅವನ ಮಾಡಿದ ಅವ್ರ ಮನೆಯ ಮದುವೆ ನನಗೆ ತಾಂಬೂಲವೇ ಕೊಡಲಿಲ್ಲ ಐವತ್ತು ವರ್ಷ ಆಗಿದೆ ಅವನೂ ಸತ್ತ ಆ ಕನ್ಯಾವರಲ್ಲೆಲ್ಲೋ ಇದ್ದಾರೆ ಆ ತಾಂಬೂಲ ತಿಂದಿದ್ರು ಇಷ್ಟೊತ್ತಿಗೆ ನಿಮ್ಮ ಹೊಟ್ಟೆಯಲ್ಲಿರೋದಿಲ್ಲ ಅದನ್ನ ಯಾತಕ್ಕೆ ಎಣಿಸ್ತೀರಿ ಭಾರತೀಯರು ಮೂರ್ಖರು ಅದರಲ್ಲಿ ಬ್ರಾಹ್ಮಣರು ಇವತ್ತು ಹಾಳಾಗಿರೋದು ಹಳೆಯ ಚರಿತ್ರೆ ಬೇಡದೆ ನೆನೆಸ್ಕೊಂಡು ನೆನೆಸ್ಕೊಂಡು ಕಣ್ಣೀರು ಹಾಕುವುದು ಬಿಟ್ಬಿಡಿ ಲೋಕ ಮುಂದಕ್ಕೆ ಹೋಗ್ತಾ ಇದೆ ಅತ್ತೆ ಸೊಸೆ ಇರ್ತಾಳೆ ಹೊಸದಾಗಿ ಬಂದಿದ್ದಾಳೆ ಸೊಸೆ ಅವ್ರ ಜೀವನ ಅವ್ರು ಬೇಕಾದಾಗ ಮಾಡ್ಕೊಳ್ಳಿ ನನಗೆ ಆತಕ್ಕೆ ಬೇಕು ಅವರೇನ್ ಈರುಳ್ಳಿ ತಿಂತಾರಲ್ಲ ಬೆಳ್ಳುಳ್ಳಿ ತಿಂತಾರಲ್ಲ ಬೇಡ ಅಂದ್ರೆ ಅವರೇ ಬಿಡ್ತಾರೆ ಅವರು ತಿಂದ ನೀವು ಮಾಡೋದೇನು ಬಹಳ ಅಂದ್ರೆ ನೀವು ಇವತ್ತು ಊಟ ಮಾಡೋದಿಲ್ಲ ಅನ್ನಿ ಹಣ್ಣು ಹಂಪಲ ತಿನ್ನಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಿ ಜೀವನ ಇರುವುದು ಲೈಫ್ ಕನ್ಸಿಸ್ಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಆ ಅಡ್ಜಸ್ಟ್ಮೆಂಟ್ ಅನ್ನು ವಸಿಷ್ಠರು ಮಾಡಿದ್ರು ದ್ವೇಷ ಮಾಡಲಿಲ್ಲ ಹಳೆದನ್ನು ಸಾಧನೆ ಮಾಡಲಿಲ್ಲ ಬ್ರಾಹ್ಮಣ್ಯದ ಮುಖ್ಯ ಗುರಿ ಯಾವುದು ಜಗತ್ತಿಗೆ ಹಿತವನ್ನು ಕೋರುವುದು ತನ್ನಲ್ಲಿರುವ ಸ್ವಾರ್ಥವನ್ನು ದ್ವೇಷವನ್ನು ಗೆಲ್ಲುವುದು ಅದನ್ನು ಗೆದ್ದವನು ಬ್ರಾಹ್ಮಣ ತಪ್ಪು ಮಾಡಿದ್ದವನು ವಿಷ ಹಾಕಿದ್ದವನು ಬೈಗಳ ಮಾಡಿದ್ದವನು ತೊಂದರೆ ಕೊಟ್ಟಿದ್ದವನು ಪೆನ್ಷನ್ಗೆ ತೊಂದರೆ ಮಾಡಿದವನು ಒಂದು ವರ್ಷ ಪೆನ್ಷನ್ ಕೊಡದೇ ಇದ್ದವನು ಯಾರು ಬಂದರೂ ಅದ್ದಿಯಲ್ಲಿ ನಮಸ್ಕಾರ ಮಾಡಿದ್ರೆ ಒಳ್ಳೇದ ಒಬ್ರು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಇದ್ರು ಧಾರವಾಡದಲ್ಲಿ ನನಗೆ ಬಹಳ ತೊಂದರೆ ಕೊಟ್ಟರು ಅವ್ರಿಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ ನನಗೊಂದು ನೋಟಿಸ್ ಕಳಿಸಿದ್ರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಹಾಜರಾಗತಕ್ಕದ್ದು ನನ್ನ ಕಣ್ಣೆದುರಿಗೆ ಪ್ರಿಂಟೆಡ್ ಯಾತಕ್ಕೆ ನಾವು ಇಷ್ಟು ಹಣವನ್ನು ನಿಮಗೆ ಕೊಡಬೇಕಾಗಿದೆ ಹೇಗೆ ಪೇಯಬಲ್ ಬೈ ಪೇಯಬಲ್ ಟು ವ್ಯತ್ಯಾಸ ಗೊತ್ತಿಲ್ಲ ಅವನಿಗೆ ಪೇಯಬಲ್ ಟು ಅಂತ ಇದೆ ಕ್ಲಾರ್ಕ್ ಸೈನ್ ಮಾಡಿದ್ದಾನೆ ಮುದ್ರೆ ಹಾಕಿದ್ದಾನೆ ಅವನು ಪೇಯಬಲ್ ಬೈ ಅಂತ ಓದ್ಕೊಂಡು ಇಷ್ಟು ವರ್ಷದಿಂದ ಇಷ್ಟು ಹಣ ಕೊಡಬೇಕಾಗಿದೆ ಎಷ್ಟು ಐವತ್ನಾಲ್ಕು ರೂಪಾಯಿ ನನ್ನ ಎದುರಿಗೆ ಹಾಜರಾಗಬೇಕು ಅವನು ಬರ್ನಲ್ಲಿ ನಾನು ಗಡಿಬಿಡಿಯಲ್ಲಿ ಮೊದಲು ನೋಡಲಿಲ್ಲ ಪ್ರಿನ್ಸಿಪಾಲ್ ಹೇಳಿದೆ ರಜಾ ರಜಾ ಹಾಕ್ಬಿಡ್ತೀನಿ ಹೋಗ್ತೀನಿ ಅಯ್ಯ ಇದಕ್ಕೆ ಯಾಕ್ರೆ ರಜಾ ಹಾಕ್ತೀರಿ ಹೋಗಿ ಹಾಗೆ ಬನ್ರಿ ಇಲ್ಲ ಇಲ್ಲ ಹುಡುಗರು ತಪ್ಪು ತಿಳಿತಾರೆ ನನಗೆ I must be on my duty ಹೋದೆ ಹೋದೆ ಒಂದು ಗಂಟೆ ಕಾಲ ಒಳಗೆ ಕರೀಲೇ ಇಲ್ಲ ಅಲ್ಲಿ ಯಾರೂ ಇರಲಿಲ್ಲ ಮಜಾ ಮಾಡ್ತಾ ಸಿಗರೇಟ್ ಸೇರ್ತಾ ಕೂತಿದ್ದಾನೆ ತಲೆಗೆ ಹತ್ತು ಬಿಡ್ತು ಕೋಪ ನನಗೆ ನಾನು ವಿಶ್ವಾಮಿತ್ರನೋ ಜಮದಗ್ನಿಯೋ ಆಗಿಬಿಟ್ಟೆ ಅಲ್ಲಿ ಆಮೇಲೆ ಅವನ್ನ ಏನು ಈ ನೋಟಿಸ್ ಕಳಿಸಿದ್ದೀರಿ ನೋಡಿ ಎಂದೆ ಹೌದು ಹೌದಲ್ಲ ಈ ಇದರಲ್ಲಿ ಏನು ಬರೆದಿದ್ದೀರಿ ಗೊತ್ತೇ ನಿಮಗೆ ಹೌದು ದುಡ್ಡು ಕೊಡಬೇಕಾಗಿ ಪೇಯಬಲ್ ಟು ಪೇಯಬಲ್ ಬೈ ಗೊತ್ತಿಲ್ಲ ಮಗನೇ ನಿನಗೆ ಪ್ರಿಪೋಸಿಷನ್ ಪಾಠ ಹೇಳ್ಕೊಟ್ಟವನ್ ಯಾರು ನಿನಗೆ ಹೀಗೆ ಅಂದ್ರೆ ಅನ್ನು ಕರೆದು ಅವ್ರ ಮೇಲೆ ಸಿಕ್ಕಾಪಟ್ಟೆ ಒದರಾಡಿ ಯು ಮೇ ಗೋ ಅಂತ ಹೋಗೋದಲ್ಲ ಕಾರ್ ಮಾಡಿಕೊಡು ಹೋಗ್ತೇನೆ ಇಂದ ನಾನು ಓಪನ್ ಏರ್ ಥಿಯೇಟರ್ ಅಲ್ಲಿ ಒಂದು ತಿಂಗಳು ರಾಮಾಯಣ ಹೇಳುವಾಗ ಆತ ಅಗ್ರಪಂಕ್ತಿಯಲ್ಲಿ ಬಂದು ಕೂತಿರ್ತಿದ್ದ ನಾಮಗೀಮ ಹಾಕೊಂಡು ನಾ ಕೂತಾಗ ಅವರ ಆಫೀಸಲ್ಲಿ ಅವನ ಅವಮಾನ ಮಾಡಿದವನು ನಾನೇ ಅಂತ ಅವನಿಗೆ ಗೊತ್ತಾಗಲಿಲ್ಲ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡಿದ ಅವನ ಮಕ್ಕಳೆಲ್ಲ ಒಳ್ಳೆ ಅವನ ಮನುಷ್ಯ ಒಳ್ಳೆಯವನು ಪಾಪ ಸ್ವಲ್ಪ ಶಾರ್ಟ್ ಟೆಂಪರ್ ಇದು ಎರಡು ಮೂರು ವೈಸ್ ಚಾನ್ಸಲರ್ ಕೂಡ ಕೂಡ ಹೀಗೆ ಗುದ್ದಾಡಿದ್ದೇನೆ ನಾನು ನಿಮ್ಗೆ ಪಾಠ ಗೊತ್ತಿದ್ಯಾ ಇಂಗ್ಲಿಷ್ ಗೊತ್ತಿದ್ಯಾ ಏನ್ ಮಾಡ್ತೀರಿ ನೀವು ಬಯಸ್ಕೊಂಡವರು ವೈಸ್ ಚಾನ್ಸಲರು ಕಾಲೇಜಿಗೆ ಬಂದ್ರೆ ಪ್ರಿನ್ಸಿಪಾಲ್ರನ್ನು ಬಿಟ್ಟು ನನ್ನ ಕಡೆಗೆ ಮೊದಲು ಬಂದು ಕೈ ಕುಲುಕಿ ಹೋಗೋದು ಮಹಾರಾಜ ತಣ್ಣಗಿರಲಿ ಕೋಪ if I am on my right on my duty ಜಗತ್ತು ನಡುಗಬೇಕು ಪ್ರಿನ್ಸಿಪಾಲ್ರು ಬಂದ್ರೆ ಗೆಟ್ ಔಟ್ ಅಂತಿದ್ದೆ ನಾನು ನನ್ನ ಕ್ಲಾಸು ನಾನು ಕೇಳಿದೆ ಅವಳು ಬರೋ ಹಾಗೆಲ್ಲ ಪರ್ಮಿಷನ್ ಕೇಳ್ಕೊಂಡ್ ಬರಬೇಕು ನಾ ಮಾಡಿ ತಪ್ಪಿದ್ರೆ ಬರಬೇಕು ಎಲ್ಲ ಕಲಿಸಿದ್ರು ನಮ್ಮ ಮೇಷ್ಟ್ರು ನಮ್ಮ ಪಾಠ ಹೇಳಿದವರು ಹಾಗಿದ್ರು ಜಾತಿ ಹೇಳ್ತೇವೆ ಅಂದ್ರೆ ವಿಶ್ವಾಮಿತ್ರನ ಈ ದಾರಿಗೆ ತಂದಂತಹ ವಸಿಷ್ಠರ ದೊಡ್ಡತನ ಎಂಥದ್ದು ಈ ಭಾರತ ಸಿಂಧು ರಶ್ಮಿ ಅಬದ್ಧವಾದ ಕಾವ್ಯ ಅದಕ್ಕೆಲ್ಲ ಕೊಟ್ಟಿದ್ದಾರೆ ಪ್ರೈಜು ಪ್ರಶಸ್ತಿ ಎಲ್ಲ ಈಗ ನಾವು ವೇದ ಸಂಸ್ಕೃತಿ ಪರಿಚಯ ಐದನೇ ಸಂಪುಟದಲ್ಲಿ ಪೂರ್ತಿ ವಶಿಷ್ಠ ವಿಶ್ವಾಮಿತ್ರ ಚರಿತ್ರೆ ವೇದೋಕ್ತವಾದದ್ದೆಲ್ಲ ತೆರೆದು ಐದುನೂರು ಪೇಜನ ಒಂದು ಸಂಪುಟ ಬರೆದಿದ್ದೇನಾದ್ರು ಸಾಲದು ವಸಿಷ್ಠ ವಿಜಯ ಅಂತ ಒಂದು ಕಾದಂಬರಿ ಬರೆಯಬೇಕು ನಾವು ಅದಕ್ಕೆ ಪ್ರತಿಯಾಗಿ ಒಂದು ಬರ ತೋರಿಸಬೇಕು ಜನಕ್ಕೆ ಗೊತ್ತಾಗಬೇಕು ಎಲ್ಲ ಜಾತಿ ಒಂದು ಮಾಡಿ ವಿಶ್ವಾಮಿತ್ರರು ಮಾಡಿದ್ದು ಅದು ದೊಡ್ಡದಲ್ಲ ಅದು ಹೋಯಿತು ಅದು ತ್ರಿಶಂಕೋ ಕತೆ ವಸಿಷ್ಠರು ಗೆದ್ದರು ಒಬ್ಬ ಕ್ಷುಲ್ಲಕ ದುಷ್ಟ ಕ್ಷತ್ರಿಯನ ಬ್ರಾಹ್ಮಣ ಮಾಡಿದ್ರಲ್ಲ ಅದು ವಸಿಷ್ಠ ವಿಜಯ ಅದನ್ನು ತೋರಿಸೋದು ಜಗತ್ತಿಗೆ ಇವತ್ತು ಪಾಠ ಇದೆ ಅವ್ರು ನಗತಾ ಕೂತಿದ್ದಾರೆ ವಿಶ್ವಾಮಿತ್ರರು ಹಳೆ ಕಥೆ ಇವರು ಹೇಳಿದ್ರೆ ಕೋಪ ಬರಲಿಲ್ಲ ಬೆಳಗಾಯಿತು ತತ ಪ್ರಭಾತೆ ವಿಮಲೆ ಕೃತಕರ್ಮಾನರಾಧಿಪ ವಿಶ್ವಾಮಿತ್ರಂ ಮಹಾತ್ಮಾನಂ ಅವಸರಾಘವಂ ದೊರೆಯೇ ಬಂದ ವಿಶ್ವಾಮಿತ್ರ ಬಿಡದಿಗೆ ಗುರುಗಳೇ ರಾತ್ರಿ ವಿಶ್ರಾಂತಿ ಆಯಿತೆ ಕಥೆ ಹೇಳೋ ಹಾಗಿಲ್ಲ ಇವರು ವಿಶ್ರಾಂತಿಯಲ್ಲಿ ಬಂತು ನಿಮ್ಮ ಪುರೋಹಿತ ಹಳೆ ಕಥೆಯಲ್ಲೇ ಹೇಳಿದಪ್ಪ ಹೇಳೋ ಹಾಗಿಲ್ಲ ನಮ್ಮ ಅರಮನೆಗೆ ಬನ್ನಿ ಎಂಬುದಾಗಿ ಅರಮನೆಗೆ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಹೋಗಿದ್ದಾರೆ ಇವರೆಲ್ಲ ಸ್ನಾನ ಸ್ನಾನಗೀನ ಆನ್ನಿಕ ಮುಗಿಸಿದ್ದಾರೆ ರಾಮಲಕ್ಷ್ಮಣರು ವಿಶ್ವಾಮಿತ್ರರ ಜೊತೆಯಲ್ಲಿ ಮೊತ್ತ ಮೊದಲನೆಯದಾಗಿ ಜನಕ ಮಹಾರಾಜನ ಅರಮನೆಗೆ ಇವರಿಗೆ ಸ್ವಾಗತ ಇಲ್ಲಿ ಕಂಬರಾಮಾಯಣದಲ್ಲಿ ರಾಮಲಕ್ಷ್ಮಣರು ಊರೆಲ್ಲ ಒಂದು ರೌಂಡ್ ಹೋಗಿ ಬರೋಣ ಅಂತ ವಿಹಾರಕ್ಕೆ ಹೋಗಿ ಬಂದರು ಎಂಬುದಾಗಿಯೂ ತೋಟದಲ್ಲಿ ಸೀತಾದೇವಿ ಭೇಟಿಯಾದಳು ಎಂಬುದಾಗಿಯೂ ಅತ್ಯಂತ ಸುಂದರವಾದ ಒಂದು ಶೃಂಗಾರ ಪ್ರಸಂಗವನ್ನು ಮಾಡಿದ್ದಾರೆ ಬೇರೆ ರಾಮಾಯಣಗಳಲ್ಲಿಯೂ ಮಾಡಿದ್ದಾರೆ ಅದು ಸರಿಯೇ ತಪ್ಪೆ ಅನ್ನೋ ಪ್ರಶ್ನೆ ಅಲ್ಲ ಇಲ್ಲಿದ್ದದ್ದನ್ನು ಹೇಳ್ತೇನೆ ಇದು ರಾಮಲಕ್ಷ್ಮಣರು ಬರ್ತಾರೆ ಅಂತ ಗೊತ್ತಿಲ್ಲ ಧನುರ್ಯಾಗ ಅವರಾಗಿ ಇಟ್ಟಿದ್ದಲ್ಲ ಸ್ವಯಂವರಕ್ಕೆ ಏರ್ಪಾಡಿಗೆ ಅವಕಾಶವಿಲ್ಲ ಅಕಸ್ಮಾತ್ ಆಗಿ ಏರ್ಪಾಡಾದದ್ದು ಕೆಲವರೇನು ತಿಳ್ಕೊಂಡಿದ್ದಾರೆ ಎಲ್ಲರಿಗೂ ಆಹ್ವಾನ ಪತ್ರಿಕೆ ರಾವಣ ಮೊದಲುಗೊಂಡು ಎಲ್ಲರಿಗೂ ಕೊಟ್ಟಿದ್ರು ಆ ಬಿಲ್ಲನ್ನು ತಂದು ನಿಲ್ಲಿಸಿದ್ರು ಒಬ್ಬೊಬ್ಬರು ಟ್ರೈ ಮಾಡಿದ್ರು ಎತ್ತೋಕ್ಕಾಗಲಿಲ್ಲ ಆನಂದ ರಾಮಾಯಣದಲ್ಲಿ ಇಷ್ಟು ಆಭಾಸ ಮಾಡಿದ್ದಾರೆ ಆ ಬಿಲ್ಲನ್ನು ಎತ್ತಿ ನಿಲ್ಲಿಸಿ ಇನ್ನೇನು ಹಗ್ಗ ಕಟ್ಟಬೇಕನ್ನೋ ಹೊತ್ತಿಗೆ ಅದು ಜಾರಿ ಇವನು ಮೈ ಮೇಲೆ ಬಿದ್ದು ಕಚ್ಚೆ ಕಿತ್ತು ಹೋಗಿ ಮಲಮೂತ್ರ ವಿಸರ್ಜನೆಯಾಗಿ ಜನಕರಾಜನ ಸ್ಥಾನದಲ್ಲಿ ಅದನ್ನೆಲ್ಲ ಬಳಿತಾ ಕೂತಿದ್ರು ಅನ್ನುವಷ್ಟರ ಮಟ್ಟಿಗೆ ಬರೆದಿಟ್ಟಿದ್ದಾರೆ ಕಾವ್ಯಗಳನ್ನು ಆತಕ್ಕೆ ಹೀಗೆ ಬರೀತೀರಿ ವಾಲ್ಮೀಕಿ ಇರುವಾಗ ನೀವು ಜೇನು ತುಪ್ಪ ಇಟ್ಕೊಂಡು ಬೆಲ್ಲದ ನೀರಿಗೆ ಆಸೆ ಪಟ್ಟರು ನಾನೇನು ಮಾಡಲಿ ವಾಲ್ಮೀಕಿಗೆ ಕೊಟ್ಟ ಮೇಲೆ ಹೃದಯ ಇನ್ನೊಬ್ಬರು ಕೊಡೋ ಹಾಗಿಲ್ಲ ಇದು ಮಹರ್ಷಿ ದೃಷ್ಟಿ ಎಷ್ಟು ಸಹಜವಾಗಿದೆ ಕಥೆ ಆಗ ವಿಶ್ವಾಮಿತ್ರೇ ಶುರು ಮಾಡಿದರು ಮಹಾರಾಜ ಜನಕ ಹೇಗಿದ್ರು ನಿಮ್ಮ ಮನೆಗೆ ಬಂದಿದ್ದೇವೆ ನಾವೇನು ಬರಬೇಕು ಅಂತ ಬರಲಿಲ್ಲ ನಿಮ್ಮ ಮನೆಯಲ್ಲಿ ಒಂದು ಅಪರೂಪದ ಬಿಲ್ಲಿದೆಯಂತೆ ದಷ್ಟು ಕಾಮೋ ಧನುಶ್ರೇಷ್ಠಂ ಎದೆ ತತ್ವ ತಿಷ್ಠತಿ ಎಲ್ಲರ ಮನೆಯಲ್ಲಿ ಏನಾರೋ ಒಂದು ಅಪರೂಪದ ಪದಾರ್ಥ ಇರುತ್ತೆ ನಮ್ಮನೆಗೆ ಬಂದವರು ಏನ್ ಮಾಡ್ತಾರೆ ಲೈಬ್ರರಿ ನೋಡಬಹುದೇ ಅಂತ ಕೇಳ್ತಾರೆ ಎರಡು ಮೂರು ರೂಮ್ ತುಂಬಾ ಬರೀ ಬುಕ್ಸ್ ನನ್ನ ಆಸ್ತಿ ಕಳ್ಳ ಮನೆಗೆ ಬಂದ್ರೆ ಕದ್ಕೊಂಡು ಹೋಗಿ ಓದಿಯೇ ಸಾಯಬೇಕು ಬೇರೆ ಏನು ಸಿಕ್ಕೋದಿಲ್ಲ ಇದಕ್ಕಾಗಿ ನಮ್ಮ ಮನೆಯಲ್ಲಿ ಕಳ್ಳರ ಕಾಟವೇ ಇಲ್ಲ ಇಲ್ಲಿ ಗೆದ್ದಲು ಕಾಟ ಇದ್ರೆ ಇರಬಹುದು ಅವಕ್ಕೇನು ಓದೋಗಿ ತಿಳಿಯೋದಿಲ್ಲ ರಾಜಕಾರಣಿಗಳ ಹಾಗೆ ದಿವಸ ದಿವಸ ದಿವಸ ಬುಕ್ಸ್ ಗೆಟ್ಟಿಂಗ್ ಅಕ್ಯುಮುಲೇಟೆಡ್ ಎಲ್ಲೆಲ್ಲಿನ ಹಳೇ ಮ್ಯಾನುಸ್ಕ್ರಿಪ್ಟ್ಗಳು ಅಪರೂಪದ ಗ್ರಂಥಗಳು ನನ್ನ ಮಗನಿಗೆ ಹೇಳ್ತಾ ಇದ್ದೇನೆ ಇದೊಂದು ಮ್ಯೂಸಿಯಂ ಮಾಡಿಡಪ್ಪ ನೀವು ಓದಬೇಕು ಮಕ್ಕಳು ಓದಬೇಕು ಇದು ತಾತ ಓದಿದ್ದು ಇದು ಮುತ್ತಾತನ ಪುಸ್ತಕ ಅಂತ ನೋಡಿದ್ರೆ ಇನ್ಸ್ಪಿರೇಷನ್ ಬರುತ್ತೆ ನೀನಲ್ದಿದ್ರೆ ನಿನ್ನ ಮಗ ಅಲ್ದಿದ್ರೆ ಇನ್ಯಾವನೋ ಬರ್ತಾನೆ ಓದ್ತಾನೆ ಮಾಡ್ತಾನೆ ಪುಸ್ತಕ ಮಾತ್ರ ಪರಭಾರೆ ಮಾಡಿ ಕೊಡಬೇಡ ಬೇರೆ ಕಡೆ ಹಾಕಬೇಡ ಓದ್ತಾರೆ ನಾನು ಮಾಡಿರೋ ನೋಟ್ಸ್ ನೋಡ್ಬಿಟ್ರೆ ಪಂಡಿತ ಆಗಿಬಿಡ್ತಾನೆ ಪ್ರತಿಯೊಂದು ಗ್ರಂಥದಲ್ಲಿ ನಾನು ಮಾಡಿರೋ ಗುರುತು ಚೀಟಿ ಹಾಳೆ ನೋಡ್ಬಿಟ್ರೆ ಸ್ವಲ್ಪ ಸಂಸ್ಕೃತ ಗೊತ್ತಿದ್ದವರು he can become a very great scholar he can carry on this tradition ಅದಕ್ಕೆ ಹೇಳ್ತೀವಿ ಇದು ಬಹಳ ದೊಡ್ಡ ಭಂಡಾರ ಒಂದೊಂದು ಮನೆಯಲ್ಲಿ ಹೀಗೆ ಏನಾದ್ರು ಒಂದಿರುತ್ತೆ ಅಪರೂಪದ ವಸ್ತು ಕೆಲವರು ಸಾಲಿಗ್ರಾಮ ಇಟ್ಟಿರ್ತಾರೆ ಇನ್ನು ಕೆಲವರು ಮನೆಯಲ್ಲಿ ಹಳೇ ಕಾಲದ ತಾಮ್ರದ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಉಪಯೋಗಕ್ಕೆ ಬರದೇ ಇರುವಂತಹ ದೀಪದ ಕಂಬಗಳು ಕೆಲವರು ಮನೆಯಲ್ಲಿ ಇದೆಲ್ಲ ಬರೀ ಶೋ ಎಕ್ಸಿಬಿಷನ್ ದೀಪದ ಕಂಬ ದೇವರ ವಿಗ್ರಹ ತಂದೆ ತಾತ ಮೇಲೆ ಪೂಜೆಗಿಟ್ಟಿರ್ತಕ್ಕಂಥ ವಿಗ್ರಹಗಳು ಶೋ ಕೇಸಿಗೆ ಬರ್ತವೆ ಶೋ ಕೇಸಿಂದ ಶೂ ಕೇಸಿಗೆ ಹೋಗ್ತವೆ ಮುಂದಕ್ಕೆ ಎಲ್ಲೆಲ್ಲಿ ಹೋಗ್ತವೆ ಗೊತ್ತಿಲ್ಲ ಜನಕನ ಮನೆಯಲ್ಲಿ ಒಂದು ಬಿಲ್ ಇತ್ತು ಎಷ್ಟೋ ಜನರ ಮನೆಯಲ್ಲಿ ಕ್ಷತ್ರಿಯರ ಮನೆಯಲ್ಲಿ ಬಿಲ್ ಇರುತ್ತೆ ಇದೇನು ದೊಡ್ಡ ಬಿಲ್ಲು ಇದು ಪರಮಶಿವ ಉಪಯೋಗ ಮಾಡುತ್ತಿದ್ದ ಬಿಲ್ಲು ಶ್ರೀಮದ್ ಭಾಗವತ ನಾಲ್ಕನೇ ಸ್ಕಂದದಲ್ಲಿ ಸತಿ ದಾಕ್ಷಾಯಿಣಿ ಕಥೆ ಬರುತ್ತೆ ನೋಡಿ ದಕ್ಷಯಜ್ಞದ ಕಥೆ ಆ ಪಾರ್ವತಿ ದೇವಿ ಶಿವನ ಪತ್ನಿ ಬಹಳ ಸುಂದರ ಕಥೆ ಶ್ರೀಮದ್ ಭಾಗವತ ಒಂದೊಂದು ಸ್ಕಂದನೂ ಕೇಳಬೇಕು ಬರೀ ದಶಮ ಸ್ಕಂಧ ಕೇಳಿದ್ರು ಸಾಲದು ಶ್ರೀಮದ್ ಭಾಗವತ ಪೂರ್ತಿ ವಾಚನ ಮಾಡುವುದಕ್ಕೆ ಹೇಳುವುದಕ್ಕೆ ಅಧ್ಯಯನ ಮಾಡುವುದಕ್ಕೆ ಒಂದು ಆಯುಷ್ಯ ಸಾಲದು ಇಪ್ಪತ್ತೈದು ಕಾಮೆಂಟ್ರಿ ಇದೆ ದಕ್ಷ ಪ್ರಜಾಪತಿಗೆ ಅಳಿನ ಮೇಲೆ ದ್ವೇಷ ಆ ಮಗಳಿಗೆ ಹೇಳ್ದ ಇವನು ಬೇಡ ವರ ಚೆನ್ನಾಗಿಲ್ಲ ಅವ ಸ್ಮಶಾನವಾಸಿ ರುದ್ರಾಕ್ಷಿ ಹಾಕೊಂಡಿರ್ತಾನೆ ಮೈ ಮೇಲೆ ಹಾವೆಲ್ಲ ಓಡಾಡ್ತಾ ಇರುತ್ತೆ ನಿಲ್ಲೋಕ್ ಒಂದು ಸೈಟ್ ಗತಿ ಇಲ್ಲ ಅವನ ವಿಜಯನಗರದಲ್ಲಿ ಸ್ಮಶಾನವಾಸಿ ಇವನ್ ಯಾತಕ್ಕೆ ಬೇಕು ನಿನಗಳಿಯ ಅವಳು ಹೇಳಿದ್ರು shut up your bloody mouth ನಾ ಪ್ರೇಮ ಮಾಡಿದ್ದೀನಿ ಮದುವೆ ಆದ್ರೆ ಅವನ್ನೇ ಆಗೋದು ತಂದೆ ಒಪ್ಪಲಿಲ್ಲ ಪ್ರೇಮ ವಿವಾಹ ದಾಂಪತ್ಯ ಆಗಿಬಿಡ್ತು ಶಿವನ ಹಾಗಿದ್ರೆ ಗೆಟ್ ಔಟ್ ನನ್ನ ಮನೆಗೆ ಬರಬೇಡ ಅಂದ ಅದಾದ ಮೇಲೆ ವಿಶ್ವಜಿತ್ ಯಾಗ ಅಂತ ಒಂದು ಮಾಡಿದ ತುಂಬಾ ದಾರುಣ ಕಥೆ ಎಲ್ಲರಿಗೆ ಆಹ್ವಾನ ಕಳಿಸಿದ ಅಳಿಯನಿಗೆ ಮಗಳಿಗೆ ಆಹ್ವಾನ ಕಳಿಸಲಿಲ್ಲ ಶಿವನಿಗೇನು ಬೇಜಾರಾಗಲಿಲ್ಲ ಪರಮ ವೈರಾಗ್ಯಶಾಲಿ ರಾಮ ಮಂತ್ರ ಇತ್ತಲ್ಲ ಅವನಿಗೆ ಆದರೆ ಪಾರ್ವತಿ ದೇವಿ ಹೇಳಿದ್ಲು ನಮ್ಮಪ್ಪ ಯಾಗ ಮಾಡ್ತಿದ್ದಾನೆ ನಾನು ಸ್ವಲ್ಪ ಹೋಗಿ ನೋಡ್ಕೊಂಡು ಬಿಡ್ತೇನೆ ಕರೀದೇ ಇದ್ರೇನು ತಂದೆ ಮಾಡೋ ಯಾಗ ಅವಸರದಲ್ಲಿ ಪತ್ರಿಕೆ ಕಳಿಸದೇ ಇರ್ಬೋದು ಕಳಿಸಿದ್ರು ಬರದೇ ಇರಬಹುದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಪತ್ರ ಹಾಕಿದ್ರೆ ಕೊಡಬೇಕು ಅಂತೇನು ಬಿಹಾರದಲ್ಲಿ ಹೇಳ್ತಿದ್ರು ನಮ್ಮ ದಡ್ಡಳಿಯ ಅಲ್ಲಿ ಎಷ್ಟೋ ವರ್ಷ ಇದ್ರು ನಿಮ್ಮ ಪತ್ರ ನಿಮಗೆ ಕೊಡಬೇಕಾದ್ರೆ ಪೋಸ್ಟ್ ಮ್ಯಾನ್ ದುಡ್ಡು ಕೇಳ್ತಾ ಇದ್ದ ಲಾಲು ಪ್ರಸಾದನ್ ಗೌರ್ನಮೆಂಟು ಬೊಕಾರೋ ಸಿಟಿ ಹೋಗಿದ್ದೆ ನಾವು ಏನಾಗಿನ ಕಾಲ ಸ್ಥಿತಿ ಹೇಳೋ ಹಾಗಿಲ್ಲ ಪತ್ರ ಬಂದಿದೆ ಅಂತ ಗೊತ್ತಿಲ್ಲ ಈ ಕಡೆಯಿಂದ ಫೋನ್ ಮಾಡಿ ಪತ್ರ ಹಾಕಿದ್ನಲ್ಲ ಬಂತ ಪೋಸ್ಟ್ ಆಫೀಸ್ ಹೋಗಿ ಕೇಳಿದ್ರೆ ನಿಮ್ಮ ಪತ್ರವೇ ಹತ್ತು ರೂಪಾಯಿ ಮಡಿಗೆ ಇಲ್ಲಿ ಇದ್ರೆ ಕೊಡೋದು ಇಂಥದ್ದೊಂದು ಸ್ಥಿತಿ ಈಗಲೂ ಇರ್ಬೋದು ಮಣಿ ಇದ್ರಂತೂ ನೀವು ದುಡ್ಡು ಕೊಟ್ಟೋರ್ತು ಕೊಡುವುದಿಲ್ಲ ಅವರು ನಮ್ಮ ಸ್ಟೂಡೆಂಟ್ ಡೇಸಿಂದ ಅನುಭವಿಸಿದ್ದೇವೆ ಈಗ ಸ್ವಲ್ಪ ನಾಮಕ್ಕೆ ಹೆದರ್ತಾರೆ ಮಣಿ ಸ್ವಲ್ಪ ದಮ್ಮಯ್ಯ ಅಂತ ಕೊಟ್ಟು ಬಿಡ್ತಾರೆ ಆದ್ರೆ ನಾನು ಮಣಿಯಾಳ್ರೆ ಬರುವುದಿಲ್ಲ ಈಗ ನನಗೆ ಅಪೇಕ್ಷೆಯೂ ಇಲ್ಲ ನಾ ಹೋಗಿ ಬರ್ತೇನೆ ಬೇಡ ಕಣೆ ಅವಮಾನ ಮಾಡ್ತಾನೆ ಅವನು ನನ್ನನ್ನು ದ್ವೇಷ ಮಾಡುವವನು ನನಗೆ ಮರ್ಯಾದೆ ಜಾಗದಲ್ಲಿ ನೀನು ಯಾಕೆ ಹೋಗ್ತೀಯ ಇಲ್ಲ ನಾನು ಹೋಗ್ತೇನೆ ಹಠ ತವರು ಮನೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ತುಂಬ ಪ್ರೀತಿ ಗಂಡನ ಮನೆ ಎಷ್ಟು ಸುಖವಾಗಿದ್ರೂ ತವ್ರ ಮನೆ ತುಂಬಾ ಪ್ರೀತಿ ಏನೋ ನೆನೆಸ್ಕೊಂಡು ಹೇಳಿದೆ ಅಂತ ತಿಳ್ಕೋಬೇಡಿ ತಗೋಬೇಡಿ ನಿನ್ನಿಷ್ಟ ಅಂದ ಪರಮಶಿವ ಆದರೆ ವೀರಭದ್ರನಿಗೆ ಹೇಳಿದ ಅಲ್ಲೇನೋ ಆತ ನಡೆಯೋ ಕಾಣಿಸುತ್ತೆ ಸಿದ್ಧವಾಗಿರುವ ಭೂತಗಣಗಳೆಲ್ಲ ಅಲ್ಲಿ ಸೇರಿಬಿಟ್ಟು ಅಲ್ಲಿ ಹೋಮ ನಡೀತಾ ಇದೆ ಹಸೆ ಮನೆ ಮೇಲೆ ಕೂತಿದ್ದಾನೆ ದಕ್ಷ ಪ್ರಜಾಪತಿ ಮಗಳನ್ನು ನೋಡಿಯೂ ತಲೆಯ ಕಡೆ ತಿರುಗಿಸಿದ ತಾಯಿ ಹುಬ್ಬು ಹಾರಿಸಿದಳು ಮಗಳೇ ಬಂದೆಯಾ ಎಂಬಂತೆ ಸೋದರಿಯರೆಲ್ಲ ಕೂತಿದ್ದಾರೆ ಏನು ಚಿತ್ರ ಕೊಡ್ತಾರೆ ಅಲ್ಲಿ ವೇದವ್ಯಾಸರು ಬಾಗಿಲ ನಿಂತಲು ಹೊಸ್ತ್ರೊಳಗೆ ಹೋಗಬೇಕೋ ಬೇಡೋ ಅಂತ ಬಾ ಅಂತ ಕರೀಲಿಲ್ಲ ಒಂದು ಮಾತು ತಂದೆ ತಾನು ಹುಟ್ಟಿದ ಮನೆ ಆ ಸಂಕಟವನ್ನು ತಡೆಯಲಾರದೆ ಯಜ್ಞಕುಂಡಕ್ಕೆ ಹೋಗಿ ತಾನೇ ಆಹುತಿಯಾಗಿ ಸತಿ ಹೋಗಿಬಿಟ್ಲು ಆ ಕೋಪದಿಂದ ಪರಮಶಿವ ತಲೆಯನ್ನು ಬಡಿದ ಜಟೆಯನ್ನ ಅಲ್ಲಿಂದ ಮುಂದಕ್ಕೆ ಪ್ರಮಥಗಣಗಳು ವೀರಭದ್ರಾದಿಗಳೆಲ್ಲ ಹುಟ್ಟಿ ಋಷಿಗಳನ್ನು ಧ್ವಂಸ ಮಾಡಿದ್ರು ಯಾಗವನ್ನು ನೋಡಿದ್ರು ಶಿವ ತನ್ನ ಬಿಲ್ಲನ್ನು ಮೇಲೆ ಕೆತ್ತಿದ ಪ್ರಳಯ ಕಾಲದಲ್ಲಿ ಎತ್ತಬೇಕಾದ ಪಿನಾಕವನ್ನ ಮೇಲೆ ಕೆತ್ತಿ ಅಲ್ಲಿ ಒಂದು ಗತಿಗೆಟ್ಟು ಕೂತಿದ್ರು ಇಂದ್ರ ಅಗ್ನಿ ಮೊದಲಾದ ದೇವತೆಗಳು ಲೈ ನೀವು ನಮ್ಮ ಕಡೆಯವರು ನನಗೆ ಮರ್ಯಾದೆ ಎಲ್ಲಿ ಜಾಗದಲ್ಲಿ ನೀವು ಹ್ಯಾಕ್ ಬಂದ್ರಿ ಐಕಮತ್ಯ ಅಂದ್ರೆ ದೇವತೆಗಳಿಗೆ ಜಾಗಿರ್ಬೇಕಲ್ಲ ಯಾಕೆ ಬಂದ್ರಿ ಮಾಡ್ತೇನೆ ನೋಡಿ ಅಂತ ಬಿಲ್ ತೆಗೆದ ದೇವತೆಗಳು ಗೊತ್ತಿತ್ತು ಗುಟ್ಟು ತಪ್ಪಾಯಿತು ಅಂದ್ರೆ ಒಡನೆಯೇ ಸುಪ್ರಸನ್ನನಾಗತಕ್ಕಂಥ ಮಹಾದೇವತೆ ರುದ್ರದೇವ ಕೋಪ ಸಾರಿಸೋವನಲ್ಲ ನಮಸ್ತೆ ರುದ್ರಮನ್ಯ ಎತ್ಕೊಳ್ತರೆ ರುದ್ರ ನಿನ್ನ ಕೋಪಕ್ಕೆ ನಮಸ್ಕಾರ ನಮೋ ಈಶವೇ ನಮಃ ನಿನ್ನ ಬಾಣಕ್ಕೊಂದು ನಮಸ್ಕಾರ ನಿನ್ನ ಬಿಲ್ಲಿಗೊಂದು ನಮಸ್ಕಾರ ಈ ನಮಕ ಚಮಕ ಈ ರುದ್ರ ಸೂಕ್ತ ಹೇಳ್ತೇವೆ ಆದ್ರೆ ಎಷ್ಟು ಕೋಪವೋ ಅಷ್ಟು ಪ್ರಸನ್ನ ಶೀಘ್ರ ಪ್ರಸನ್ನ ನಮ್ಮ ಸ್ವಾಮಿ ವಿಷ್ಣು ಶೀಘ್ರ ಕೋಪಿಯೂ ಅಲ್ಲ ಶೀಘ್ರ ಪ್ರಸನ್ನನೂ ಅಲ್ಲ ಕೋಪ ಬಂದ್ರೆ ಬೇಗ ಹೋಗೋದಿಲ್ಲ ಆದ್ರೆ ಕೋಪ ಬರೋದಿಲ್ಲ ಒಡನೆ ಅವನೇನ್ ಮಾಡಿದ ತಪ್ಪಾಯಿತು ಅಂದ್ರ ಸರ್ ಹೋಯಿತು ಹಾಗಿದ್ರೆ ಬಿಲ್ ಎತ್ಬಿಟ್ಟಿದ್ದೀನಲ್ಲ ಇದು ನೀವೇ ಇಟ್ಕೊಳ್ಳಿ ಅಂತ ದೇವತೆಗಳು ಕೊಟ್ಟು ಬಿಟ್ಟ ಅವ್ರು ನೋಡಿದ್ರು ಅವನ ಕೋಪವೇ ಚೆನ್ನಾಗಿತ್ತು ಬಿಲ್ ಇಟ್ಕೊಂಡು ಏನ್ ಮಾಡೋದು ನಾವು ಇಷ್ಟು ದೊಡ್ಡ ಬಿಲ್ಲು ಬುಸು ಕೊಡ್ತಾ ಇದೆಯಲ್ಲ ಅಂತ ಕಷ್ಟಪಟ್ಟು ಎತ್ಕೊಂಡು ಬಂದರು ನೋಡಿದ್ರು ಜನಕನ ಪೂರ್ವಜ ಒಬ್ಬ ದೇವರಾತ ಅಂತಿದ್ದ ಮಹಾ ಜ್ಞಾನಿ ತಪಸ್ವಿ ಒಂದು ಒಳ್ಳೆಯ ಕಾಲದಲ್ಲಿ ಅವನಿಗೆ ಅದನ್ನು ಬಹುಮಾನ ಅಂತ ಕೊಟ್ಟುಬಿಟ್ರು ನಿಮಗೆ ಬೇಡದೆ ಇನ್ನೊಬ್ಬರಿಗೆ ನೀವು ಪ್ರೆಸೆಂಟೇಷನ್ ಕೊಡ್ತೀರಿ ನೋಡಿ ಮನೇಲಿಟ್ಕೊಳ್ಳೋಕ್ಕಾಗೋದಿಲ್ಲ ಇನ್ನೊಬ್ಬರಿಗೆ ಗಂಟು ಹಾಕಿ ಬಿಡುವುದು ಇದರ ಮೇಲೆ ಪಶ್ಚಿಮದವರು ಒಳ್ಳೆ ಕಥೆಗಳನ್ನು ಬರೆದಿದ್ದಾರೆ ಹೇಳೋಕೆ ವೇಳೆ ಇಲ್ಲ ವಿನೋದದ ಕಥೆ ಬೇಡದೇ ಇದ್ದದ್ದನ್ನೇ ಇನ್ನೊಬ್ಬರಿಗೆ ಕೊಡುವುದು ಯಾವಾಗಲೂ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಎರಡು ಮೂರು ಸೀರೆ ಇತ್ತು ಒಂದೇ ಬಣ್ಣ ಒಂದೇ ಬಾರ್ಡ್ರು ನೋಡಿದ್ರಿ ಆ ಅವ್ರು ನಮಗೆ ಆಗದೇ ಇದ್ದವರು ಕರೆದಿದ್ದಾರೆ ಅವರಿಗೆ ಗಂಟು ಹಾಕಿಬಿಡೋಣ ಅಂತ ಒಂದು ಸಂದರ್ಭದಲ್ಲಿ ಹೋಗದೇ ಇದ್ರು ನಡೆಯುತ್ತೆ ಆದರೂ ಹೋಗಿ ಬಲಾತ್ಕಾರ ಅದು ಕೊಟ್ಟರೆ ಅವ್ರು ಹೇಳ್ತಾರೆ ಅಯ್ಯೋ ನಮ್ಮಳೆ ನಿಂತಾದ ಮೂರು ಇದೆಯಲ್ಲ ಯಾಕೊಟ್ರು ಅದು ಹೀಗೆ ಸರ್ಕ್ಯುಲೇಷನ್ ಆಗ್ತಾ ಹೋಗುವಂತೆ ಈ ಬಿಲ್ಲು ಜನಕರಾಜನ ಮನೆಯಲ್ಲಿ ಬಂತು ಶತಾನಂದರು ಹೇಳಿದರು ಇದು ಶಿವ ಮಾತ್ರ ಎತ್ತುವ ಬಿಲ್ಲು ಪಳೆಯ ಕಾಲದಲ್ಲಿ ಮಾತ್ರ ಉಪಯೋಗ ಮಾಡುವ ಬಿಲ್ಲು ಇಲ್ಲಿ ಬಂದುಬಿಟ್ಟಿದೆ ಕೊಟ್ರೆ ಯಾರೂ ತಗೊಳ್ಳೋದಿಲ್ಲ ಜನಕರಾಜ ಅದಕ್ಕೆ ಮನೆಯಲ್ಲಿಟ್ಟಿದ್ದಾನೆ ಪ್ರತಿಜ್ಞೆ ಮಾಡಿಬಿಟ್ಟ ಅವನಿಗೆ ಮಕ್ಕಳಿಲ್ಲದ ಕಾಲದಲ್ಲಿ ಭೂಮಿಯನ್ನು ಉಳುವಾಗ ಯಜ್ಞ ಭೂಮಿಯಲ್ಲಿ ಅಕಸ್ಮಾತ್ ಯಾರಾದ್ರು ಸತ್ತಿದ್ರೆ ಹೆಣ ಗಿಣ ಹೂತಿದ್ರೆ ಆ ಮೂಳೆ ಗೀಳೆ ಇದ್ರೆ ಯಜ್ಞ ಭೂಮಿ ಅಶುದ್ಧವಾಗುತ್ತೆ ಅಂತ ಭೂಮಿಯನ್ನು ಉತ್ತು ಅದನ್ನೆಲ್ಲ ತೆಗೀತಾ ಇದ್ರು ಒಂದು ಚೂರು ಕೂದಲು ಮೂಳೆ ಇರಬಾರದು ಗಡಿಗೆ ಗಿಡಿಗೆ ಹಾಗೆ ಉಳುವಾಗ ಭೂಮಿಯಲ್ಲಿ ಒಂದು ಪದ್ಮದಲ್ಲಿ ಒಂದು ಹೆಣ್ಣು ಮಗು ಸಿಕ್ಕಿತು ನೇಗಿಲಿನ ತುದಿಗೆ ಸಿತಾ ಅಂದ್ರೆ ನೇಗಿಲಿನ ತುದಿ ಕಬ್ಬಿಣದ ತುದಿ ಅದಕ್ಕೆ ಬಳಿದ ಮಗುವಾದ್ದರಿಂದ ಪದ್ಮೋದ್ಭವೆ ಭೂಮಿಜೆ ಅವಳಿಗೆ ಸೀತಾ ಅಂತ ಹೆಸರಿಟ್ರು ಇದೇ ಚೊಚ್ಚಲ ಮಗು ಔರಸ ಪುತ್ರಿಯಲ್ಲ ಅದಾದ ಮೇಲೊಂದು ಮಗು ಹುಟ್ಟಿತು ಭಾನುಮಾನ್ ಅಂತ ಒಬ್ಬ ಮಗ ಹುಟ್ಟಿದ ಅನೇಕರು ಗೊತ್ತಿಲ್ಲ ಈ ಕಥೆ ವಿಷ್ಣು ಆ ಮಗುವಿಗೆ ನಾಮಕರಣಾದಿಗಳನ್ನು ಮಾಡಿದ ನಂತರ ಅವನು ಪ್ರತಿಜ್ಞೆ ಮಾಡಿದ ಮಹಾಜ್ಞಾನಿ ಯಾಜ್ಞವಲ್ಕ್ಯರ ಶಿಷ್ಯ ಇವಳು ಭೂದೇವಿ ಅಂಶ ಇವಳು ಲಕ್ಷ್ಮಿಯೂ ಕೂಡಿದ್ದಾಳೆ ಅಂತ ತಿಳ್ಕೊಂಡು ಲೋಕದಲ್ಲಿ ವಿಷ್ಣುವೇ ನನ್ನ ಮನೆಗೆ ಬಂದ ಹೊರತು ಇವಳಿಗೆ ಮದುವೆ ಆಗೋದಿಲ್ಲ ಅಂತ ಜ್ಞಾನದಿಂದ ಈ ಬಿಲ್ಲನ್ನು ಪಣವನ್ನಾಗಿಟ್ಟು ಯಾವನು ಈ ಬಿಲ್ಲನ್ನು ಎತ್ತಿ ನಿಲ್ಲಿಸಿ ಅಗ್ಗವನ್ನು ಕಟ್ಟಬಲ್ಲನೋ ಅವನಿಗೆ ಕೊಡುವುದು ಅಂತ ಪ್ರತಿಜ್ಞೆ ಮಾಡಿಬಿಟ್ಟ ವರ್ಷ ವರ್ಷ ಒಂದು ಯಾಗವನ್ನು ಮಾಡುತ್ತಿದ್ದ ಬಿಲ್ಲನ್ನು ಪೂಜೆ ಮಾಡುವ ಯಾಗ ಅದೇ ಸ್ವಯಂವರ ರಾಮಾಯಣದಲ್ಲಿ ಹೇಳಿರುವುದು ಬೇರೆ ರಾಮಾಯಣದಲ್ಲಿ ಕಥೆ ಬೇರೆಯಾಗಿದೆ ಇದು ಧನುರ್ಯಾಗ ಅದು ನಡೀತು ಎಷ್ಟೋ ಸಲ ಬಂದರು ರಾವಣ್ಯ ಮೊದಲಾದವರೆಲ್ಲ ಬಂದರು ಹೋದ್ರು ಹಳೆ ಕಥೆ ಉತ್ತರಕಾಂಡದಲ್ಲಿದೆ ಒಬ್ಬರು ಬಿಲ್ ನೋಡಿಯೇ ಸತ್ರು ಅವರು ಉತ್ತರ ಕ್ರಿಯೆಯಲ್ಲಿ ಮಾಡಬೇಕಾಯಿತು ಇನ್ನೊಬ್ರು ನೆತ್ಕೊಂಡು ಹೋದ್ರು ಆಸ್ಪತ್ರೆಗೆ ಸೇರಿಸಬೇಕಾಯಿತು ಇನ್ನೊಬ್ರು ಇಲ್ಲ ಬಿಲ್ ಇಲ್ಲಿ ನೋಡ್ಲಿಕ್ಕೆ ಬರಲಿಲ್ಲ ಸುಮ್ಮನೆ ನೀವು ಚೆನ್ನಾಗಿದ್ದೀರಾ ನೋಡೋಕ್ ಬಂದೆ ಅಂತ ಈ ದೇಶಾವರಿ ಮಾತುಗಳನ್ನಾಡಿ ಬಂದವರೆಲ್ಲ ಹೋದರು ಆಗ ಅವರೆಲ್ಲ ಒಟ್ಟು ಸೇರಿ ಲೇ ಜನಕರಾಜ ಕ್ಷತ್ರಿಯರಿಗೆ ಅಪಮಾನ ಮಾಡೋದಕ್ಕೆ ಇಟ್ಟಿದ್ದೀಯ ಅಂತ ಕಾಣುತ್ತೆ ನನ್ನ ಮಗಳನ್ನು ಕೊಡೋದಿಲ್ಲ ಅಂತ ಒಂದು ಮಾತು ಹೇಳಿದ್ರಾಗಿತ್ತಲ್ಲ ಅವಮಾನ ಮಾಡ್ತೀಯ ನೋಡು ಅಂತ ಹೇಳಿ ಎಲ್ಲರೂ ಕೂಡಿಕೊಂಡು ಜನಕರಾಜನ ಮೇಲೆ ದಂಡೆತ್ತಿ ಬಂದರು ಜನಕರಾಜ ಅವರಲ್ಲೆಲ್ಲರನ್ನ ಸೋಲಿಸಿ ಗೆದ್ದು ಓಡಿಸಿದ್ದ ಅಲ್ಲಿಂದ ಆಚೆಗೆ ಧನುಯಾಗ ನಡೆದರೆ ಒಂದು ಪಿಳ್ಳೆ ಕ್ಷತ್ರಿಯನೂ ಬರ್ತಾ ಇರಲಿಲ್ಲ ಈ ಕಥೆ ಇಟ್ಕೊಂಡು ಊರು ಜನರೆಲ್ಲ ಕರೆದ ಅಂತ ಹೇಗೆ ಬರೀತೀರಿ ರಾಮಾಯಣವನ್ನು ನೀವು ಕಥೆ ಎಷ್ಟು ಸಹಜವಾಗಿದೆ ನೋಡಿ ಯಾವತ್ತು ರಾಮ ಬಂದನೋ ಅವತ್ತೇ ಆಗ ಇವರೇ ಕೇಳಿದ್ರು ಬಿಲ್ ನೋಡಬಹುದೇ ಅವನು ಹೇಳ್ದ ಜನಕರಾಜ ಅವಶ್ಯವಾಗಿ ಆಗ್ಬೋದು ಬಿಲ್ಲನ್ನು ತೋರಿಸ್ತೇನೆ ಆದರೆ ನೀವು ಹುಡುಗರು ಅದನ್ನ ರಾಮನೋ ಲಕ್ಷ್ಮಣನೋ ಅದನ್ನ ಎಚ್ಚಿಗಿಚ್ಚಿ ಕಟ್ತಾರೆ ಅಂತ ನನಗೇನು ಅನಿಸೋದಿಲ್ಲ ಲೇ ಅವರು ಬಿಲ್ ನೋಡ್ತಾರಂತೆ ತಗೊಂಡ್ಬಂದ್ರು ಅಂತ ಹೇಳಿದ ಧನುರ್ದರ್ಶಯ ರಾಮಾಯ ಇದು ನಾಟಕ ಇತಿ ಹೋವಾಚ ಪಾರ್ಥಿವಂ ನಿನ್ನ ಅನ್ನು ತೋರಿಸ್ಬಿಡಪ್ಪ ರಾಮಲಕ್ಷ್ಮಣರಿಗೆ ಅದನ್ನು ನೋಡಿದ ನಂತರ ನಾವು ನಮ್ಮಷ್ಟಕ್ಕೆ ನಾವು ಬಂದದಾರಿಗೆ ದಾರಿಗೆ ಸುಂಕವಿಲ್ಲ ಅಂತ ಹೋಗಿಬಿಡ್ತೇವೆ ಇದನ್ನೂ ಬೇರೆ ಕೊಸರು ಹಾಕಿದ್ರು ವಿಶ್ವಾಮಿತ್ರರು ಬಿಲ್ ನೋಡಿ ಗೀಡಿ ಹೋಗ್ತೇವೆ ಬಿಲ್ ಎತ್ತೇವೆ ಅಂತ ಏನು ತಿಳ್ಕೋಬೇಡ ನೋಡಿ ಹೋಗಿಬಿಡ್ತೇವೆ ನಾವು ನಿಮ್ಮ ಚಪ್ಪಾಳೆ ಹಾಕಿದ ಅರಮನೆ ಒಳಗಡೆ ಪೂಜಾಗೃಹದಲ್ಲಿ ಚಾಮುಂಡಿ ತೊಟ್ಟಿ ಮಹಾರಾಜರದಿತ್ತಲ್ಲ ಎಲ್ಲ ದೇವತೆಗಳಿಗೂ ಪೂಜೆ ಮಾಡೋ ಜಾಗ ಒಂದೊಂದಕ್ಕೂ ಒಂದೊಂದು ಪುರೋಹಿತರು ಹಾಗೆ ಅರಮನೆ ಒಳಗಿಂದ ದೊಡ್ಡ ಬಾಗಲನ್ನು ತೆಗೆದು ಆ ಬಾಗಲು ಮಡಚಿ ಮಡಚಿ ಬೀಗ ಹಾಕಿದ್ರು ಎಲ್ಲ ತೆಗೆದರು ಆ ಬಿಲ್ಲನ್ನು ಬರ್ತಾರೆ ಹಾಗೆ ಎಂಟು ಚಕ್ರದ ಗಾಲಿಯ ಮೇಲೆ ಮಲಗಿದೆ ಈ ದೊಡ್ಡ ಲಾರಿ ಇರುತ್ತೆ ನೋಡಿ ಈ ಕಲ್ಲು ಗಿಲ್ಲು ವಿಗ್ರಹ ಸಾಗಿಸಬೇಕಾದ್ರೆ ಸ್ಪೆಷಲ್ ಆಗಿ ಮಾಡಿ ಹಾಕಿರ್ತಾರಲ್ಲ ಮಂಜೂಷಾಂ ಅಷ್ಟಚಕ್ರಾಂ ತಾಂ ಸಮುದ್ರ ಸಮೂಹಸ್ತೆ ಕಥಂಚನ ಎಷ್ಟು ಜನ ಎಳ್ಕೊಂಡ್ ಬಂದ್ರು ಈ ತರಕಾರಿ ಗಾಡಿ ಅಂತ ಒಂದಿರುತ್ತೆ ಬೆಂಗಳೂರಲ್ಲಿ ನಾಲ್ಕು ಚಕ್ರದ ಗಾಡಿ ಅದು ವಿಷ್ಣು ಚತುಶ್ಚಕ್ರ ನಮ್ಮ ಸ್ವಾಮಿ ಕೇಶವಂ ಕನಕಪ್ರಭಂ ನಾಲ್ಕು ಕೈಲಿ ಚಕ್ರ ಹಿಡಿದ್ರೆ ಭಗವಂತನಿಗೆ ಕೇಶವ ಅಂತ ಹೇಳ್ತಾರೆ ಆ ಗಾಡಿ ನೋಡಿದಾಗಲೇ ಕೈ ಮುಗಿತೇನೆ ಚತುಶ್ಚಕ್ರ ಸ್ವಾಮಿ ಮೈಸೂರಲ್ಲಿ ಗಾಡಿ ತರಕಾರಿಯವರು ಬಂದ್ರೆ ಏನಾದ್ರು ಒಂದು ಪದಾರ್ಥ ತೆಗಿದೆ ಬಿಡೋದಿಲ್ಲ ಬಡವರು ಪಾಪ ದುಡಿದು ಉಣ್ತಾರಲ್ಲ ಅಲ್ಲೂ ಪ್ರಸಾದ ಹಾಗಲ್ಲ ಅವರಿಗೆ ಏನಾರು ಕೊಡೋಣ ಅಂತ ಮನೆಯ ಕೈಲಿ ಬಯಸ್ಕೊಳ್ತೇನೆ ಫ್ರಿಜ್ಜಲ್ಲಿ ಇಡೋಕ್ ಜಾಗ ಇಲ್ಲ ಇಷ್ಟೊಂದು ಕಾಯಿಪಲ್ಲೆ ತೆಗೆದು ಬಿಟ್ರಲ್ಲ ನಾವು ತಿನ್ನಬೇಕು ಅಂತಲ್ಲ ಅವನಿಗೆ ಏನಾದ್ರು ಕೊಡಬೇಕು ಅಂತ ತೆಗೆದಿದ್ದೇನೆ ಅದು ಅವ್ರ ತಲೆಗೇ ಹೋಗುವುದಿಲ್ಲ ತೆಗೆದಿದ್ದೇನೆ ಯಾರಿಗಾರು ಕೊಟ್ಟುಬಿಡಿ ಅಂದ್ರೆ ಕೊಡೋದಿಲ್ಲ ನಾವೇ ತಿಂದು ಸಾಯಬೇಕು ಅವರ ಪ್ರತಿಜ್ಞೆ ಅದು ಕಾಯಿ ಪಲ್ಯ ತರಕಾರಿ ಕೊಂಡುಕೊಳ್ಳೋ ಉದ್ದೇಶ ನೀವೇ ತಿನ್ನಬೇಕು ಅಂತಲ್ಲ ಹತ್ತು ಜನಕ್ಕೆ ಕೊಡ್ಬೋದಲ್ಲ ಅವ್ರನ್ನ ಬೈಬೇಕು ಅಂತ ಹೇಳಲಿಲ್ಲ ಇದ್ದಿದ್ದು ಹೇಳಿದ್ ನಾಳೆ ಚಕ್ರದ ಗತಿ ಇದು ಎಂಟು ಚಕ್ರದ ಗಾಡಿ ತಿನ್ನೋ ಕಾಯಿ ಪಲ್ಯ ಅಲ್ಲ ಇದು ಪಡವಲ್ಕಾಯಿ ಅಲ್ಲ ಉದ್ದಕ್ಕೆ ಮಲಗಿದೆ ಬುಸುಗುಟ್ಟುವ ಹಾವಿನಂತೆ ಎಷ್ಟು ಜನ ನೃಣಾಂ ಶತಾನಿ ಪಂಚಾಶತೆ ವ್ಯಾಯತಾನಾಂ ಮಹಾತ್ಮನಾಂ ನೃಣಾಂ ಶತಾನಿ ಪಂಚಾಶತ್ ಪಂಚಾಶತ್ ಅಂದ್ರೆ ಐವತ್ತು ಇಂಟು ನೃಣಾಂ ಶತಾನಿ ಹಂಡ್ರೆಡ್ ಐವತ್ತು ಇಂಟು ಹಂಡ್ರೆಡ್ ಎಷ್ಟಾಯಿತು ಐದು ಸಾವಿರ ಜನ ಕಟ್ಟುಮಸ್ತಾದ ಜಟ್ಟೆಗಳು ನಿತ್ಯ ವ್ಯಾಯಾಮ ಬಿಡದೆ ಇದ್ದವರು ಆ ಗಾಡಿ ಮೇಲೆ ಮಲಗಿರ್ತಕ್ಕ ಬಿಲ್ಲಿಗೆ ಮುಂದುಗಡೆ ಒಂದು ಒಂದು ರಿಂಗ್ ಹಾಕಿದ್ರು ಸರ್ಪಳಿ ಕಟ್ಟಿದ್ರು ಅದನ್ನ ಕಷ್ಟಪಟ್ಟು ಎಳ್ಕೊಂಡು ಬಂದು ಸಪ್ಪ ಅಂತ ಎದುರಿಗೆ ನಿಲ್ಲಿಸಿ ಬೆವರನ್ನ ಸುರಿಸಿ ಮಹಾರಾಯರೇ ಇನ್ನೊಂದ್ಸಲ ಈ ಕೆಲಸ ಹೇಳಬೇಡಿ ಅಂತ ಹೇಳಿ ಹೋಗಿಬಿಟ್ರು ಐದು ಸಾವಿರ ಕಟ್ಟು ಮಸ್ತು ಜಟ್ಟಿಯೇರಿ ಎಳ್ಕೊಂಡು ಬಂದಿದ್ದಾರೆ ಬಿಲ್ಲನ್ನ ಮಹಡಿ ಮೇಲೆ ನಿಂತಿದ್ದಾಳೆ ಸೀತಾದೇವಿ ಅಯ್ಯೋ ಇಲ್ಲಿ ಬಂದಿರೋ ವರ ಎಷ್ಟು ಚೆನ್ನಾಗಿದ್ದಾನೆ ಈ ಬಿಲ್ಲು ಇದೊಂದು ಅಡ್ಡ ಇಟ್ಟಿದ್ದಾನೆ ನಮ್ಮಪ್ಪ ಈ ಬಿಲ್ ಇಲ್ಲದೆ ಇದ್ರೆ ಇವತ್ತೇ ಮದುವೆ ಆಗ್ತಿತ್ತಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ಸೀತಾದೇವಿ ಪರಿತಪಿಸಿದಳು ಎಂಬುದಾಗಿ ಬೇರೆ ಕಾವ್ಯಗಳಲ್ಲಿ ಬರೆದಿದ್ದಾರೆ ಜನಕನಿಗೂ ಮನಸ್ಸಲ್ಲಿ ಯೋಚನೆಯಾಯಿತು ರಾಮನನ್ನು ನೋಡಿದ ತಸ್ಯ ವೀಕ್ಷ ಲಲಿತಂ ವಪುಶಿಶೋ ಪಾರ್ಥಿವ ಪಥಿತ ವಂಶಜನ್ಮನಃ ಸಂವಿಚಿಂಚ ಧನುರ್ದುರಾನಮಂ ಪೀಡಿತೋ ದುಹಿತ ಶುಲ್ಕ ಸಂಸ್ಥೆಯ ರಾಮನನ್ನು ನೋಡಿದ ಎಳೆ ಸೌತೆಕಾಯಿ ಇದ್ದಾಗಿದೆ ಮಗು ಈ ಬಿಲ್ಲು ನೋಡಿದ್ರೆ ಎಲ್ಲ ಅವರು ಹೆದರ್ಕೊಂಡು ಹೋಗ್ತಾರೆ ವಿಶ್ವಾಮಿತ್ರರು ಬಿಲ್ಲು ತೋರಿಸು ಅಂತ ಕೇಳಿಬಿಟ್ರು ಏನು ಲಕ್ಷಣ ಆಗ್ತದೆಯೋ ಏನು ಕಥೆಯೋ ಸುಮ್ಮನೆ ಪ್ರತಿಜ್ಞೆ ಮಾಡಿದೆ ಇದ್ರೆ ಚೆನ್ನಾಗಿತ್ತು ರಾಮನ ಕೊಟ್ಟು ಮದುವೆ ಮಾಡಿದ್ರೆ ದಶರಥನಿಗೆ ನಮಗೆ ಒಳ್ಳೆ ಸ್ಟೇಟಸ್ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾ ಇರುವಷ್ಟರಲ್ಲಿ ಅವನ ಮನಸ್ಸಿನ ಇಂಗಿತವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಆಶ್ಚರ್ಯ ಮಾಡಬೇಕು ಅಂತ ವಿಶ್ವಾಮಿತ್ರರು ಅದಕ್ಕೆ ಸರಿಯಾದ ಶಿಷ್ಯ ರಾಮಚಂದ್ರ ಸೇರಿಗೆ ಸವಾಲ್ ಸೇರು ಇಬ್ಬರೂ ಸೇರಿ ನಾಟಕ ಮಾಡ್ತಾ ಇದ್ದಾರೆ ವಿಶ್ವಾಮಿತ್ರ ಹೇಳಿದ್ರು ಅಪ್ಪ ಆ ಬಿಲ್ ಬಂದಿದ್ದಾರೆ ರಾಮ ವತ್ಸರಾಮ ಮಗು ರಾಮ ತಲೆ ನೇವರಿಸಿದ್ರು ಮಗು ನೀನು ಕೈಲಾಗದವನು ಅಂತ ತಿಳ್ಕೊಂಡಿದ್ದಾನೆ ಕಾಣೋವನು ತಲೆ ಜುಟ್ಟು ಕಟ್ಟಿದ್ರೆ ಸೇರೋದಿಲ್ಲ ವತ್ಸರಾಮ ಧನು ಪಶ್ಯ ಈ ಬಿಲ್ಲನ್ನು ನೋಡಯ್ಯ ಆ ಬಿಲ್ಲನ್ನು ನೋಡಿ ಒಂದು ಕ್ಷಣ ಕಣ್ಣು ಮುಚ್ಚಿದ ರಾಮಚಂದ್ರ ಮಹೇಶ್ವರ ಮುಟ್ಟಿದ ಧನುಸ್ಸು ಅಂತ ಗೌರವದಿಂದ ಕಣ್ಣು ಮುಚ್ಚಿದ ಪೂಜ್ಯತಾಭಾವದಿಂದ ಜನಕರಾಜ ತಿಳ್ಕೊಂಡ ಬಿಲ್ ನೋಡಿಯೇ ಕಣ್ಣು ಮುಚ್ಚಿದ ಇವನು ಇವನು ಬಿಲ್ ಎತ್ತೋ ಪ್ರಭೃತಿ ಅಂತ ಆ ಮೆಲ್ ಬೆಲ್ ತಟ್ಟಿ ಹೇಳ್ತಾರೆ ವಿಶ್ವಾಮಿತ್ರರು ಅವನು ಹೆದರಿದ್ದಾನೆ ರಾಮ ಸ್ವಲ್ಪ ಧನುಸ್ಸನ್ನು ನೋಡಯ್ಯ ಅದನ್ನೇ ನೋಡೋದು ಅಂತ ಕೇಳೋದಾದ್ರೆ ಅಪಡಿಲ್ಲೇ ರಾಮ ಒಂದು ಕೈ ನೋಡಯ್ಯ ಅಂತ ಹೇಳಿದೆ ಬಿಲ್ಲನ್ನ ಸುಮ್ಮನೆ ನೋಡೋದಲ್ಲ ಚೆನ್ನಾಗಿ ನೋಡ್ಕೋ ಅದನ್ನ ದರ್ಶನೀಯಂ ಸ್ವಲ್ಪ ದರ್ಶನೀಯವಾಗಿದೆ ನೋಡು ಅದನ್ನು ನೋಡಿದ ರಾಮಚಂದ್ರ ಕಣ್ಣು ಬಿಟ್ಟು ಮೇಲಿನಿಂದ ಕೆಳಗಡೆ ಅರ್ಧ ಶಕ್ತಿ ಅವರಲ್ಲಿ ಆಹ್ವಾನವಾಯಿತು ಬೆಲ್ಲಿನ ಶಕ್ತಿಯನ್ನೇ ಹೀರಿದ ಆಮೇಲೆ ಗುರುಗಳಿಗೆ ಹೇಳಿದ ನೋಡು ಅಂತ ಅಷ್ಟೇ ಅಪಣೆ ಕೊಟ್ಟಿದ್ರಿ ಅದು ಆಜ್ಞೆ ಈಗ ನಾನು ಅನುಜ್ಞೆ ಕೇಳ್ತೇನೆ ಇದಂ ಧನುರ್ವರಂ ಬ್ರಹ್ಮನ್ನೇ ಸಂಸ್ಪೃಶಾಮೀಹ ಪಾಣಿನ ಕೈಯಿಂದ ಮುಟ್ಟಬೇಕು ಅಂತ ಆಸೆ ಆಗ್ತಾ ಇದೆ ಮುಟ್ಟಲೇ ಅಂತ ಕೇಳಿದ ಇದೆಲ್ಲ ಪರ್ಮಿಷನ್ ಕೇಳಬೇಕೆ ಗುರುಗಳು ಹೇಳಿದಷ್ಟೇ ಮಾಡಬೇಕಲ್ಲ ಪುಸ್ತಕ ತಂದಿಡು ತಂದಿಟ್ರು ಅವರೇ ಕೂತು ಪ್ರವಚನ ಮಾಡಿದರೆ ಹೇಗಿರುತ್ತೆ ಕೃಷ್ಣಮಾಚಾರ್ಯರು ಪುಸ್ತಕ ಹೇಳಿ ಅಂದ್ರೆ ಪುಸ್ತಕ ಹೇಳಬೇಕು ಪ್ರವಚನ ಹೇಳಿ ಅಂದ್ರೆ ಕೊಡಬೇಕು ಗುರುಗಳ ಆಶ್ರಮದಲ್ಲಿ ಇದು ಬಹಳ ಕಡ್ಡೆ ಎಷ್ಟು ಹೇಳಿದ್ರೂ ಅಷ್ಟೇ ಮಾಡಬೇಕು ಹೆಚ್ಚಿಗೆ ಮಾಡಿದ್ರೆ ಅಪಚಾರವಾಗುತ್ತೆ ಬಿಲ್ ನನ್ನ ಮುಟ್ಟಲೆ ಮುಟ್ಟು ಅಂದ್ರು ಅದನ್ನ ಎಲ್ಲ ಮುಟ್ಟಿ ನೋಡಿದ ರಾಮಚಂದ್ರ ಹೆದರಲಿಲ್ಲ ಜನಕರಾಜನ ಸ್ವಲ್ಪ ಆಶ್ಚರ್ಯವಾಯಿತು ಈ ಮಗು ಬಿಲ್ಲನ್ನು ನೋಡಿತು ಬಿಲ್ಲನ್ನು ಮುಟ್ಟಿತು ಹೆದರಲಿಲ್ಲ ಗುರುಗಳನ್ನು ನೋಡಿದ ರಾಮಚಂದ್ರ ಸಂಸ್ಪೃಶಾಮಿ ಪಾಣಿನ ಕಣ್ಣಿಂದ ನೋಡಿದ್ದಾಯಿತು ಕೈಯಿಂದ ಮುಟ್ಟಿದ್ದಾಯಿತು ಯತ್ನವಾಂಶ ಭವಿಷ್ಯಾಮಿ ಇದನ್ನು ಎತ್ತಿ ನಿಲ್ಲಿಸಲೇ ಗುರುಗಳೇ ಯತ್ನ ಮಾಡಲೆ ಅಂತ ಕೇಳಿದ ಮಹಾರಾಜನಾಗಿ ಮಾಡು ಅಂದ್ರವರು ಗುರು ಅಪ್ಪಣೆಯಿಂದ ರಾಮನಿಗೆ ಹೊಸ ಸಂಸ್ಕೃತಿ ಹೊಸ ಶಕ್ತಿ ಉಂಟಾಯಿತು ಗುರು ಅಪ್ಪಣೆ ಕೊಟ್ಟ ಶಕ್ತಿ ಬಂದುಬಿಡುತ್ತೆ ಅದು ಏನ್ ಮಾಡಿದ ಬಾಢಮಿತ್ಯೇವ ಜನಕನೂ ಜನಕನು ಅಂದ ಬಾಢಂ ಹೇಳಿದ ಕೂಡಲೇ ಪಶ್ಯತಾಂ ಸಹಸ್ರಾಣಂ ಅಷ್ಟರಲ್ಲಿ ಆ ಊರಿನ ಜನ ಮಿಥಿಲಾಪುರದ ಸಾವಿರ ಸಾವಿರ ಸಾವಿರ ಸ್ತ್ರೀ ಪುರುಷರು ವಣಿಕ್ ಜನರು ಸೇರಿಬಿಟ್ಟಿದ್ದಾರೆ ಯಾರೋ ಮಕ್ಕಳು ಬಂದಿದ್ದಾರಂತೆ ಅಯೋಧ್ಯೆಯಿಂದ ಬಿಲ್ಲೆಡಿಸಿದ್ದಾನಂತೆ ದೊರೆ ಇದೇನು ಚಮತ್ಕಾರ ಆಗುತ್ತೋ ನೋಡಬೇಕು ಅಂತ ಎಲ್ಲರೂ ನೋಡ್ತಾ ಇದ್ದಾರೆ ಬಾಯಿ ಲಕ್ಕಿ ಕಾಳು ಹಾಕೊಂಡಿದ್ದಾರೆ ಕೈಲಿ ಭಜನೆ ಮಾಡುವುದೊಂದು ಬಾಕಿ ಅಯ್ಯೋ ಮಗು ಕೇಡಾಗದೆ ಇರಲಿ ಬಿಲ್ ಕೆಳಗೆ ಬೀಳದೆ ಇರಲಿ ಅಯ್ಯೋ ಹೀಗೆ ತಿರುಗಿಸ್ತಾ ಇದ್ದಾರೆ ಇಂಜೆಕ್ಷನ್ ಕೊಡುವ ಮಾಡುವಂತೆ ಈ ಬಿಲ್ಲಲ್ಲಿ ಬಿದ್ದು ಹೋಗುತ್ತೋ ರಾಮನ ಮೇಲೆ ಹೆದರ್ತಾ ಇರುವಾಗ ಅವರೆಲ್ಲ ನೋಡ್ತಾ ಇರುವಾಗ ಲೀಲಯಾಸ ಧನುರ್ಮಧ್ಯೆ ಜಗ್ರಾಹ ಮುನೇ ರಾಮನಿಗಿಂತ ಉದ್ದದ ಅದು ರಾಮನೇ ಐದಡಿ ಅಡಿ ಇದ್ರೆ ಇದು ಏಳು ಅಡಿ ಬಿಲ್ಲು ಕೊಬ್ಬಣದ ಬಿಲ್ಲು ಅದರ ಸೊಂಟದಲ್ಲಿ ಓಂಕಾರದ ಮಧ್ಯದಲ್ಲಿ ನಾಭಿಯಲ್ಲಿ ಅದನ್ನು ಹಿಡಿದ ದಿಢೀರನೆ ಎತ್ತಿ ನಿಲ್ಲಿಸಿಬಿಟ್ಟ ಕ್ರಮಕ್ರಮದಲ್ಲಿ ಮಾಡಲಿಲ್ಲ ಮಲಗಿದ್ದ ಬಿಲ್ಲನ್ನ ಮಧ್ಯದಲ್ಲಿ ಹಿಡಿದವನೇ ದಿಢೀರನೆ ಎತ್ತಿ ನಿಲ್ಲಿಸಿದ ನಿಲ್ಲಿಸಿದ ಹಾಗೇ ನಿಂತು ಬಿಡ್ತು ಜನ ಎಲ್ಲ ಚಪ್ಪಾಳೆ ಹಾಕಿದರು ಇನ್ನೂ ಬಿಡಲಿಲ್ಲ ಆಟವನ್ನ ಗುರುಗಳೇ ಇದಕ್ಕೆ ನಾನು ಹಗ್ಗವನ್ನು ಬಿಗಿಯಲೆ ಅಂತ ಕೇಳಿದ ರಾಮಚಂದ್ರ ಬಿಗಿಯೋ ಮಹಾರಾಜ ಅಂದರು ಆ ಹಗ್ಗ ಎಲ್ಲಿತ್ತು ಕೆಳಗಿನ ತುದಿಗೆ ಒಂದು ರಿಂಗ್ ಕಟ್ಟಿದ್ರು ಮೇಲಿನ ತುದಿಗೆ ಕಟ್ಟಿರಲಿಲ್ಲ ಕಟ್ಟಿಸಬೇಕಾದ ಕ್ರಮ ಹಾಗೆ ಎಡಗಾಲಿಂದ ಬಿಲ್ಲನ್ನು ಕೆಳಗಿನ ತುದಿ ಮೆಟ್ಟಿಕೊಂಡು ಈ ಬಿಲ್ಲಿಗೆ ಹಗ್ಗ ಕಟ್ಟಬೇಕು ಅಷ್ಟೆತ್ರ ಇಲ್ಲ ರಾಮಚಂದ್ರ ಇನ್ನೆರಡಡಿ ಎತ್ತರ ಇಲ್ಲ ಆ ಬಿಲ್ಲನ್ನೇ ಬಗ್ಗಿಸ್ತಾ ಇದ್ದಾನೆ ಎಡಗೈಯಿಂದ ಬಗ್ಗಿಸ್ತಾ ಇದ್ದಾನೆ ಬಲಗೈಲಿ ಹಗ್ಗ ಹಿಡಿದಿದ್ದಾನೆ ಆ ಕೊಂಡಿಗೆ ಅದನ್ನ ಗಂಟು ಹಾಕಬೇಕು ಇನ್ನೇನು ಬಗ್ಗಿತು ಹಗ್ಗ ಕಟ್ಟಿದೆ ಅನ್ನೋ ಹೊತ್ತಿಗೆ ಇವನ ಕೈಯಲ್ಲಿ ನಾನು ಬದುಕಿ ಪ್ರಯೋಜನವಿಲ್ಲ ಅಂತ ಬಿಲ್ ಆತ್ಮಹತ್ಯೆ ಮಾಡಿಕೊಂಡು ಛಟಾರನೆ ಮುರಿದು ಹೋಯಿತು ಹಾಕಿ ಚಪ್ಪಾಳೆ ಹಾಕಿ ಧನುರ್ಭಂಜನವಾಯಿತು ಅತ್ಯಂತ ವಿಸ್ಮಯವಾದಂತಹ ಸಮಾಚಾರ ಸಣ್ಣ ಮಗು ಬಿಲ್ಲನ್ನು ನೋಡಿತು ಹೆದರಲಿಲ್ಲ ಬಿಲ್ಲನ್ನು ಎತ್ತಿತು ನಿಲ್ಲಿಸಿತು ಹಗ್ಗವನ್ನ ಕಟ್ಟಿತು ಛಟಾರನ ಶಬ್ದವಾಯಿತು ಅಡಂಗ ಪಿಡಾರಿ ರುದ್ರನ ಧನುಸ್ಸು ಈ ಹುಡುಗನ ಕೈಯಲ್ಲಿ ನಾನು ಹಗ್ಗ ಕಟ್ಟಿಸಿಕೊಂಡೆ ಅಂದರೆ ಎಂದೆಂದೂ ಅಪಖ್ಯಾತಿ ನನಗೆ ಅದಕ್ಕಿಂತ ನಾನು ಮುರಿಯುವುದು ವಾಸಿ ಅಂತ ಎರಡು ತುಂಡಾಗಿ ಹೋಯಿತು ಹಗ್ಗ ಮಾತ್ರ ಹಾಗೇ ಇದೆ ನಾಭಿಯಲ್ಲಿ ಬಿಲ್ಲು ಎರಡು ತುಂಡಾಯಿತು ಆ ಶಬ್ದ ಹೇಗಿತ್ತು ತೃಟ್ಯದ್ಭೀಮಧನು ಅಲ್ಲಿಲ್ಲ ವಾಲ್ಮೀಕಿ ಇದಲ್ಲ ಇದು ಹನುಮನ್ ನಾಟಕ ಕಠೋರ ನಿನದ ತತ್ರ ದ್ವಿಸ್ಮಯಂ ಒಡೆದ ಈ ಬಿಲ್ಲು ಎಷ್ಟು ಕಠೋರ ಶಬ್ದವನ್ನು ಮಾಡಿತು ಅಂದ್ರೆ ಜಗತ್ತಿಗೆ ಆಶ್ಚರ್ಯವನ್ನು ಮಾಡಿಬಿಡ್ತು ಮಾರ್ಗ ಮಾರ್ಗಗಮನಂ ಸೂರ್ಯ ಆಕಾಶದಲ್ಲಿ ಹೋಗ್ತಿದ್ದ ಅವನ ಕುದುರೆಗಳು ಯಾವತ್ತೂ ದಿಕ್ಕು ತಪ್ಪೋವಲ್ಲ ಈ ಶಬ್ದವನ್ನೇ ಕೇಳಿದ ಸೂರ್ಯನ ಕುದುರೆಗಳು ಅಯ್ಯೋ ಏನೋ ಬಂತಲ್ಲ ಅಂತ ಏಳು ಕುದುರೆಗಳು ಏಳು ದಿಕ್ಕಿಗೆ ಚಲ್ಲಾಪಿಲ್ಲಿಯಾಗಿ ಹೋಗಿಬಿಟ್ಟುವಂತೆ ಸೂರ್ಯ ಮುಗ್ಗರಿಸಿ ಅಲ್ಲಿ ಬೀಳುವುದೊಂದು ಬಾಕಿ ಈ ಸಭೆಗೆ ಬರೋದಕ್ಕೆ ಅವನಿಗೊಂದು ನೆಪ ಈ ಬಿಲ್ಲೇನಾಯ್ತು ನೋಡಬೇಕು ಆ ಕುದುರೆ ದಾರಿ ತಪ್ಪಿ ತ್ರಸ್ಯದ್ವಾಜಿರವೇ ಅಮಾರ್ಗಗಮನಂ ಕೈಲಾಸಲ್ಲಿ ಕೂತಿದ್ದ ಪರಮಶಿವ ಶಂಭೋ ಶಿರ ಕಂಪನಂ ತಲೆದೂಗಿದನಂತೆ ಬೇಷ್ ನನ್ನ ಬಿಲ್ ಹೋದ್ರೆ ಹೋಯಿತು ಡ್ಯಾಮೇಜ್ ಕೇಳೋದಿಲ್ಲ ರಾಮಾವತಾರವಾಯಿತು ನಾನು ಆರಾಧ್ಯ ಮೂರ್ತಿ ಮಂತ್ರ ಜಪ ಮಾಡ್ತಾ ಇದ್ದೇನೆ ಆ ರಾಮ ಭೂಮಿಗೆ ಬಂದ ಅಂತ ಪಾರ್ವತಿ ರಾಮಾವತಾರವಾಯಿತು ನೋಡು ಉಂದ ಶಿವ ಭೂಮಿ ಕೆಳಗಡೆ ಇದ್ವಲ್ಲ ಅಷ್ಟ ದಿಗ್ಗಜಗಳು ಎಂಟು ದಿಕ್ಕಿನಲ್ಲಿ ಭೂಮಿ ಹೊರುವುದಕ್ಕೆ ಆ ಆನೆಗಳಿಗೆ ಭೂಮಿ ಒಳಗೆ ಶಬ್ದ ಕೇಳಿಸಿ ಇದ್ದ ಕಡೆಯೇ ಮಲಮೂತ್ರ ವಿಸರ್ಜನೆ ಮಾಡಿದವು ದಿಗ್ಧಂತಿ ಸ್ಖಲನಂ ಕುಲಾದ್ರಿಚಲನಂ ಭೂಮಿ ಮೇಲಿದ್ದ ಏಳು ಪರ್ವತಗಳು ಈ ಪೇಪರ್ ವೈಟ್ ಇಟ್ಟರೆ ಭೂಮಿ ಭೂಕಂಪ ಆದಾಗ ಆಗತ್ತೆ ನೋಡಿ ಹಾಗೆ ಹಿಮಾಲಯ ಬಂದು ವಿಂದಕ್ಕೆ ಡಿಕ್ಕಿ ಹೊಡೆಯಿತು ಡಿಕ್ಕಿ ಇದು ಹೊಡೆದ್ ಇನ್ನೊಂದು ಕಡೆ ಹೋಯಿತು ಟ್ರಾಫಿಕ್ ಆಕ್ಸಿಡೆಂಟ್ ಆಗುವ ಹಾಗೆ ಇದು ಎಲ್ಲೆಲ್ಲ ಹೋಗಿ ಒಂದು ಕಡೆ ಒಂದು ಕಡೆ ಚೆಲ್ಲಾಡ್ತಾ ಇದೆ ಸಪ್ತಾರ್ಣ ಓನ್ಮೇಲನಂ ಸಪ್ತ ಸಮುದ್ರಗಳು ಇಕ್ಷು ಕ್ಷೀರ ದಧಿ ಸರ್ಪಿ ಒಂದಕ್ಕೊಂದಕ್ಕೆ ಎಲ್ಲ ಮಿಕ್ಸ್ ಆಗಿ ಹೋದವು ಪಾಯಸ ಹುಳಿ ಖಾರ ಎಲ್ಲ ಸೇರಿಸಿ ಊಟ ಮಾಡಿದಂತೆ ಸಪ್ತ ಸಮುದ್ರಗಳು ಒಂದಾಗಿ ಹೋದವು ಮೇಲೆ ನಿಂತಿದ್ದಲ್ಲ ಸೀತಾದೇವಿ ಅವಳಿಗೆ ಕನ್ಫ್ಯೂಷನ್ ಆಯಿತೆ ಅಂದ್ರೆ ಮೆಲ್ಲಿಗೆ ಮನ್ಮಥ ಕಚ್ಚೆ ಪಂಚ ಹೀಗೆ ಸರಿಸಿಕೊಂಡು ವೈದೇಹಿಯ ಹೃದಯದಲ್ಲಿ ಕೂತು ಬಿಟ್ಟ ವೈದೇಹಿ ಮದನಂ ರಾಮನಲ್ಲಿ ಇನ್ನಷ್ಟು ಪ್ರೀತಿ ಉಂಟಾಯಿತು ಚಲುವಾಗಿದ್ದಾನೆ ಗಂಡ ಇವನೇ ಆಗಿದ್ರೆ ಚೆನ್ನಾಗಿತ್ತು ಅಂತ ಅಷ್ಟೇ ತಿಳ್ಕೊಂಡಿದ್ಲು ಹೇ ನಮ್ಮ ಯಜಮಾನರಂಥ ವೀರರು ಬಿಲ್ಲನ್ನು ಮುರಿದವರು ನಾನು ಸುಮ್ಮನೆ ಅವರಿಗೆ ಹೆಂಡತಿ ಆದ್ನೆ ಬಿಲ್ಲು ಮುರಿದ ಮೇಲೆ ನಾನು ಅವರಿಗೆ ಹೆಂಡತಿ ಆದೆ ಅಂತ ಹೇಳಿಕೊಳ್ಳಬೇಕು ಹೇಳು ಗಟ್ಟಿಯಾಗಿ ಅಂತ ಮನ್ಮತ ಅವಳ ಮನಸ್ಸಲ್ಲಿ ಕೂತು ಹೇಳಿದ ವೈದೇಹಿ ಮದನಂ ಲಂಕೆಯಲ್ಲಿ ಮಲಗಿದ್ದ ರಾವಣ ಮಠಮಠ ಮಧ್ಯಾಹ್ನ ಹನ್ನೆರಡು ಗಂಟೆ ಅವನು ಮಲಗೋ ಹೊತ್ತು ಅವನಿಗೇನಾಯಿತು ಅರ್ಧ ಕನಸು ಕೆಟ್ಟ ಕನಸು ಬಿದ್ದು ತಲೆ ಹೋದ ಹಾಗಾಗಿ ಮಧಾಂಧದಮನಂ ರಾವಣನಿಗೆ ಶಿರಸ್ಸು ಕತ್ತರಿಸಿ ಬಿದ್ದಂತೆ ಕೆಟ್ಟ ಕನಸಾಯಿತು ಕಿಡಿಸಿಕೊಂಡು ಎದ್ದ ತ್ರೈಲೋಕ್ಯ ಸಮ್ಮೋಹನ್ ಉಳಿದವರೆಲ್ಲ ಕಣ್ಣು ಮುಚ್ಚಿದ್ರು ಎನ್ನಡ ಶಬ್ದ ಎನ್ನಡ ಶಬ್ದ ಅದಾನ್ ತೆರೀಲಿಯಾ ಅದಾನ್ ತೆರೆಯಲಿಯಾ ಒಬ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಾರೆ ಒಬ್ಬ ಸೈಕಲಲ್ಲಿ ಹೋಗ್ತಾ ಇದ್ದ ಅವನ ಸೈಕಲ್ದೇ ಟ್ಯೂಬು ಧಮ್ ಅಂತ ಶಬ್ದವಾಯಿತು ಅವನು ಕೆಳಗಿಳಿದು ಪಕ್ಕದ ಬೀಡಿ ಅಂಗಡಿ ಹೋಗಿ ಎಲ್ಲಿಂದ ಬಂತು ಶಬ್ದ ಅಂತ ಕೇಳಿದ ಅವನು ಹೇಳ್ದ ಎದ್ರ ಕಡೆ ಜವಳಿ ಅಂಗಡಿಯಲ್ಲಿ ಇಂದ ಜವಳಿ ಅಂಗಡಿಯನ್ನು ಹೇಳ್ದ ಸರಾಫ್ ಕಟ್ಟೆಯಲ್ಲಿ ಕೇಳಿಯಿಂದ ಸರಾಫ್ ಕಟ್ಟೆಯನ್ನು ಹೇಳ್ದ ಅಲ್ಲಿ ಗ್ಯಾರೇಜ್ ಇಟ್ಟಿದ್ದಾರೆ ಕೇಳಿಯಿಂದ ಗ್ಯಾರೇಜ್ನವ್ರು ಹೇಳ್ದ ಮುಸುಡಿ ನಿನ್ನ ಸೈಕಲ್ ಟ್ಯೂಬ್ ಬೇಕಾಗಿದೆ ಅಂತ ಶಬ್ದ ಎಲ್ಲಿಯೋ ಇದೆ ಎಲ್ಲಿಯೋ ಒದ್ದಾಡ್ತಾ ಇದ್ದಾರೆ ಇಷ್ಟು ಕಠೋರವಾದ ಶಬ್ದವನ್ನ ಇದು ಉಂಟು ಮಾಡಿತು ಸೀತಾದೇವಿ ಪುಷ್ಪಹಾರವನ್ನು ಕೈಯಲ್ಲಿ ಇಟ್ಟುಕೊಂಡು ಜನಕನ ಸೂಚನೆಯಂತೆ ಮೆಲ್ಲ ಮೆಲ್ಲಗೆ ಮೆಟ್ಟಿಳಿದು ಬಂದು ಇನ್ನೇನ್ ರಾಮನಿಗೆ ಬಿಡಬೇಕು ರಾಮಚಂದ್ರ ಹಿಂದೆ ಸರಿದ ಹಾ ಇಷ್ಟು ಸುಲಭವಾಗಿ ರಾಮ ಸಿಕ್ಕೋದಿಲ್ಲ ನಿಮಗೆ ಅಳಿಯ ನಿನ್ನ ಅಪ್ಪ ಅಮ್ಮ ಇಲ್ವಾ ಅಂತ ನನಗೆ ಅಪ್ಪ ಇಲ್ವೇ ಅಮ್ಮ ಇಲ್ವೇ ಮನೆಗೆ ಒಂದು ಚೋಟದ ಕನ್ಯೆ ಬೇಕು ಅಂತ ಬಂದಿದ್ದೆ ನಮ್ಮ ಗುರುಗಳು ಹೇಳಿದ್ರು ಬಾ ಅಂದ್ರು ಬಂದೆ ಬಿಲ್ ನೋಡು ಅಂದ್ರು ನೋಡಿದೆ ಹಿಡಿ ಅಂದ್ರು ಹಿಡಿದೆ ತಾನೇ ಮುರಿದು ಹೋಯಿತು ಬಿಲ್ ಮುರಿಬೇಕಾದ್ರೆ ನಾ ಬದಿ ಬೇಕಾದ್ರೆ ಡ್ಯಾಮೇಜ್ ಕೊಡ್ತೀನಿ ಮಗಳನ್ನ ಮದುವೆ ಆಗೋದಿಲ್ಲ ನಮ್ಮ ಅಪ್ಪ ಒಪ್ಪಬೇಕು ನಮ್ಮ ಅಮ್ಮ ಒಪ್ಪಬೇಕು ನಮ್ಮ ಕುಲ ಗುರುಗಳು ಒಪ್ಪಬೇಕು ಇದಕ್ಕೆಲ್ಲ ವ್ಯಾಖ್ಯಾನ ಮಾಡ್ತಾರೆ ಕರಿವಾಚಾಂಬಿಳ್ಳೆ ಸ್ವಾಮಿಗಳು ಆ ವಿವಾಹ ಘಟ್ಟಕ್ಕೆ ಬಂದಾಗ ಹೇಳಿದವರು ಕೇಳಿದವರು ಬಂದವ್ರನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ಕೃಷ್ಣಾವತಾರವೇ ಹೊರತು ರಾಮಾವತಾರವಲ್ಲ ಒಬ್ಬಳು ಪತ್ರ ಹಾಕಿಬಿಟ್ಲು ಆ ಪತ್ರಕ್ಕೆ ಮೋಹಗೊಂಡ ದೇವಿಕಿಗೆ ಹೇಳಲಿಲ್ಲ ವಸುದೇವರಿಗೆ ಹೇಳಲಿಲ್ಲ ಬಲರಾಮನಿಗೊಬ್ಬನಿಗೆ ಹೇಳಿದ್ದ ಕರ್ಕೊಂಡೇ ಬಂದ ಯಾವಳೋ ಇವಳು ಇವಳೇ ನಾನು ಹೆಂಡತಿ ಹೆಂಡತಿಯ ಎಲ್ಲ ಮದುವೆ ಇಲ್ಲ ಆಗುತ್ತಮ್ಮ ಈಗ ಯಾವಳೋ ಇವಳು ಭೀಷ್ಮಕನ ಪುತ್ರಿಯಂತೆ ಬಂದೆ ಇವಳು ಯಾವಳು ಇವಳು ಜಾಂಬವತಿ ಇವಳು ಯಾವಳು ನಮ್ಮೂರು ಹೆಣ್ಮಗಳು ಇವಳು ಸತ್ರಾಜಿತನ ಮಗಳು ಉಳಿದವ್ರು ನಮ್ಮ ಮನಸ್ಸಿಗೆ ಬಂದಾಗ ವಿಷ್ಣು ತಥಾವಾರಂ ನಕ್ಷತ್ರಂ ವಿಷ್ಣುನೇ ವಿಚಾರ ಮುಹೂರ್ತ ಕುಲ ಗೋತ್ರ ಒಂದು ಇಲ್ಲ ಬೇಕಾದವರು ಬನ್ನಿ ಮದುವೆ ಆಗ್ತೇನೆ ಬೇಕಾದ್ರೆ ದುಷ್ಟರಾಜನ ಸರಿಯಲ್ಲಿ ಪರವಾಗಿಲ್ಲ ನರಕಾಸನ ಸರಿಯಲ್ಲಿ ಹದಿನಾರು ಸಾವಿರದ ಎಂಟು ಜನ ಸ್ತ್ರೀಯರನ್ನು ಕರ್ಕೊಂಡು ಬಂದ ಎಲ್ಲರಿಗೆ ವೀಸಾ ಪಾಸ್ಪೋರ್ಟ್ ಕೃಷ್ಣಾವತಾರದಲ್ಲಿ ರಾಮಾವತಾರದಲ್ಲಿ ಒಬ್ಬರಿಗೆ ವೀಸಾ ಪಾಸ್ಪೋರ್ಟ್ ಇಲ್ಲ ಎಲಿಜಿಬಲ್ ಇದ್ದವಳಿಗೆ ವೀಸಾ ಪಾಸ್ಪೋರ್ಟ್ ಇಲ್ಲ ನಮ್ಮ ಅಪ್ಪನ ಕೇಳಬೇಕು ಜನಕರಾಜನಿಗೆ ಅಲ್ಲಿಂದಲ್ಲೇ ಮದುವೆ ಆಗಬೇಕು ಅಂತ ಆಸೆ ಇದ್ರು ತಲೆದೂಗಿದ ಭೇಷ್ ಕುಲಕ್ರಮಾಗತ ಮಾತು ಹೇಳಿದ್ದಾನೆ ಸಂಸ್ಕಾರದ ಮಾತು ಈಗಿಂದ ಈಗಲೇ ಪುರೋಹಿತರೆ ಒಳ್ಳೆ ಕುದುರೆಗಳ ಮೇಲೆ ದೂತರನ್ನು ಕಳಿಸಿ ಅಯೋಧ್ಯೆಗೆ ಸಮಾಚಾರ ಹೇಳಿ ಕಳಿಸಿ ಅವರು ಮೂರು ದಿವಸ ನಾಲ್ಕು ದಿವಸ ಪ್ರಯಾಣವಾಯಿತು ಬಂದರು ದಶರಥನಿಗೆ ಊಟ ಇಲ್ಲ ನಿದ್ದೆ ಇಲ್ಲ ದೆವ್ವ ಕೂತ ಕೂತಿದ್ದ ಪುಳಿಸಾರ ಬ್ರಾಹ್ಮಣನ ಜೊತೆಯಲ್ಲಿ ಕಳಿಸಿದೆ ನಾ ಬೇಡ ಬೇಡ ಅಂತ ಬಡ್ಕೊಂಡೆ ಅವಶಿಷ್ಟು ಗಲಾಟೆ ಮಾಡಿದ್ರು ಅಂತ ಕಳಿಸಿಬಿಟ್ಟೆ ರಾಮನನ್ನ ಊಟ ಮಾಡಿಸಿದ್ದಾನೆಯೋ ಮಲಗಿಸಿದ್ದಾನೆಯೋ ಎಲ್ಲಿ ಕರ್ಕೊಂಡು ಹೋದ್ರು ಅಂತ ಒದ್ದಾಡ್ತಾ ಇರುವಾಗ ದೂತರು ಬಂದು ಹೇಳಿದ್ರು ನಿಮ್ಮ ಮಗನಿಗೆ ಮದುವೆ ನಿಶ್ಚಯವಾಗಿದೆ ನೀವು ಹೇಳಿದ ಹೊರತು ಒಪ್ಪೋದಿಲ್ವಂತೆ ಬರಬೇಕು ಕನ್ನಡ ಸುಮ್ಮನೆ ಏನು ಹೇಳಿದೆ ಇನ್ನೊಂದ್ಸಲ ಹೇಳು ಅಂತ ಮಗನ ಮದುವೆ ನಿಶ್ಚಯ ಮದುವೆ ನಿಶ್ಚಯವಾಗಿದೆ ನನ್ನ ಬಿಟ್ಟಾಗ ಏನು ನಿಶ್ಚಯವಾಯಿತು ಅಲ್ಲ ಅವತ್ತು ನೀವು ನಿಶ್ಚಯ ಮಾಡ್ತಿದ್ರಲ್ಲ ಇಲ್ಲಿ ಇದು ಇಲ್ಲಲ್ಲ ಅಲ್ಲಿದ್ದು ವಿಶ್ವಾಮಿತ್ರ ಮಾಡಿ ತೋರಿಸಿದ್ದಾರೆ ಅವರಿದ್ದಾರೆ ಅವರಿದ್ದಾರೆಯೇ ಸರಿ ಏನಾಯ್ತು ಹೇಳೋ ಅಲ್ಲಿ ಬಿಲ್ ಮುರಿದು ಬಿಟ್ರು ಬಿಲ್ ಮುರಿದ್ರೆ ಡ್ಯಾಮೇಜ್ ಕೊಡ್ಬೇಕೇನಪ್ಪ ಇಲ್ಲ ಇಲ್ಲ ಡ್ಯಾಮೇಜ್ ಅವರೇ ಕೊಡ್ತಾರೆ ಸೀತಾದೇವಿಯನ್ನ ಬರಬೇಕಂತೆ ಆನಂದ ಬಾಷ್ಪ ಹಾಕಿದ ದಶರಥ ಭರತನನ್ನ ಶತ್ರುಘ್ನನ್ನ ಕರೆಸಬೇಕು ಅಂತ ಸೋದರ ಮಾವನ ಮನೆಗೆ ಕಳಿಸ್ತಾನೆ ಈ ಭರತ ಹುಟ್ಟಿದಾರಭ್ಯ ಅಲ್ಲಿಯೇ ಇದ್ದ ಇಲ್ಲಿರ್ಲಿಲ್ವೇ ಅಂತ ಅಡ್ಡ ಪ್ರಶ್ನೆಯನ್ನು ಕೇಳಿದ್ರು ಶ್ರೀನಿವಾಸಯ್ಯನವರು ಕುರ್ಚಿ ಹಾಗೆಯೇ ಇದೆ ಅವರು ಬರಲಿಲ್ಲ ಅಂತ ಇವತ್ತು ಕತೆ ಹೇಳಲಿಲ್ಲ ನಾಳೆ ಅವರಿಗೆ ಬಡ್ಡಿ ಸಮೇತ ಮುಟ್ಟಿಸ್ತೇನೆ ರಾಮಾಯಣದಲ್ಲಿ ಎಷ್ಟು ಸೂಕ್ಷ್ಮ ಇಲ್ಲಿ ಮಾಸ್ತಿ ಅಂತ ಅವರು ಮೋಸ ಹೋಗಿರೋ ಪ್ರಸಂಗ ರಾಮ ಭರತನೂ ಹತ್ತಿರದಲ್ಲಿಲ್ಲ ಕಾಣೋ ನಿನ್ನ ಅಭಿಷೇಕಕ್ಕೆ ಇದೇ ಸಮಯ ಅಂತಾನೆ ದಶರಥ ಇದು ಪ್ರಕ್ಷಿಪ್ತ ಭಾಗ ಇರಬೇಕು ಮಕ್ಕಳಿಲ್ಲದೆ ಇದ್ರೆ ಯಾರಾದರೂ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾರೆ ಅಂತ ಕೇಳಿದ್ರೆ ದಶರಥನ ದುಗುಡ ಭರತ ಹತ್ರ ಇದ್ರೆ ರಾಮನು ಪಟ್ಟಾಭಿಷೇಕ ಎಲ್ಲಿ ವಿಘ್ನ ಬರ್ತದೆ ಅನ್ನೋ ಭಯದಿಂದ ಹುಟ್ಟಿದ ಆರಭ್ಯ ಸೋದರ ಭಾವ ಕರ್ಕೊಂಡು ಹೋಗ್ತೇನೆ ಅಂದ್ರೆ ಹೋಗುವಂತೆ ಏನು ಕಳಿಸಿದ್ದ ಅವರನ್ನ ಹೇಳಿ ಕಳಿಸ್ತಾನೆ ರಾಮನ ವಿವಾಹವಂತೆ ನೀವೆಲ್ಲ ಬರಬೇಕಪ್ಪ ನೋಡಿ ಹೇಗಿದೆ ವಿವಾಹ ನಿಶ್ಚಯ ಮಾಡಿದವರು ವಿಶ್ವಾಮಿತ್ರರು ದಶರಥನಿಗೆ ಬರೀ ಸಮಾಚಾರ ನೀ ಬಂದು ಹೋಗೋದು ಹಸೆ ಮನೆ ಮೇಲೆ ಕೂತ್ಕೊಳ್ಳೋದು ದಾರೆ ಎರೆದು ನೀನ್ ಕೈ ಕೊಡ್ತಾರೆ ತಗೊಂಡು ತೆಂಗಿನಕಾಯಿ ತಾಂಬೂಲ ಸೊಸೆಯನ್ನು ಕರ್ಕೊಂಡು ಹೋಗೋದು ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಬ್ರಾಹ್ಮಣನಿಗೆ ಎಷ್ಟು ಬೆಲೆ ಆಗಿನ ಕಾಲದಲ್ಲಿ ಒಂದು ಮನೆಯ ಯಾಜಮಾನ್ಯ ಅದನ್ನು ನಡೆಸಿಬಿಟ್ರು ವಸಿಷ್ಠರಿಗಿಂತ ಮುಂದೆ ಹೋದರು ಭಾರತ ಶತ್ರುಘ್ನರ ಸಮೇತವಾಗಿ ಆ ಸೋದರ ಭಾವನ ಸಮೇತವಾಗಿ ಎಲ್ಲರೂ ಬಂದು ಸೇರಿದ್ದಾರೆ ಗೋದಾನ ಮಂಗಳವನ್ನು ಮಾಡಿದ್ದಾರೆ ನಾಂದಿ ಶ್ರಾದ್ದವನ್ನು ಮಾಡಿದ್ದಾರೆ ಐದು ದಿವಸದ ಮದುವೆ ಮದುವೆಗೆ ಮುಂಚಿತವಾಗಿ ಪೂರ್ವದಲ್ಲಿ ಪಿತೃಗಳನ್ನು ಪೂಜೆ ಮಾಡಬೇಕು ಪಿತೃಪೂಜೆ ಅಂದ್ರೆ ಶ್ರಾದ್ದ ಅಂತ ಶ್ರಾದ್ದ ಅಂದ್ರೆ ಕೆಟ್ಟ ತಿಳ್ಕೋಬೇಡಿ ಹಿರಿಯರನ್ನು ನೆನೆಸಿಕೊಂಡ ದಿವಸ ಅವರಿಗೆ ಕಾಣಿಕೆ ಕೊಟ್ಟು ಮುಂದೆ ವಂಶ ಚೆನ್ನಾಗಾಗಲಿ ಅಂತ ಮಾಡತಕ್ಕದ್ದು ಗೋದಾನವಾಯಿತು ವಂಶ ಪ್ರವರ ಎಲ್ಲ ಹೇಳಿದ್ದಾರೆ ಆ ಉತ್ತರ ಫಲ್ಗುನಿ ನಕ್ಷತ್ರ ಬಂದು ಬಿಡಿತು ಚೈತ್ರ ಮಾಸ ಉತ್ತರ ಫಲ್ಗುನಿ ನಕ್ಷತ್ರ ಇದು ಅಲ್ಲ ಫಾಲ್ಗುನ ಮಾಸ ಉತ್ತರ ಫಲ್ಗುನಿ ಉತ್ತರಂ ಅಮ್ಮನವರು ವಿವಾಹ ದಿವಸ ಅವತ್ತು ಸೀತಾದೇವಿಯ ಮದುವೆ ಆಗಬೇಕು ನಾಲ್ಕು ಮಂಟಪ ಮಾಡಿದ್ದಾರೆ ರಾಮನನ್ನು ಪರೀಕ್ಷೆ ಮಾಡಿದ ಜನಕ ಲಕ್ಷ್ಮಣನನ್ನು ಪರೀಕ್ಷೆ ಮಾಡಲಿಲ್ಲ ಅವನಿಗೊಂದು ಬಿಲ್ ಅಂತಿಡಲಿಲ್ಲ ಯಾಕೆಂದ್ರೆ ಒಂದು ತಪಲೆಯಲ್ಲಿ ಒಂದೇ ಕಾಳು ಅನ್ನವನ್ನು ಪರೀಕ್ಷೆ ಮಾಡುವಂತೆ ಸ್ಥಳೀಬುಲಾಕ ನ್ಯಾಯ ಇವರ ಮನೆಯಲ್ಲಿ ಎಲ್ಲ ವೀರರು ಅಂತ ಕಾಣುತ್ತೆ ಅಷ್ಟೊಂದು ಬಿಲ್ ಕೊಡೋಣ ಅಂದ್ರೆ ಬಿಲ್ಲುಗಳಿಲ್ಲ ಕೊಟ್ಟರು ಮುರಿದು ಹಾಕಿಬಿಡ್ತಾರೆ ಪ್ರಯೋಜನವಿಲ್ಲ ಅಂತ ಲಕ್ಷ್ಮಣನಿಗೆ ತನ್ನ ಸ್ವಂತ ಪುತ್ರಿಯನ್ನು ಊರ್ಮಿಳೆಯನ್ನು ಅವನ ತಮ್ಮ ಇದ್ದ ಕಾಶಿಯಲ್ಲಿ ಅವನ ಮಕ್ಕಳನ್ನ ಇನ್ನಿಬ್ಬರನ್ನ ಮಾಂಡವಿ ಶ್ರುತಿಕೀರ್ತಿಯನ್ನು ಭರತನಿಗೆ ಶತ್ರುಘ್ನನಿಗೆ ಅಂತ ಮೊದಲೇ ಒಪ್ಪಿಸಿ ಲಗ್ನ ಪತ್ರಿಕೆ ಬರೆಸಿ ನಾಲ್ಕು ಮದುವೆ ಮಂಟಪಗಳಲ್ಲಿ ಏಕಕಾಲಕ್ಕೆ ಧಾರೆ ಏರದು ಸೀತಾದೇವಿ ವಿವಾಹ ನಡೆಯುತ್ತೆ ಶ್ಲೋಕ ಹೇಳಿ ಬಿಟ್ಬಿಡ್ತೇನೆ ನಾಳೆ ವಿವರಣೆ ಎಂ ಸೀತಾ ಮಮ ಸುತಾ ಹೇಳಿ ಇಯಂ ಸೀತಾ ಮಮ ಸುತ ಇಯಂ ಸೀತಾ ಮಮ ತವ ಪ್ರತೀಚ್ಛಚೈನಾಂ ಭದ್ರಂತೆ ಪಾಣಿಂ ಗೃಹೀಶ್ವ ಪಾಣಿನ ಇವಳೇ ಸೀತೆ ಇಯಂ ಸೀತಾ ಯಾರು ಗೊತ್ತಿಲ್ವಲ್ಲ ಎನ್ನುಡೆಯ ಪುಣ್ಯದಾಂಡ ಮಮ ಸುತ ನನ್ನ ಮಗಳು ನನ್ನ ಮಗಳು ಅಂತ ಹೇಳಿದ್ದು ಕೋಪ ಬಂದ್ಬಿಡ್ತು ರಾಮಚಂದ್ರನಿಗೆ ಅಹಂಕಾರ ನಿನ್ನ ಮಗಳು ಅಂತ ನೀನು ಕೊಡುವುದು ಬೇಡ ನಾ ತಕೊಳ್ಳೋದು ಬೇಡ ಅಂತ ರುಕ್ಮಿಣಿಯನ್ನು ಹೊತ್ಕೊಂಡು ಬಂದೇ ಮದುವೆ ಮಾಡಿಕೊಂಡ ಅಂತ ಕಥೆಯನ್ನು ಹೇಳ್ತಾರೆ ಎಂ ಸೀತಾ ಮಮ ಸುತ ಸಾಧರ್ಮಚರೀತವ ಇಲ್ಲಿ ತನಕ ನನ್ನ ಮಗಳು ಇನ್ನು ಮೇಲೆ ನಿನ್ನ ಸಾಧರ್ಮಚಾರಿಣಿ ನೀನು ಹೇಳಿದಂತೆ ಕೇಳುವವಳು ನೀನು ವನವಾಸ ಕೊರಟ್ರೆ ಅವಳು ವನವಾಸ ಹೊರಡುವವಳು ನೀ ಶರಣಾಗತ ರಕ್ಷಣೆ ಮಾಡಿದ್ರೆ ಅವಳು ಶರಣಾಗತ ದಕ್ಷಿಣೆ ಮಾಡುವವಳು ನಿನ್ನನ್ನು ಬಿಟ್ಟು ಅರಗಳಿಗೆ ಇಲ್ಲದೆ ಇರ್ತಕ್ಕಂಥ ಅವಳು ಪ್ರತಿ ಇಚ್ಛ ಚೈನ ಒಪ್ಪಿಸಿಕೋ ನನ್ನ ಮನೆಯಲ್ಲಿದ್ಲು ನೀ ದಶರಥನ ಮನೆಯಲ್ಲಿದ್ದ ಹಾಗೆ ಲಕ್ಷ್ಮಿ ನನ್ನ ಮನೆಯಲ್ಲಿದ್ಲು ನಿನ್ನ ಪದಾರ್ಥ ನಿನಗೇ ಕೊಟ್ಟಿದ್ದೇನೆ ನಿನಗೆ ಭದ್ರಂತೆ ಇನ್ಮೇಲೆ ರಾಮಭದ್ರ ಅಂತ ಕರೆಯಲಿ ಇಲ್ಲಿ ತನಕ ಬರೀ ರಾಮ ಇನ್ಮೇಲೆ ಮೇಲೆ ಭದ್ರಾರಾಮ ಭವಜನತಾಪಿತ ಭಕ್ತ ಜನ ಭದ್ರಾರಾಮ ಶ್ರೀರಾಮಭದ್ರ ನಮಸ್ತೆ ಪುನಸ್ತೇ ನಮಃ ರಘುವೀರ ಗದ್ದಲ್ ಆಚಾರ್ಯರು ರಾಮಭದ್ರ ಅನ್ನೋ ಶಬ್ದ ಕಷ್ಟ ಅರ್ಥ ಇಟ್ಟಿದ್ದಾರೆ ಇಂಥ ದಿವ್ಯವಾದ ಘಟ್ಟಕ್ಕೆ ಹೇಗೋ ತಂದು ನಿಲ್ಲಿಸಿದ್ದೇವೆ ಧನುಸ್ಸು ಮುರಿದಿದ್ದು ಬಹಳ ದೊಡ್ಡ ಕೆಲಸ ರಾಮ ಸೀತಾದೇವಿಯ ಕೈ ಹಿಡಿದ ಎಂಬಲ್ಲಿಗೆ ಇವತ್ತು ಲವಕುಶರು ರಾಮಚಂದ್ರ ಸ್ವಾಮಿಯ ಅಶ್ವಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡುತ್ತಿದ್ದಾರೆ ನಾಳೆ ಈ ಘಟ್ಟವನ್ನು ವಿವರಿಸಿ ಸೀತಾರಾಮರ ದಾಂಪತ್ಯ ಹನ್ನೆರಡು ವರ್ಷ ಎಷ್ಟು ಸುಖವಾಗಿದ್ರು ಅಂತ ಎರಡು ಮಾತಿನಲ್ಲಿ ಹೇಳಿ ಕಾಂಡಕ್ಕೆ ನಾವು ಪ್ರವೇಶ ಮಾಡ್ತಿದ್ದೇವೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾ ಗೋ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು